देवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे कूजन्तम् राम रामेति मधुरम् मधुराक्षरम् आरुह्य कविता शाखाम् वन्दे वाल्मीकिकोकिलम् वाल्मीकेर्मुनिसिंहस्य कवितामनचारिणः शृण्वन् रामकथानादम् को नयाति पराङ्गतिम् यः पिबन् सततम् रामचरितामृतसागरम् अतप्तस्तम् मुनिम् वन्दे प्राचेरतमकल्मषम् गोष्पदीकृतवाराशिम् अशिकीकृतरक्षसम् रामायणमहामालारत्नम् वन्दे निलात्मजम् अञ्जनानन्दनम् वीरम् जानकी शोकनाशनम् कपीशमक्षहन्तारम् वन्दे लङ्काभयङ्करम् आमिषीकृतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यहम् മനോജവം മാർക്കതുല്യവേഗം ജിതേന്ദ്രിയം ബുദ്ധിമതാം വരിഷ്ഠം വാതാത്മജം വാതരയൂഥമുഖ്യം ശ്രീരാമദൂതം ശിരസാനുമാമി ഉല്ലംഘ്യ സിന്ധോ സലിലം സലീലം യശോകബന്ധിം ജനകാത്മജായാഹ ആദായതേനൈവ തദാഹലങ്കാം നമാമിതം പ്രാഞ്ജലിരാഞ്ജനേയം ആഞ്ജനേയമറ്റു പാടലാനനം ಕಾಂಚನಾದ್ರಿ ಕಮೀಯವಿಗ್ರಹ ಪಾರಜಾತ ತರಮೂಲವಾಸನ ಭಾವಯ್ಯ ಪವಮಾನಂದನತ್ರ ರಘುನಾಥಕೀರ್ತನ ತತ್ರ ತತ್ರಮಸ್ತಾಂಜಲ ಬಾಷ್ಪವಾಪೂರ್ಣಲೋಚನ ಮರುಚಿನ್ನ ತಲಕ್ಷಕ ವೇದವೇದ್ಯೆ ಪೇ ಪುಂಸೀ ಜಾೇತ ಶರಸಾತ್ಮಜೆ ವೇದ ಪ್ರಾಚೇರ ಸಾಶೇ ಸಾಕ್ಷಾತ್ ರಮಣಾತ್ಮನಾಮುನಾಥ ಶತಕೋಟಿ ಪ್ರವಿಸ್ತರ एकैकमक्षरम् प्रवक्तम् महापातकनाशनम् शृण्वन् रामायणम् भक्त्या यः पादम् पदमेव वासयाति ब्रह्मणस्थानम् ब्रह्मणा पूज्यते सदा वाल्मीकिगिरिसम्भूता रामसागरगामिनी पुनः अतिभुवनम् पुण्या रामायणमहानदी श्लोकसारसमाकीर्णम् सर्गकल्लोलसङ्कुलम् काण्डग्रामहामीनम् वन्दे रामायणार्णवम् यः कर्णाञ्जलिसम्पुटैः ಅಹರಹ ಸಮ್ಯಕ್ ಪಿಬತ್ಯಾದರಾದ್ ವಾಲ್ಮೀಕೇರ್ವದನಾರವಿಂದಗಳಿತಂ ರಾಮಾಯಣಾಖ್ಯಮ್ಮಸು ಜನ್ಮವ್ಯಾಧಿಜರಾ ವಿಪತ್ತಿನಧನೈರತ್ಯಂತ ಸೌಭದ್ರವಂ ಸಂಸಾರಂ ಸವಿಹಾಯ ಗಚ್ಚತಿ ಪುಮಾನ್ ವಿಷ್ಣೋ ಪದಂ ಶಾಶ್ವತಂ ತದುಪಗತ ಸಮಾಸಸಂಧಿಯೋಗಂ ಸಮಮಧುರೋಪನತಾರ್ಥವಾಕ್ಯಬದ್ಧಂ ರಘುವರಚರಿತಂ श्रीराघवम् दशरथात्मजमप्रमेयम् सीतापतिम् रघुकुलान्वयरत्नदीपम् आजानुबाहुम् अरविन्ददलायताक्षम् रामम् निशाचरविनाशकरम् नमामि वैदेही सहितम् सुरद्रमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे माचैति प्रभञ्जनसुते तत्त्वम् मुनिभ्यः परम् व्याख्यान्तम् भरतादिविपरिवृतम् रामम् भजे श्यामलम् श्रीरामाय नमः ओम् रामचन्द्रपरब्रह्मणे नमः ओम् तपस्वाध्यायनिरतम् तपस्वी वाग्विदाम् वरम् नारदम् परिपप्रच्छ वाल्मीकिर्मुनिपुङ्गमम् तपस्वाध्यायनिरतम् तपस्वी वाग्विदाम् నారదం పరివప్రచ వాల్మీకిర్మునిపుంగమం శ్రీరామాయ నమః రఘునందన పరబ్రహ్మణే నమః ఓం అస్మద్గురుభ్యో నమః అస్మద్గురుభ్యో ತಮಗೆಲ್ಲರಿಗೂ ಪ್ರಣಾಮಗಳು ಶ್ರೀರಾಮಚಂದ್ರ ಸ್ವಾಮಿಯ ಅಶ್ವಮೇಧ ಮಂಟಪದಲ್ಲಿ ಗೋಮತಿ ನದಿ ತೀರದಲ್ಲಿ ಲವಕುಶರು ಶ್ರೀಮದ್ ರಾಮಾಯಣವನ್ನು ಆರಂಭ ಮಾಡಿದ್ದಾರೆ ಅಂತ ನಿನ್ನೆ ನಿಲ್ಲಿಸಿಕೊಂಡಿದ್ದೆವು ಅಲ್ಲಿಂದ ಮುಂದಕ್ಕೆ ಅಯೋಧ್ಯ ವರ್ಣನೆ ಇವತ್ತಿನ ಅಯೋಧ್ಯೆಯನ್ನು ನೀವು ಹೋಲಿಸಿದರೆ ಅವತ್ತಿನ ಅಯೋಧ್ಯೆಗೆ ಏನು ಗುರುತು ಹತ್ತೋದಿಲ್ಲ ರಾಮಾವತಾರ ಮುಕ್ತಾಯ ಆಗುವ ಸಂದರ್ಭದಲ್ಲಿ ಇಡೀ ಅಯೋಧ್ಯಾಪುರಿ ಸರಯೂ ನದಿಯಿಂದ ಕೊಚ್ಚಿ ಹೋಯಿತು ಇದನ್ನು ಹೇಗೆ ನಂಬೋದು ನಂಬೋದು ದಾರಿ ಹೇಗೆ ಅಂದರೆ ಇವತ್ತಿಗೂ ಅಯೋಧ್ಯ ಊರು ತಗ್ಗಿನಲ್ಲಿದೆ ಸರಿಯೂ ಎತ್ತರದಲ್ಲಿದೆ ದೊಡ್ಡ ಕಟ್ಟೆ ಹಾಕಿದ್ದಾರೆ ಊರೊಳಗೆ ಬರದೇ ಇರಲಿ ನದಿ ಅಂತ ಸ್ವಯಂ ರಾಮಚಂದ್ರ ಸ್ವಾಮಿಯೇ ಪ್ರವೇಶ ಮಾಡಿಬಿಟ್ಟ ಅವನ ಜೊತೆಯಲ್ಲಿ ಸಕಲ ಅಯೋಧ್ಯಾವಾಸಿಗಳು ಹುಲ್ಲು ಕಡ್ಡಿ ಇರುವೆ ಮೊದಲುಗೊಂಡು ಎಲ್ಲರೂ ಮೋಕ್ಷಕ್ಕೆ ಹೊರಟು ಹೋದರು ಅಂದರೆ ಇಡೀ ಅಯೋಧ್ಯೆ ಕೊಚ್ಚಿ ಹೋಯಿತು ಆಮೇಲೆ ಪುನರ್ ನಿರ್ಮಾಣವಾಯಿತು ಎಷ್ಟು ಸಲ ಆಯಿತೋ ಕುಶನಿಗೆ ಅಲ್ಲಿ ರಾಜ್ಯಭಾರ ಮಾಡುವುದಕ್ಕೆ ಇಷ್ಟವಾಗದೆ ಈಗ ನಾವು ದ್ವಾರಕೆ ಅಂತ ಕರೆಯುವ ಜಾಗಕ್ಕೆ ಬಂದು ತನ್ನ ರಾಜ್ಯಕ್ಕೆ ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಅದಕ್ಕೆ ಕುಶಸ್ಥಲಿ ಅಂತ ಹೆಸರಾಯಿತು ಅದೇ ಮುಂದೆ ದ್ವಾರಕಿಯಾಗಿ ಕೃಷ್ಣನಿಂದ ಉದ್ಧಾರವಾಯಿತು ಈ ಕಥೆಯೆಲ್ಲ ಕೇಳ್ತೇವೆ ರಘುವಂಶದಲ್ಲಿ ಕೂಡ ಕಾಳಿದಾಸ ವರ್ಣನೆ ಮಾಡಿದ್ದಾನೆ ಆದ್ದರಿಂದ ಇದು ಮೂವತ್ತಾರು ಮೈಲಿ ಉದ್ದ ಒಂಬತ್ತು ಮೈಲಿ ಅಗಲದ ಚತುರಶ್ರವಾದ ನಗರಿ ಅದು ಹೇಗಿರಬಹುದು ಕಲ್ಪನೆ ನಮಗೆ ಬರುವುದಿಲ್ಲ ಮೂವತ್ತಾರು ಮೈಲಿ ಉದ್ದದ ಪಟ್ನ ಮೆಗಾ ಸಿಟಿ ಆದ ವರ್ಣನೆ ಮಾಡ್ತಾರೆ ಕೋಸಲೋ ನಾಮ ಮುದಿತ ಸ್ಫೀತೋ ಜನಪದೋ ಮಹಾನ್ ಕೋಸಲವೆಂಬುದು ಜನಪದ ಇಡೀ ಪ್ರಾಂತದ ಹೆಸರು ನಿವಿಷ್ಟ ಸರಯೂ ತೀರೆ ಸರಯೂ ತೀರದಲ್ಲಿದ್ದಂತಹ ಒಂದು ವಿಸ್ತಾರವಾದ ಜನಪದ ಅದರಲ್ಲಿ ಅಯೋಧ್ಯೆ ಎಂಬ ನಗರಿ ಮನುನಾಮಾನವೇಂದ್ರೇಣ ಯಾಪುರಿ ನಿರ್ಮಿತ ಸ್ವಯಂ ಮನು ಚಕ್ರವರ್ತಿ ಮನು ಮಹರ್ಷಿ ನಿರ್ಮಾಣ ಮಾಡಿದ್ದು ಸೂರ್ಯವಂಶದ ಆರಂಭದ ದೊರೆ ಮನು ಚಕ್ರವರ್ತಿ ಅವನು ಕೊಟ್ಟ ಧರ್ಮಶಾಸ್ತ್ರದ ಮೇಲೆ ಇವತ್ತು ಹಿಂದೂ ಧರ್ಮ ನಿಂತುಕೊಂಡಿದೆ ಅವನು ಇದು ಬಹಳ ಕಾಲ ರಾಜಧಾನಿಯಾಗಿರಲಿ ಈ ದೇಶಕ್ಕೆ ಎಂಬುದಾಗಿ ಅದನ್ನ ಒಂದು ಪ್ರಮಾಣದಲ್ಲಿ ಉದ್ದ ಆಗಲ ಎಲ್ಲವನ್ನ ನಿರ್ಮಾಣ ಮಾಡಿ ರಾಜಮಾರ್ಗಗಳನ್ನು ವಿಂಗಡಿಸಿ ಕೋಟೆ ಕೊತ್ತಲಗಳನ್ನು ಮಾಡಿ ಅಂಗಡಿ ಮುಂಗಟ್ಟು ಯಾವ ಯಾವ ಬೀದಿಗಳಲ್ಲಿರಬೇಕು ವಣಿಜ್ಜನರಲ್ಲಿ ಬ್ರಾಹ್ಮಣರಲ್ಲಿ ಹೀಗೆಲ್ಲ ವ್ಯವಸಾಯ ಮಾಡಿ ಕಟ್ಟಿದ ಆ ದೊಡ್ಡ ನಗರಿಗೆ ಮನು ಚಕ್ರವರ್ತಿಯಿಂದ ಹಿಡಿದು ದಶರಥನವರೆಗೆ ಪರಂಪರೆಯಲ್ಲಿ ಅನೇಕ ದೊರೆಗಳು ಆಗಿ ಹೋದರೂ ಪರಂಪರೆಯನ್ನು ಯಾರು ಬದಲಾವಣೆ ಮಾಡಲಿಲ್ಲ ಸಿಂಗಾಪುರ್ ಮಾಡ್ತೇನೆ ಅಂತ ಹೋಗಲಿಲ್ಲ ಸಿಂಗಳಿಪುರ ಆಗ್ತಿತ್ತು ಹಾಗೆ ಮಾಡಿದ್ರೆ ಅದು ಹೇಗಿತ್ತೋ ಹಾಗೆ ಬಹಳ ಸುಂದರವಾದ ನಗರಿ ಆ ಊರಿನಲ್ಲಿ ಜನ ಸುಖವಾಗಿದ್ರೆ ಅಂತ ನೀವು ಕೇಳಬೇಕು ಕೋಟೆ ಹೇಗಿತ್ತು ಫಿರಂಗಿ ಎಲ್ಲಿಟ್ಟಿದ್ರು ಸೈನ್ಯ ಎಲ್ಲಿಟ್ಟಿದ್ರು ಆ ಕಂದಕಗಳು ಎಲ್ಲೆಲ್ಲಿದ್ದವು ಅದೆಲ್ಲ ಕೊಟ್ಟಿದ್ದಾರೆ ಸರ್ವಯಂತ್ರಾಯುಧವತೀಂ ಉಷಿತಾಂ ಸರ್ವಶಿಲ್ಪಿ ಸರ್ವಯಂತ್ರಾಯುಧ ಯಂತ್ರಾಯುಧ ಅಂದ್ರೆ ಶತ್ರುಗಳಿಂದ ರಕ್ಷಿಸುವುದಕ್ಕೆ ಏನೇನು ರಕ್ಷಣೆಗಳು ಬೇಕೋ ಅದೆಲ್ಲವನ್ನು ಆಗಿನ ಕಾಲದಲ್ಲಿ ಉಪಲಬ್ಧವಿದ್ದದ್ದನ್ನೆಲ್ಲ ಆ ಕೋಟೆಗಳ ಮೇಲೆ ಶತಘ್ನಿ ಇವತ್ತು ನಾವು ಫಿರಂಗಿ ಅಂತ ಹೇಳ್ತೇವೆ ಇದು ವೇದದ ಕಾಲದಲ್ಲಿ ಇರಲಿಲ್ಲ ಅಂತ ಕೆಲವರ ದುರ್ವಾದ ನಮ್ಮ ಅಜ್ಞಾನ ಎಷ್ಟು ದೂರದಲ್ಲಿದೆ ನೀವು ನಾನು ಒಂದೇ ದಿವಸಕ್ಕೆ ಹೇಳೋಕೆ ಹೋದರೆ ಎದೆ ಒಡೆದು ಬಿಡುತ್ತೆ ಅಥವಾ ನಿಮಗೆ ನಂಬಿಕೆಯೇ ಬರುವುದಿಲ್ಲ ಶತಘ್ನಿ ಶತಸಂಕುಲ ಶತಘ್ನಿ ಶತ ಹಂತಿ ಒಂದೇ ಕಾಲಕ್ಕೆ ನೂರು ಜನರನ್ನ ಕೊಲ್ಲಬಲ್ಲ ಯಂತ್ರ ಕಬ್ಬಿಣದ ಕೊಳವೆ ಅದರ ಒಂದು ತುದಿಯಲ್ಲಿ ಚೂಪಾದ ಕಲ್ಲುಗಳನ್ನಿಟ್ಟು ಹಿಂದಿನಿಂದ ಮದ್ದು ಸಿಡಿಸಿ ಈ ತೋಪಿನಲ್ಲಿ ಹಿಂದೆ ಮಾಡ್ತಿದ್ರಲ್ಲ ಬಿಜಾಪುರ ಗುಲ್ಬರ್ಗ ಆ ಕಡೆಯಲ್ಲಿ ಅಂಥದೊಂದು ಯಂತ್ರ ಇತ್ತು ಇವತ್ತು ಗನ್ ಪೌಡರ್ ಅಂತ ಹೇಳ್ತೀರಿ ಆ ಯಂತ್ರ ಸಿಡಿಸೋದಕ್ಕೆ ಬೇಕಾದ ಮದ್ದು ಈ ಮದ್ದು ಇತ್ತೆ ಭಾರತ ದೇಶದಲ್ಲಿ ಅಂದ್ರೆ ನಮ್ಮ ಯಜುರ್ವೇದ ಸಂಹಿತೆಯ ಮೊದಲನೇ ಕಾಂಡದ ಎರಡನೇ ಪ್ರಶ್ನದಲ್ಲಿ ಆ ಸಿಡಿಸುವ ಮದ್ದು ಅದರ ಫಾರ್ಮುಲಾ ಇದೆ ರಾಜೇಶ್ವರ ಶಾಸ್ತ್ರಿ ದ್ರವಿಡ್ ಎಂಬ ತಮಿಳುನಾಡಿನ ವಿದ್ವಾಂಸರು ಕಾಶಿ ಮಹಾರಾಜರಿಗೆ ಅನೇಕ ವರ್ಷ ರಾಜನೀತಿ ಶಾಸ್ತ್ರ ಪಾಠ ಹೇಳಿದವರು ಶುಕ್ರನೀತಿ ಎಂಬುವ ಗ್ರಂಥವನ್ನು ಪರಿಷ್ಕರಿಸಿ ಚೌಕಂಬ ಪಬ್ಲಿಕೇಶನ್ ಅದರ ಮುನ್ನುಡಿಯಲ್ಲಿ ಇದಕ್ಕೆ ಬೇರೆ ಬೇರೆ ದೇಶದಲ್ಲಿ ಏನೇನು ಹೆಸರು ಕೊಡ್ತಾರೆ ನಮ್ಮಲ್ಲಿ ಆ ಮದ್ದು ಫಿರಂಗಿಯ ಮದ್ದು ಇತ್ತು ಅನ್ನೋದಕ್ಕೆ ಯಜುರ್ವೇದದಲ್ಲಿ ಪ್ರಮಾಣ ಇದೆ ಅಂತ ತೋರಿಸಿದ್ದಾರೆ ಇನ್ನು ಹುಡುಕ್ತಾ ಹೋದ್ರೆ ನಮಗೆ ನಮ್ಮಲ್ಲಿ ವಿಶ್ವಾಸ ಕಳೆದು ಹೋಗಿಬಿಟ್ಟಿದೆ ಸುಮ್ಮನೆ ಹೇಳ್ತಾರೆ ಇವರು ಭಾರತ ದೇಶದಲ್ಲಿ ಎಲ್ಲ ಇತ್ತು ಎಲ್ಲ ಇತ್ತು ಅಂತ ಯಾರು ಪ್ರೈಡ್ ಆಫ್ ಇಂಡಿಯಾ ಅಂತ ಒಂದು ಪುಸ್ತಕ ಅದನ್ನು ಓದಿ twenty two upon seven pi ಅಂತ ಹೇಳ್ತೀರಿ ಇಂಗ್ಲಿಷ್ನಲ್ಲಿ ಇದರ ಬೆಲೆಯನ್ನ ಮೊತ್ತ ಮೊದಲು ಹತ್ತು ಡಿಜಿಟ್ಸ್ಗೆ ಕಂಡು ಹಿಡಿದವರು ಭಾರತೀಯರು ಎಲ್ಲಿದೆ ಉತ್ತರ ಋಗ್ವೇದದಲ್ಲಿದೆ ಕೊಟ್ಟಿದ್ದಾರೆ ಅವರು ಬೇಕು ಅಂದ್ರೆ ರೆಡಿ ಎರಡು ಸಾವಿರ ರೂಪಾಯಿ ಪುಸ್ತಕ ಯಾರೋ ತಂದು ಬಹುಮಾನ ಕೊಟ್ಟರು ನನಗೆ ಓದಿ ಅಂತ ಗ್ರಹಣಗಳು ಅವು ಇವು ಇವತ್ತು ಇಡೀ ಜಗತ್ತಲ್ಲಿ ಅನುಸರಣೆ ಮಾಡುತ್ತಿರ್ತಕ್ಕಂತಹ ಅನೇಕ ಗಣಿತಶಾಸ್ತ್ರದ ಮುಖ್ಯಾಂಶಗಳು ಎಲ್ಲವೂ ಇದ್ದುವು ಭಾರತೀಯರಲ್ಲಿ ಇದ್ದವೇ ಎಂಬಷ್ಟರ ಮಟ್ಟಿಗೆ ನಮಗೆ ನಾವೇ ಪರಕೀಯರಾಗಿ ಅಪನಂಬಿಕೆಗೆ ತುತ್ತಾಗಿ ಅನರ್ಘರತ್ನಗಳನ್ನು ಕಳೆದುಕೊಳ್ತಿದ್ದೇವೆ ಪರಕೀಯರಿಗೆ ಪರಂಪರೆ ಇಲ್ಲ ಇದ್ದದರಲ್ಲಿ ನಂಬಿಕೆ ಇಲ್ಲ ಇಂಥದೊಂದು ತ್ರಿಶಂಕು ಸ್ಥಿತಿಗೆ ನಮ್ಮನ್ನು ಹಾಕಿದವರಿಗೆ ದೇವರು ಸನ್ಮಂಗಳವನ್ನುಂಟು ಮಾಡಲಿ ಒಳ್ಳೆ ಬುದ್ಧಿಯನ್ನು ಕೊಡಲಿ ಅಂತ ಕೇಳ್ತೇನೆ ರಾವಣನ ಊರಿನಲ್ಲೂ ಕೂಡ ಫಿರಂಗಿಗಳಿದ್ದುವು ಹನುಮಂತ ಲಂಕೆ ಕೋಟೆ ಹೇಗಿದೆಯೋ ಅದು ಎಲ್ಲಿ ಬೇರಿಸೋದಕ್ಕೆ ಬರ್ತದೆಯೋ ಅವನೆಲ್ಲ ಹೇಳ್ತಾನೆ ಬುದ್ಧಿ ಈ ಕಡೆ ದುಸ್ತರವಾಗಿದೆ ಈ ಕಡೆ ಕಷ್ಟವಾಗಿದೆ ಈ ಕಡೆ ಸ್ವಲ್ಪ ಪರವಾಗಿಲ್ಲ ಫಿರಂಗಿಗಳಿಟ್ಟಿದ್ದಾರೆ ದೇಶಭಕ್ತರಿದ್ದಾರೆ ಒಳಗಡೆ ಹನುಮಂತ ಹುಂಬನಲ್ಲ ಸುಮ್ಮನೆ ಹೋಗಿದ್ದಿದ್ದಿಲ್ಲ he had studied every aspect of Lanka ರಾಮಾಯಣದಲ್ಲಿ ರಾಜಕೀಯ ಶಾಸ್ತ್ರವನ್ನೇ ಕುರಿತು ಅಮೋಘ ಉಪನ್ಯಾಸಗಳನ್ನು ಮಾಡಬಹುದು ಆದರೆ ತಾವೆಲ್ಲ ಮುಮುಕ್ಷುಗಳಾಗಿ ಭಕ್ತಿ ಕಾವ್ಯವನ್ನಾಗಿ ಕೇಳೋದಕ್ಕೆ ಬಂದಿದ್ದೀರಿ ನಿಮಗೆ ನಿರಾಶೆ ಮಾಡೋದಿಲ್ಲ ಬರೀ ರಾಜಕೀಯ ಹೇಳೋದಿಲ್ಲ ಅಲ್ಲಲ್ಲಿ ಸ್ವಲ್ಪ ಚೂರಿದೆ ಅಂತ ತೋರಿಸ್ತೇನೆ ಬರೀ ಕವಾಟ ತೋರಣ ಮತ್ತು ಸುವಿಭಕ್ತ ಮಹಾಪಥಾಂ ವೆಲ್ ಡಿವೈಡೆಡ್ ರೋಡ್ಸ್ ಮಲ್ಲೇಶ್ವರದಾಗಲ್ಲ ಹಾಗಲ್ಲ ಗೊಂದುಗಳಲ್ಲ ಎಲ್ಲೋ ಹೋಗಿ ತೋರಿಸ್ತಾರೆ ಲಿಂಕ್ ರೋಡ್ ಅಂತಾರೆ ಯಾವುದೋ ಎಲ್ಲಿಯೋ ಲಿಂಕೋ ಪ್ರತಿನಿತ್ಯ ಅಲ್ಲಿಂದಿಲ್ಲಿ ಬರೋ ಹೊತ್ತಿಗೆ ನನಗೆ ಕಿಶ್ಕಿಂದಾಪಟ್ಟಣ ನೋಡಿದ್ವಿ ಇಷ್ಟು ದೊಡ್ಡ ಊರು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಹೇಳ್ತಾರೆ ಕೆಲವರು ಇನ್ಫ್ರಾನೋ ಅಲ್ಟ್ರಾನೋ ಏನೂ ತಿಳಿಯೋದಿಲ್ಲ ನಮಗೆ ಇಪ್ಪತ್ತು ನಿಮಿಷ ಮುಂಚೆ ಯಾತಕ್ಕೆ ಬರ್ತೇನೆ ಅಂದ್ರೆ ನಾನು ಸುಧಾರಿಸ್ಕೋಬೇಕು ನೀವು ಸುಧಾರಿಸ್ಕೋಬೇಕು ಇದು ಮನು ಹ್ಯಾಕ್ ಕಟ್ಟಿದ್ದ ಮೊದಲೇ ರಸ್ತೆಗಳನ್ನು ನಿರ್ಮಾಣ ಮಾಡಿ ಇಲ್ಲಿಲ್ಲೇ ಮನೆಗಳು ಬರಬೇಕು ಒಂದು ಮನೆಗೆ ಒಂದು ಮನೆಗೆ ಇನ್ನೊಂದು ಮನೆಗೆ ನಡುವೆ ಕಾಂಪೌಂಡ್ ಬರುವಂತೆ ಕಟ್ಟಿದ್ರು ಒಂದು ಮನೆ ಇನ್ನೊಂದು ಮನೆಯನ್ನು ಮುಟ್ತಾ ಇರಲಿಲ್ಲ ಸುವಿಭಕ್ತ ಮಹಾಪಥಾಂ ವೆಲ್ ಡಿವೈಡೆಡ್ ರೋಡ್ಸ್ ಇದ್ಯಾಕೆ ಇಷ್ಟು ಹೇಳ್ತೀರಿ ಅಂದ್ರೆ ಕಿಷ್ಕಿಂಧೆಯಲ್ಲಿ ಹಾಗಿರಲಿಲ್ಲ ಒಂದು ಮನೆ ಒಂದು ಮನೆ ಒಂದೇ ಗೋಡೆ ಕಾಮನ್ ಎಷ್ಟೋ ಮನೆಗಳಿಗೆ ಹನುಮಂತ ಅಲ್ಲೇ ಬೆಳೆದವನು ಗುಹೆ ಇಡೀ ಕಿಷ್ಕಿಂಧೆಯನ್ನ ಗಂಗಾವತಿ ಹತ್ರ ಇರತಕ್ಕಂಥ ಆನೆ ಗೋಂದಿ ಅದೇ ಕಿಷ್ಕಿಂಧೆ ಆನೆ ಗೋಂದಿ ರಸ್ತೆಯಲ್ಲಿ ನಿಂತರೆ ಎರಡೂ ಕಡೆಯ ಮನೆಗಳ ಸೂರುಗಳನ್ನು ಕೈಯಿಂದ ಮುಟ್ಟಬಹುದು ಜಮಖಂಡಿ ಅಂತ ಒಂದು ಊರು ಅಲ್ಲೆಲ್ಲ ಪ್ರವಚನ ಮಾಡಿದ್ದೀನಿ ಬಹಳ ಕ್ಲೀನ್ ಸುಂದರ ಸಂಸ್ಥಾನ ಇದ್ದಿದ್ದು first state to join the union of India Jamkhandi well kept city ಅದರ ರಸ್ತೆಗಳು ಹೇಗಿದೆ ಈ ಕಡೆ ಆ ಕಡೆ ನೀವು ಹೆಂಚುಗಳನ್ನು ಮುಟ್ಟುಬಿಡಬಹುದು ಹನುಮಂತ ಇದನ್ನೆಲ್ಲ ನೋಡಿದ್ದವನು ಬೇರೆ ಊರು ನೋಡಿದ್ನೋ ನೋಡಿರಲಿಲ್ಲವೋ ಲಂಕೆಗೆ ಹೋದಾಗ ಲಂಕೆಯನ್ನು ನೋಡ್ತಾನೆ ಅಯೋಧ್ಯೆಗಿಂತ ಸುಂದರವಾದ ಪಟ್ಟಣ ಅದು ಬೀದಿಯಲ್ಲಿ ಬಂಗಾರಗಳನ್ನು ಉಪಯೋಗ ಮಾಡಿಸಿರಲಿಲ್ಲ ಅಯೋಧ್ಯೆಯಲ್ಲಿ ಬಂಗಾರದ ಬೆಲೆ ಗೊತ್ತಿತ್ತು ದುಡಿದು ತಿನ್ನುವ ಜನ ಲಂಕೆಯಲ್ಲಿ ಲೂಟಿ ಮಾಡಿ ತಂದ ಹಣ ಅದಕ್ಕಾಗಿ ಕೋಟೆಯಲ್ಲಿ ಅಲ್ಲಲ್ಲಿ ಬಂಗಾರದ ಅಲಂಕಾರಗಳು ಮಹಾದ್ವಾರ ಪೂರ್ತಿ ಬಂಗಾರದ್ದು ಅದರ ಮೇಲೆ ಕೋಟೆ ತೆರೆ ಕವಾಟ ಇವೆಲ್ಲವನ್ನ ಬಂಗಾರದಲ್ಲಿ ಮಾಡಿಸಿಟ್ಟಿದ್ರು ಬಹಳ ಸುಂದರವಾಗಿ ಒಂದೊಂದು ಮನೆಗೆ ಒಂದೊಂದು ಮನೆಗೆ ನಲವತ್ತೈವತ್ತು ಅಡಿ ಪ್ರಾಯಶಃ ಜಾಗ ಬಿಟ್ಟಿದ್ರು ಅಂತ ಕಾಣುತ್ತೆ ಹನುಮಂತ ನೋಡ್ತಾನೆ ಮೇಲಿನಿಂದ ಕೂತ್ಕೊಂಡು ಇಷ್ಟು ದೊಡ್ಡ ಊರನ್ನು ಸುಡಬೇಕಾದ್ರೆ ಎಷ್ಟು ಕಷ್ಟವಾಯಿತು ನಮ್ಮ ಕಿಷ್ಕಿಂದೆ ಹಾಗಿದ್ರೆ ಒಂದು ಮನೆಗೆ ಬೆಂಕಿ ಹಚ್ಚಿದ್ರೆ ಇಡೀ ಊರು ಸುಟ್ಟು ಹೋಗ್ತಿತ್ತು ಪಟಾಕಿ ಸರ ಇದ್ದ ಹಾಗೆ ಈ ಊರನ್ನು ಸುಡುವುದು ಹೇಗೆ ಅಂತ ಚಿಂತೆ ಮಾಡ್ತಾನೆ ಅನ್ನುವಷ್ಟರ ಮಟ್ಟಿಗೆ he had studied the town planning of Lanka ಸುಂದರವಾದ ಅಯೋಧ್ಯೆ ಅದಕ್ಕೆ ವ್ಯತ್ಯಾಸ ಇಲ್ಲಿ ಐಶ್ವರ್ಯ ಇತ್ತು ಐಶ್ವರ್ಯ ಪ್ರದರ್ಶನ ಮಾಡಿಸಿರಲಿಲ್ಲ ಲಂಕೆ ಇಲ್ಲಿ ಪ್ರದರ್ಶನವಾಗಿತ್ತು ಅಷ್ಟೇ ಅಲ್ಲ ಉದ್ಯಾನಂ ಭ್ರಮಣೋಪೇತಾಂ ಮಹತೀಂ ಸಾಲಮೇಖಲಾಂ ಒಂದು ಊರಿಗೆ ಅಲಂಕಾರ ಯಾವುದು ಆ ಊರಿನ ಸುತ್ತ ಉದ್ಯಾನವನಗಳಿರಬೇಕು ಹಣ್ಣಿನ ತೋಟಗಳು ಆರ್ಚರ್ಡ್ಸ್ ಇರಬೇಕು ಉದ್ಯಾನಕ್ಕೂ ಕಾಡಿಗೂ ವ್ಯತ್ಯಾಸವೇನು ಕಾಡು ಸಿಕ್ಕಾಪಟ್ಟೆ ಬೆಳೆಯುತ್ತೆ ಉದ್ಯಾನ ಅಂದ್ರೆ ಕೃತಕವಾಗಿ ಅಲ್ಲಿ ನೀರಿನ ಬುಗ್ಗೆಗಳು ಬರುವ ಹಾಗೆ ವಿಶ್ರಾಂತಿ ಗೃಹಗಳು ಲತಾಕುಂಜಗಳು ಇಲ್ಲಿ ಬ್ಯೂಗಲ್ ರಾಕಲ್ ಮಾಡಿದ್ದಾರೆ ನೋಡಿ ಈ ತರಹ ಕೃತಕವಾದಂತಹ ತೋಟಗಳು ವಿಹಾರಕ್ಕೆ ಊರೊಳಗ ಜನಗಳಿಗೆ ಆ ಸೌಖ್ಯ ವಿಹಾರಕ್ಕೆ ಅವಕಾಶ ಇರೋದಿಲ್ಲ ಊರಾಚೆಗೆ ಆಮ್ರವಣೋಪೇತ ಮಾವಿನ ತೋಟಗಳು ಅಯೋಧ್ಯೆಯ ಸುತ್ತ ಅಯೋಧ್ಯೆ ಮಾವಿನ ಹಣ್ಣು ಉದ್ಯಾನಾಮ್ರವಣೋಪೇತ ಅಷ್ಟೇ ಅಲ್ಲ ನಾಟಕ ಸಂಘಗಳಿದ್ದುವಂತೆ ಅಯೋಧ್ಯೆಯಲ್ಲಿ ಇದು ಸಣ್ಣ ಡಿಟ್ ಇದು ಕೊಟ್ಟಿದ್ದಾರೆ ಊರು ಜನ ಸುಖವಾಗಿದ್ರು ಅಂದ್ರೆ ನಾಟಕ ನೋಡ್ತಿದ್ರು ನಾಟಕ ನೋಡುವುದು ಬೇರೆ ನಾಟಕ ಮಾಡುವುದು ಬೇರೆ ಲಂಕೆಯಲ್ಲಿ ಬರೀ ನಾಟಕ ಮಾಡ್ತಿದ್ರು ಅಯೋಧ್ಯೆಯಲ್ಲಿ ನಾಟಕ ನೋಡ್ತಿದ್ರು ನಾಟಕ ಜನ ಅಂದ್ರೆ ಸಾಮಾನ್ಯವಾಗಿ ನಟ ಗಾಯಕರು ಶೀಲ ಬಿಟ್ಟವರು ಚಾರಿತ್ರ ಬಿಟ್ಟವರು ಅಂತ ಒಂದು ಸಾಮಾನ್ಯವಾದ ನಂಬಿಕೆ ಅಯೋಧ್ಯೆಯಲ್ಲಿ ನಾಟಕ ಇತ್ತಲ್ಲ ಹಾಗಿದ್ರೆ ದಾರಿ ಬಿಟ್ಟು ಹೋಗಿದ್ರೆ ಗಂಡು ಹೆಣ್ಣು ವ್ಯತ್ಯಾಸವಿಲ್ಲದೆ ಅಂದ್ರೆ ಇಲ್ಲ ಆ ಊರಲ್ಲಿ ನಾಟಕದಲ್ಲಿ ಪಾತ್ರ ಮಾಡುವವರೆಲ್ಲರೂ ಬರೀ ಹುಡುಗಿಯರೇ ಇದ್ದರು ವಧು ನಾಟಕ ಸಂಘೈಶ್ಚ ವಧು ಇನ್ನೂ ಕನ್ಯೆ ವಿವಾಹವಾಗದೇ ಇರುವ ತತ್ಪೂರ್ವದ ವಯಸ್ಸಿನ ಹುಡುಗಿಯರು ಗಡ್ಡ ಸನ್ನಿವೇಶನ ಹಾಕುವವರು ಹೆಂಗಸರಂತೂ ಸರಿಯೇ ಏನ್ ನಾಟಕ ಆಡಿದ್ರು ಹೆಂಗಸರೇ ನಾಟಕ ಮಾಡಬೇಕು ಮೇಲೆ ನಿತ್ಯ ನಾಟಕ ನೋಡುವಂತಹ ಜನ ಎಷ್ಟೊಂದು ಸುಖವಾಗಿದ್ರೂ ನೋಡಿಕೊಳ್ಳಿ ಕುದುರೆಗಳಿಗೆ ಬೇರೆ ಬೇರೆ ಬೀದಿಗಳು ಕುದುರೆ ಸಾಕುವವರಿಗೆ ಅಶ್ವಶಾಲೆ ಕರೋಟಿ ಆನೆ ಶಾಲೆ ಇನ್ನೂ ಆಚೆಗೆ ಉದ್ಯಾನವನಗಳಿಂದ ಆಚೆಗೆ ಹೋದರೆ ಇಷ್ಟು ದೊಡ್ಡದಾಗ ರಾಮಾಯಣ ಶುರು ಮಾಡಿಬಿಟ್ರಲ್ಲ ಯಾವತ್ತು ಮುಗಿಯುತ್ತೆ ಅಂತ ಕೇಳಬೇಡಿ ಇಷ್ಟೇ ಡೀಟೇಲ್ ಆಗಿ ಹೇಳ್ತೀನಿ ಪೂರ್ತಿಯಾಗಿ ಅಯೋಧ್ಯೆಯ ಸುತ್ತ ಭತ್ತದ ಗದ್ದೆಗಳು ಶಾಲಿ ತಂಡುಲ ಸಂಪೂರ್ಣ ಕಂಡರ ಸೋದಕ ಶಾಲೀಂದ್ರ ಭತ್ತ ಭತ್ತದ ಗದ್ದೆ ಆದ್ರೆ ಭತ್ತ ಇಲ್ಲ ಅನ್ನೋ ಸ್ಥಿತಿಯಲ್ಲ ಚೆನ್ನಾಗಿ ಬೆಳೀತಾ ಇತ್ತು ಎಂಥ ಭತ್ತ ಕೆಂಪು ಭತ್ತ ಆ ಕೆಂಪು ಭತ್ತದ ರುಚಿ ಅಯೋಧ್ಯೆಯ ಅಕ್ಕಿಯ ರುಚಿ ನೀವು ಅನುಭವಿಸಿ ನೋಡಬೇಕು ಯಾವ ದೇಶಕ್ಕೆ ಹೋದರೂ ಆ ದೇಶದಲ್ಲಿ ಸಿಕ್ಕುವ ಪದಾರ್ಥಗಳಿಂದಲೇ ಅಡಿಗೆ ಮಾಡಿ ಊಟ ಮಾಡಿ ನೋಡಿದರೆ ನೀವು ಯಾತ್ರೆ ಹೋದದ್ದು ಸಾರ್ಥಕ ಬೆಂಗಳೂರು ಅಕ್ಕಿಯನ್ನೇ ಅಯೋಧ್ಯೆಗೆ ತಗೊಂಡು ಏನು ಪ್ರಯೋಜನ ವರ್ತಕರು ಹಾಗೆ ಮಾಡ್ತಾರೆ ಎಲ್ಲಿದೋ ತಂದೆಲ್ಲೋ ಮಾತಾಡ್ತಾರೆ ಈಗ ನಮಗೆ ಅಲ್ಲಿದೇ ಬೇಕು ಅಂತ ಆಸೆ ಆ ಭತ್ತ ತುಂಬಾ ಚೆನ್ನಾಗಿತ್ತು ತಂಡುಲ ಸಂಪೂರ್ಣ ಇಕ್ಷುಕಾಂಡರ ಸೋದಕ ಕಬ್ಬು ಬೆಳೀತಾ ಇದ್ರು ಅಯೋಧ್ಯೆಯ ಮಣ್ಣು ಎಂಥ ಮಣ್ಣು ಬಿಳಿ ಮಣ್ಣು ಅಯೋಧ್ಯೆ ತುಂಬ ಅಯ್ಯಂಗಾರನಾಮ ಅಂಥ ಮಣ್ಣಲ್ಲಿ ಇಷ್ಟು ಒಳ್ಳೆ ಭತ್ತ ಹಾಕಿ ಬೆಳೀತಿದ್ರು ಗೊಬ್ಬರ ಎಲ್ಲಿ ಹಾಕ್ತಿದ್ರು ಅಯೋಧ್ಯೆಯ ಮಣ್ಣು ಬಹಳ ಶ್ರೇಷ್ಠ ನಾವು ರೈಲಲ್ಲಿ ಹೋಗುವಾಗ ನೋಡ್ತಿದ್ದೇವೆ ಎರಡೂ ಕಡೆ ಬರೀ ಬಿಳಿ ಮಣ್ಣು ಆ ಕಬ್ಬು ಹೇಗಿರ್ತಿತ್ತು ಅಂದ್ರೆ ಇಕ್ಷು ಕಾಂಡ ರಸೋದಟ ಒಂದೊಂದು ಕಾಂಡಕ್ಕೆ ಒಂದೊಂದು ಕಾಂಡಕ್ಕೆ ರಸ ಉಕ್ಕಿ ಬರುವಂತೆ ಆ ಕಬ್ಬು ಹಳೆ ಕಾಲದ ಕಬ್ಬು ನಾವೆಲ್ಲ ಹಲ್ಲಲ್ಲಿ ಕಚ್ಚಿ ತಿಂತಿದ್ದು ನಮಗೆ ಅದೇ ಟಿಫನ್ ಮಾರ್ನಿಂಗ್ ಬೆಳಗ್ಗೆ ಇದ್ರೆ ಅಮ್ಮ ಹಸಿವಾಗುತ್ತೆ ಓದ್ಕೋ ಹೋಗು ಓದ್ತೀನಿ ಏನಾರು ಕೊಡು ಅಂದ್ರೆ ಒಂದು ಜಲ್ಲೆ ಕಬ್ಬು ಕೊಟ್ಬಿಡೋಳು ನಮ್ಮ ತಾಯಿ ದೊಡ್ಡ ಜಗಲಿ ಕಸ ಗಿಸ ಹಾಕಬಾರ್ದು ಹಲ್ಲು ಗಟ್ಟಿಯಾಗಿತ್ತು ಜಗಲಿ ತುದಿಯಲ್ಲಿ ಕೂತ್ಕೊಂಡು ಅದನ್ನ ಒಂದೊಂದೇ ಕಚ್ಚಿ ಕಚ್ಚಿ ಅದನ್ನು ತಿಂದು ಹಲ್ಲೆಲ್ಲ ಸ್ವಚ್ಛ ಆಗಬೇಕು ಅದೇ ಟೂತ್ ಬ್ರಷ್ ಅದಾದ ನಂತರ ಬಾಯೆಲ್ಲ ಆಯಿತು ಏನೋ ಹೊರಗಾಳೋ ಮತ್ತೊಂದೋ ಮಾಡಿರ್ತಿದ್ರು ಕೊಡ್ತಿದ್ರು ಆ ಕಬ್ಬು ಹೇಗಿರ್ತಿತ್ತು ತೆಳುವಾದ ಸಿಪ್ಪೆ ನನಗೆ ಹದಿನಾಲ್ಕು ಹದಿನೈದು ವರ್ಷ ಆಗೋ ಹೊತ್ತಿಗೆ ಕೃತಕ ತಳಿ ಕಬ್ಬುಗಳು ಬಂದು ಬಿಟ್ಟವು ಚೀಣಿ ಕಬ್ಬು ಅಂತ ಒಂದು ಬರ್ತಿತ್ತು ಆಮೇಲೆ ಯಮನಂತೆ ಕಾಣ್ತಿತ್ತು ಕಪ್ಪು ಬಣ್ಣದ ಅದನ್ನ ಹಲ್ಲೆಲ್ಲ ಕಬ್ಬುಣದಲ್ಲಿ ಕೊಟ್ಟಿದ್ರು ಪುಡಿ ಆಗ್ತಿರಲಿಲ್ಲ ಅದು ಸಿಡಿ ಕಬ್ಬು ನಾವು ತಿಂತಿದ್ದ ಕಬ್ಬು ಹೇಗಿತ್ತು ಅದ್ರ ಮೇಲೆ ಪಟಾಪಟಿ ಕಬ್ಬು ಅಂತಿದ್ರು ಕೇಳಿದ್ರು ಎಲ್ಲೋ ಗೊತ್ತಿಲ್ಲ ಕೇಳಿದ್ದೀರಾ ಪಟಾಪಟಿ ಬಿಳಿ ಬಟ್ಟೆ ಕೆಂಪು ಬಟ್ಟೆ ಬಿಳಿ ಬಟ್ಟೆ ಕೆಂಪು ಬಟ್ಟೆ ನಾಮದು ಕಬ್ಬು ಬಿಳಿ ಕೆಂಪು ಬಿಳಿ ಕೆಂಪು ಬಿಳಿ ಹಳದಿ ನಾಮದು ಕಬ್ಬು ಕಬ್ಬಿನಲ್ಲಿ ಶ್ರೀ ವೈಷ್ಣವ ಅಯೋಧ್ಯೆ ತುಂಬ ಅಂತಹ ಕಬ್ಬು ಭತ್ತ ಅಷ್ಟು ಚೆನ್ನಾಗಿತ್ತು ಕಬ್ಬು ಅಷ್ಟು ಚೆನ್ನಾಗಿತ್ತು ಇದಕ್ಕೇನು ಕಾರಣ ನೀರ್ ಈರ ಈರನೀರ್ಪಡಿಂದ ಎನ್ನಿಲತ್ತೆ ಶಿರಕಾರಗಳೆನ್ನವರುಂ ಕರುಮೇದಿಗಳ್ ಊರಿನಿಂದ ಕೊಳ್ಳ ತಳೆಪ್ಪನ ಶಾಲಿಯೇ ಕಂಬರಾಮಾಯಣ ಆ ಶಾಲಿ ಶಬ್ದವನ್ನೇ ಹಾಕಿದರೂ ಕಂಬ ಮಹಾಕವಿಗಳು ವಾಲ್ಮೀಕಿ ರಾಮಾಯಣವನ್ನು ಅನೇಕ ವರ್ಷ ಕಾಲ ಶ್ರೀಮದ್ ಪರಾಶರ ಭಟ್ಟದ ಕಾಲಕ್ಷೇಪ ಗೋಷ್ಠಿಯಲ್ಲಿ ಅಗ್ರದಲ್ಲಿ ಶಿಷ್ಯರಾಗಿ ಕುಳಿತುಕೊಂಡು ಕೇಳಿ ಆ ರಸ್ಯಾರ್ಥಗಳನ್ನೆಲ್ಲ ಹುದುಗಿಸಿ ಮಾಡಿದ್ದಾರೆ ದೇಶೀಯ ಭಾಷೆಗಳಲ್ಲಿ ರಚಿತವಾದ ರಾಮಾಯಣಗಳಲ್ಲಿ ಕಂಬರಾಮಾಯಣಕ್ಕೆ ಸಮಾನವಾದ ರಾಮಾಯಣ ಇನ್ನೊಂದಿಲ್ಲ ಎರಡನೇದು ತುಳಸಿ ರಾಮಾಯಣ ವಾಲ್ಮೀಕಿಯನ್ನು ಮೀರಿಸಿದ್ದಾರೆ ಕಂಬರು ಹದಿನೆಂಟು ಕಡೆಗಳಲ್ಲಿ ಆದರೆ ವಾಲ್ಮೀಕಿ ದರ್ಶನವನ್ನು ಎಲ್ಲಿಯೂ ಬದಲು ಮಾಡಿಲ್ಲ ಇಲ್ಲಿ ಭಕ್ತ ಹೇಗಿತ್ತು ಅಷ್ಟು ಚೆನ್ನಾಗಿರೋದಕ್ಕೆ ಆ ಊರಿನ ಭತ್ತ ಏನ್ ಕಾರಣ ಈರ ನೀರ್ಪಡಿಂದ ಇನ್ನಿಲತ್ತೆ ಆ ಗದ್ದೆಯಲ್ಲಿ ಅಯೋಧ್ಯೆ ಸುತ್ತ ಗದ್ದೆಗಳಲ್ಲಿ ಒದ್ದೆ ಭೂಮಿ ಯಾವಾಗಲೂ ಲ್ಯಾಂಡ್ ವೆಟ್ ಲ್ಯಾಂಡ್ சில ಕಾರ್ಹಳೆನ್ನ ಬರುಂ ಕರುಮೇದಿಗಳ್ ಅಯೋಧ್ಯೆಯಲ್ಲಿ ಎಮ್ಮೆಗಳು ಬಹಳ ಇದ್ದು ಹಸುಗಳು ಎಲ್ಲ ಗೋಕುಲದಲ್ಲಿ ಕೃಷ್ಣಾವತಾರದಲ್ಲಿ ಅಯೋಧ್ಯೆಯಲ್ಲಿ ಎಮ್ಮೆ ಎರಮೆ ಕಡ ಆ ಎಮ್ಮೆಗಳು ಹೇಗಿತ್ತು ಶಿಲ ಕಾರುಗಳೆನ್ನವரும் ಮೋಡಗಳಂತೆ ಬರ್ತಾ ಇದ್ವು ಅಂತ ಮಳೆ ತುಂಬಿಕೊಂಡ ಮೋಡಗಳಂತೆ ಇವೇನು ಆನೆಯೋ ಅಂತನೂ ಬೇಕು ಧಾರವಾಡದ ಹಾಗೆ ಧಾರವಾಡ ಪ್ರಸಿದ್ಧವಾದದ್ದು ಎಗೆ ಇಂಗ್ಲಿಷ್ ಎ ಮತ್ತು ಕನ್ನಡದ ಎ ಒಬ್ಬರಿಗೆ ಪದೇ ಪದೇ ಫೇಲ್ ಆಗುತ್ತಿತ್ತು ಯಾಕಯ್ಯ ಅಂದ್ರು ನಾನು ಎ ಕಟ್ಟಿದೆ ಅದು ಬಿಚ್ಕೊಂಡು ಹೋಯಿತು ಒಂದೂರು ಆಮೇಲೆ ಸ್ಟ್ಯಾಂಡರ್ಡ್ ಸರ್ ಹೋಯಿತು ಕಾರ್ಗಳೆನ್ನವರುಂ ಕರುಮೇದಿಹಳ್ ಈ ಎಮ್ಮೆಗಳೇನ್ ಮಾಡ್ತಿದ್ವು ಒಂದೊಂದರ ಕೆಚ್ಚಿರಿಷ್ಟಪ್ಪ ಕರುಗಳೆಲ್ಲ ಕುಡಿದು ಕುಡಿದು ಎಮ್ಮೆ ಕರುಗಳು ಸಾಕು ನನಗಿನ್ನು ಬೇಡ ಅಂತ ಬಿಟ್ರೂ ಇನ್ನು ಕೆಚ್ಚಲು ತುಂಬಾ ಅರ್ಧಕ್ಕಿಂತ ಹೆಚ್ಚಿದ್ದ ಹಾಲು ಒಂದೊಂದು ಎಮ್ಮೆ ಏನ್ ಮಾಡ್ತಿತ್ತು ಅಂದ್ರೆ ಊರಿನಿಂದ ಕಣ್ಣುಳ್ಳಿಡ ಮೆನ್ಮುಲೈ ಧಾರೈ ಕೊಳ್ಳ ಕಳೆ ಇಪ್ಪನ ಶಾಲೆಯ ಭತ್ತದ ಗದ್ದೆಗಳಿಗೆ ಹೋಗಿ ಅಲ್ಲಿ ಹಾಲು ಸುರಿತಿದ್ವು ಅಂತೆ ಎಮ್ಮೆಗಳ ಬುದ್ಧಿ ಧಾರಾಳ ನೋಡಿ ಎಂದ್ರು ಮನುಷ್ಯರ ಧಾರಾಳ ಬುದ್ಧಿ ಇರಲಿ ಎಮ್ಮೆಗಳು ಕರು ಕುಡಿದು ಮಿಕ್ಕ ಹಾಲನ್ನ ಗದ್ದೆಯಲ್ಲಿ ಹೋಗಿ ಸುರಿದು ಬರಿತಾ ಇದ್ದವು ಇದು ಎಲ್ಲಿ ಬರೆದಿದ್ದಾರೆ ಕಂಬರಾಮಾಯಣಂ ಪಡಲಂ ಬಾಲಕಾಂಡ ಐವತ್ತೇಳನೇ ಪದ್ಯದಲ್ಲಿ ಐವತ್ತೆಂಟನೇ ಪದ್ಯ ಓದೋದೆಲ್ಲ ಇನ್ನೊಂದು ಕಾರಣ ಹೇಳ್ತಾರೆ ಏನು ಮೆಕ್ಯಾನಿಕ್ಸ್ ಮಾಡಿದ್ರ ಊರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಅನ್ನ ಮಾಡುವಾಗ ಅಕ್ಕಿಯನ್ನ ತೊಳೆದರೆ ಪ್ರತಿಯೊಂದು ಮನೆಯ ಅಕ್ಕಿ ತೊಳೆದ ನೀರು ಹೋಗಿ ಗದ್ದೆಗೆ ಬೀಳುವಂತ ದಶರಥ ವ್ಯವಸ್ಥೆಯನ್ನು ಮಾಡಿದ್ದ ಅದು ಕೂಡ ವೇಸ್ಟ್ ಆಗ್ತಾ ಇರಲಿಲ್ಲ ಇಲ್ಲ ಎಮ್ಮೆ ಕುಡಿಬೇಕು ಇಲ್ಲ ಗದ್ದೆ ಕುಡಿಬೇಕು ಗದ್ದೆಗಳನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ರು ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇರಲಿಲ್ಲ ಅಯೋಧ್ಯೆಯಲ್ಲಿ ಆದ್ರಿಂದ ಆ ಊರಿನ ವೈಭವ ಅನ್ನ ಸಮೃದ್ಧಿಯನ್ನು ಕುರಿತು ಹೀಗೆ ವರ್ಣನೆ ಮಾಡ್ತಾರೆ ಇನ್ನೇನು ಹೇಳಬೇಕು ದುಂದುಭೀವಿರ್ಮೃದಂಗೈಶ್ಚ ವೀಣಾಭಿಪ್ಪಣವೈಸ್ತಥಾ ಪ್ರತಿಯೊಂದು ಮನೆಯಲ್ಲಿ ಸಂಗೀತ ತಿಳಿದಂತಹ ಹುಡುಗರು ಹುಡುಗಿಯರು ದೊಡ್ಡವರು ಚಿಕ್ಕವರು ಭಜನೆ ಭಜನೆ ಭಜನೆ ಮೃದಂಗ ನುಡಿಸುವುದು ಸ್ವಲ್ಪ ಗ್ರಾಮ್ಯವಾದ ಪದಗಳಿದ್ರೆ ತಮಟೆ ನುಡಿಸುವುದು ಹೈಯರ್ ಕಲ್ಚರ್ ಇದ್ರೆ ವೀಣಾಭಿಹಿ ವೀಣೆ ನುಡಿಸುವುದು ಕೊಳಲು ನುಡಿಸುವುದು ಇಷ್ಟು ವಿನೋದದಿಂದ ಅವರು ಜೀವನವನ್ನು ಕಳೆಯುತ್ತಿದ್ದರು ಯಾಕೆಂದ್ರೆ ಶತ್ರುಗಳ ಭೀತಿ ಇರಲಿಲ್ಲ ಯಾವ ಊರಿನಲ್ಲಿ ಶತ್ರುಗಳ ಕಾಟ ಇರ್ತದೆ ಅಲ್ಲಿ ಸಂಗೀತ ಇರೋದಿಲ್ಲ ಬರೀ ಫಿಲ್ಮ್ ಸಾಂಗ್ ಇರ್ತದೆ ಅದು ಮರೆತುಕೊಳ್ಳೋದಕ್ಕೆ ಶಬ್ದ ಇಲ್ಲದೆ ನಿದ್ದೆ ಮಾಡೋಕ್ಕಾಗೋದಿಲ್ಲ ಕೆಲವರಿಗೆ ಅಯೋಧ್ಯೆಯಲ್ಲಿ ಶತ್ರುಗಳ ಕಾಟ ಇರಲಿಲ್ಲ ಅಷ್ಟಾಚಕ್ರ ನವದ್ವಾರ ದೇವಾನಾಂ ಪೂರಯೋಧ್ಯ ತಸ್ಯಾಗಂ ಹಿರಣ್ಮಯ ಕೋಶ ಸ್ವರ್ಗೋ ಲೋಕೋ ಜ್ಯೋತಿಷಾವೃತ ವೇದದಲ್ಲಿ यो ಬ್ರಹ್ಮಣೋ ब्रह्मणो वेदावृतेनावृताम् ತಸ್ಮೈ ಬ್ರಹ್ಮ ಚ ಬ್ರಹ್ಮ ब्रह्मा च आयुः कीर्तिम् प्रजाम् ददुः विभ्राजमानागम् ಅಯೋಧ್ಯಾ ಸೂಕ್ತ ಯಜುರ್ವೇದದಲ್ಲಿ ಬರುತ್ತೆ ನಿತ್ಯ ನಾನು ಪಾರಾಯಣ ಮಾಡ್ತೇನೆ ಇದನ್ನು ಯಾವನು ತಿಳ್ಕೊಳ್ತಾನೆಯೋ ಅವನು ದೇವತೆಗಳನ್ನು ಅಸುರರನ್ನು ವಿದ್ವಾಂತೆ ಮಾ ಸುರಾಗಷ್ಟ ಭಯಾನ್ ಇಬ್ಬರನ್ನು ಗೆಲ್ತಾನೆ ಅಂತ ಫಲಶ್ರುತಿ ಬೇರೆ ಹೇಳಿದ್ದಾರೆ ಅಯೋಧ್ಯೆಯ ಊರಿನ ಕೆಳಗಡೆ ಬೃಹದಾಕಾರದ ಎಂಟು ಸುದರ್ಶನ ಚಕ್ರಗಳು ಸಾಲಿಗ್ರಾಮಗಳು ಇವೆ ಅಂತ ಹೇಳ್ತಾರೆ ಅದೇ ರಕ್ಷಣೆ ಸುದರ್ಶನ ಇದ್ದ ಕಡೆ ರಕ್ಷಣೆ ಒಂಬತ್ತು ಬಾಗಿಲು ಆ ಕೋಟೆ ಹೇಗಿರಬೇಕು ನೋಡ್ಕೊಳ್ಳಿ ಅದು ದೇವತೆಗಳ ಊರು ದೇವಾನಾಂಪೂ ಅಯೋಧ್ಯ ಅಯೋಧ್ಯ ಯೋಧಂ ಅಶಕ್ಯ ಗೆಲ್ಲುವುದಕ್ಕಾಗದೇ ಇರುವಂತಹ ಊರು ಯಾಕೆ ಹತ್ತು ದಿಕ್ಕುಗಳಿಗೆ ರಥವನ್ನು ಏಕಕಾಲದಲ್ಲಿ ಸಿದ್ಧ ಮಾಡಿಟ್ಟಿರ್ತಿದ್ದ ದೊರೆ ದಶರಥ ಅಂದ್ರೆ ಸುಮ್ಮನೆ ಅಲ್ಲ ನಮ್ಮ ಕನ್ನಡದ ರಾಮಾಯಣಕಾರರು ಆ ಹತ್ತು ದಿಕ್ಕುಗಳು ಯಾವ್ಯಾವುದು ಅಂತ ಗುರುತು ಮಾಡಿಟ್ಟಿದ್ದಾರೆ ಅಷ್ಟ ದಿಕ್ಕುಗಳಿಗೆ ಮೇಲೆ ಸ್ವರ್ಗಕ್ಕೆ ಕೆಳಗಡೆ ಪಾತಾಳಕ್ಕೆ ಹತ್ತು ದಿಕ್ಕುಗಳಿಗೆ ರಥ ಸರ್ವದಾ ಸಿದ್ಧ ಇರಬೇಕು ದಶರಥ ಮಹಾವೀರ ಯಾರಿಂದಾರು ಕಾಟ ಬಂತು ರಾಕ್ಷಸರ ಕಡೆಯಿಂದ ಸಿದ್ಧ ರಥ ಓಡಿಸ್ಕೊಂಡು ಹೋಗೋನು ಬರೋನು ಅಂಥ ಮಹಾಶೂರ ಅವನು ಊರದು ಇದರಿಂದಲೇ ರಾವಣ ಭೋಗವತಿಯನ್ನು ತಕ್ಷಕಾವತಿಯನ್ನು ಪುಷ್ಕಲಾವತಿಯನ್ನು ಅವನ ಮಗ ಪೂರ್ವ ದಿಕ್ಕನ್ನು ಇಂದ್ರ ದಿಕ್ಕನ್ನು ವಾಯವ್ಯ ಆಗ್ನೇಯ ಎಲ್ಲ ದಿಕ್ಕುಗಳನ್ನು ಗೆದ್ದು ದೇವತೆಗಳನ್ನು ಸೆರೆ ಹಿಡಿದು ಅಷ್ಟದಿಕ್ಪಾಲಕರನ್ನ ಸೆರೆ ಹಿಡಿದು ನವಗ್ರಹಗಳನ್ನ ತನಗನುಕೂಲವಾದ ಸ್ಥಿತಿಯಲ್ಲಿ ಜಾತಕದಲ್ಲಿ ಕಟ್ಟಿ ಹಾಕಿದ್ರು ರಾವಣ ಅಯೋಧ್ಯೆಯೊಂದನ್ನು ಗೆಲ್ಲೋಕಾಗಿರಲಿಲ್ಲ ಅವನಿಗೆ ಅದಕ್ಕೆ ಕಾರಣ ಆ ಊರಲ್ಲಿ ಜನರಲ್ಲಿದ್ದ ಭಕ್ತಿ ಆ ಊರನ್ನ ನಿರ್ಮಾಣ ಮಾಡಿದ ವಾಸ್ತು ಅದರ ಕೆಳಗಡೆ ಇದ್ದಂತಹ ಸುದರ್ಶನ ಚಕ್ರಗಳು ಮತ್ತು ಜನರು ನಿರ್ಭೀತಿಯಿಂದ ಇರುವುದಕ್ಕೆ ಕಾರಣ ದೊರೆಯ ಧಾರ್ಮಿಕತ್ವ ಆಳುವವರು ಧರ್ಮದಲ್ಲಿದ್ದರೆ ಜನರು ನಿಟ್ಟೆಸರು ನೆಮ್ಮದಿಯಿಂದ ಬಿಡುತ್ತಾರೆ ಆಳುವವರೇ ಧರ್ಮದಲ್ಲಿದ್ದರೆ ಪ್ರತಿನಿತ್ಯ ನಡುಬೀದಿಗಿಳಿದು ಚಳವಳಿ ಮಾಡುವ ಸ್ಥಿತಿ ಬರುತ್ತದೆ ಇದನ್ನು ನಾನು ಸುತ್ತೂರು ಮಠ ಸ್ವಾಮಿಗಳೆದುರಿಗೆ ಹೇಳಿದೆ ಊಟಿನಲ್ಲಿ ಒಂದು ಕಾನ್ಫರೆನ್ಸ್ ಮಾಡಿ ಕರೆದರು ನಾ ಹೇಳಿದೆ ನಿಮ್ಮ ಹಿಂದೆ ಇಬ್ಬರು ಬ್ಲ್ಯಾಕ್ ಕ್ಯಾಟ್ಸ್ ಇಟ್ಕೊಂಡು ಓಡಾಡೋ ಸ್ಥಿತಿಗೆ ನಿಮ್ಮನ್ನು ತಂದವರು ಯಾರು ಸ್ವಾಮಿಗಳು ಅಂತ ಕೇಳಿದೆ ನಾನು ನೀವು ತಪಸ್ಸಿದ್ರೆ ಅವ್ರನ್ನ ಸುಡಬೇಡವೆ ನೀವು ಅಂತ ಕೇಳಿದೆ ನಾನು ಐದುನೂರು ಜನ ಕೂತಿದ್ದೆ ಎದುರುಗಡೆ ಸ್ವಾಮಿಗಳು ಧರ್ಮಪೀಠದ ಮೇಲೆ ಕೂತವರು ಧರ್ಮವನ್ನು ಆಳುವವರಿಗೆ ಹೇಳಬೇಕು ಹೇಳದೆ ಇದ್ರೆ ಅವ್ರ ಜೊತೆಯಲ್ಲಿ ಅವರು ಸಹಕಾರ ಮಾಡಬಾರದು ಅವ್ರು ಕೊಡೋ ಬಿರುದು ಬಾವಲಿಗೆ ಅವರು ಆಶೆ ಪಡಬಾರದು ಹಣಕಾಸು ರಾಜಕೀಯ ಸಂಬಂಧ ಮಠಗಳಿಗೆ ಆಳುವರಿ ಇರಬಾರದು ನಿರ್ಭೀತಿಯಿಂದ ಮಾಡಿ ತಪ್ಪು ಅಂತ ಹೇಳಬೇಕು ವಸಿಷ್ಠರು ವಾಮದೇವರು ಇಬ್ಬರೇ ಮಂತ್ರಿಗಳು ಅಷ್ಟು ದೊಡ್ಡ ರಾಜ್ಯಕ್ಕೆ ಮುಂದೆ ಹೇಳ್ತಾರೆ ಒಂದು ನಯ ಪೈಸ ಸಂಬಳ ತಗೊಳ್ಳದೇ ಇದ್ದ ಮಂತ್ರಿಗಳು ಸಂಬಳ ತಗೊಂಡ್ರೆ ತೊರೆ ಹೇಳಿದಾಗ ಕೇಳಬೇಕಾಗತ್ತೆ ಅಂತ ಮಂತ್ರಾಲೋಚನೆ ಮಾತ್ರ ಮಾಡಿ ಇದು ಮಾಡು ಅಂತ ಹೇಳ್ಬಿಡೋರು ಹೇಳಿದ್ದನ್ನ ಆಚರಣೆಗೆ ತರುವವರು ಎಂಟು ಜನ ಅಮಾತ್ಯರು ಎಕ್ಸಿಕ್ಯೂಟಿವ್ಸ್ ಟೂ ಟೈರ್ ಮಿನಿಸ್ಟ್ರಿ ಆಶ್ಚರ್ಯಕರವಾದಂತಹ ರಾಜ್ಯಾಂಗ ಆದ್ದರಿಂದ ಊರಲ್ಲಿ ಜನ ನೆಮ್ಮದಿಯಿಂದ ಇದ್ದರು ಇನ್ನೂ ಒಂದು ಕಾರಣ ರಾವಣನಿಗೊಂದು ಭಯವಿತ್ತು ಶಬ್ದವೇದ್ಯಂಚ ವಿದತಂ ಲಘುಹಸ್ತ ವಿಶಾರದಾ ಶಬ್ದವೇಧಿ ಅಂತ ಒಂದು ಅಸ್ತ್ರ ಸಿನಿಮಾ ಅಲ್ಲ ನೀವೆಲ್ಲಿ ನೋಡಿದ್ರಿ ಅಂತ ಕೇಳಬೇಡಿ ಬೋರ್ಡು ರಸ್ತೆಯಲ್ಲಿ ಕಾಣಿಸುತ್ತೆ ನೀವೇನು ಶಬ್ದ ಮಾಡಿದರೂ ಜನ ಅದನ್ನು ದುರುಪಯೋಗ ಮಾಡುವ ಸ್ಥಿತಿಗೆ ಇಷ್ಟು ನಾವು ಕೀಳ್ಮಟ್ಟಕ್ಕೆ ಬಂದ್ಬಿಟ್ಟಿದ್ದೇವೆ ಅಯೋಧ್ಯೆಯ ಕ್ಷತ್ರಿಯರು ಸೈನಿಕರು ವೀರರು ಅವರು ಒಂದು ವಿಚಿತ್ರವಾದ ಅಸ್ತ್ರ ಶಸ್ತ್ರ ಶಸ್ತ್ರ ಅಂದ್ರೆ ಸುಮ್ಮನೆ ಎಸೆಯೋದು ಅಸ್ತ್ರ ಅಂದ್ರೆ ಮಂತ್ರೋಚ್ಚಾರಣ ಪೂರ್ವಕವಾಗಿ ಅದನ್ನು ಬಿಟ್ರೆ ಗುರಿಯನ್ನು ಸಾಧಿಸಿ ಪದಾರ್ಥವನ್ನು ಭಸ್ಮ ಮಾಡುವಂತಹದ್ದು ಅಸ್ತ್ರ ಮಿಸೈಲ್ ಅಸ್ತ್ರಕ್ಕೆ ಇಂಗ್ಲಿಷಲ್ಲಿ ಮಿಸೈಲ್ ಅನ್ನಬೇಕು ಶಸ್ತ್ರ ಅಂದ್ರೆ ವೆಪನ್ ಅನ್ನಬೇಕು ಅದರಲ್ಲಿ ಆಗ್ನೇಯ ವಾಯವ್ಯ ಕೌಬೇರ ವಾರುಣ ಯಾಮ್ಯ ಅದರಲ್ಲಿ ಬ್ರಹ್ಮಾಸ್ತ್ರ ವೈಷ್ಣವಾಸ್ತ್ರ ಅನೇಕ ವಸ್ತ್ರಗಳು ಅವತ್ತೆಲ್ಲ ಏನೇನೆಲ್ಲ ಇತ್ತು ಜಗತ್ತನ್ನು ಸುಟ್ಟು ಹಾಳು ಮಾಡಿದ್ರು ವಿಶ್ವಾಮಿತ್ರರು ದಾಸರಾಗಿ ಯುಗದಲ್ಲಿ ಎಷ್ಟೆಲ್ಲ ಹಾಳಾಗಿತ್ತು ಅದೆಲ್ಲ ಏನು ಸಮುದ್ರಕ್ಕೆ ಹೆಸರಿದ್ರು ಆಮೇಲೆ ಅದೇ ಮತ್ತೆ ಮತ್ತೆ ಈಗ ಬರ್ತಾ ಇದೆ ಗೋರಿ ಗಸ್ನಿ ಮಹಮ್ಮದ್ ಹೆಸರಲ್ಲಿ ಪಾಕಿಸ್ತಾನದಲ್ಲಿ ಪೃಥ್ವಿ ತ್ರಿಶೂಲ್ ಆಕಾಶ ಇತ್ಯಾದಿಗಳಲ್ಲಿ ನಮ್ಮ ಹೆಸರಲ್ಲಿ ನಡೆದದ್ದೇ ನಡೆಯುತ್ತೆ ಚಕ್ರಾಕಾರವಾಗಿ ರಾಜಸ್ಥಾನ ಸುಮ್ಮನೆ ಮರುಭೂಮಿ ಆಗಲಿಲ್ಲ ಫಲವತ್ತಾದ ಜಾಗ ಅದು ಯುದ್ಧ ನಡೆದದ್ದು ಪಂಜಾಬ್ ಜಾಗ ದಾಶರಾಜ್ಞಿ ವಿಶ್ವಾಮಿತ್ರರು ಮಾಡಬಾರ್ದೆಲ್ಲ ಮಾಡಿ ಅದು ಸ್ಮಶಾನದಂತೆ ಆಯಿತು ಸರಸ್ವತಿ ನದಿ ಒಣಗಿ ಹೋಯಿತು ಅದರ ಕಥೆ ಸಾಮಾನ್ಯವಲ್ಲ ಋಗ್ವೇದ ಓದಿದ್ರೆ ಇತಿಹಾಸದ ದೃಷ್ಟಿಯಿಂದ ಓದಿದ್ರೆ ಬಹಳ ಸಂಕಷ್ಟವಾಗುತ್ತೆ ನಮಗೆ ಅದು ಒಂದು ಕಡೆ ಆಟಂ ಪ್ರಯೋಗ ಮಾಡಿದರೆ ಹನ್ನೆರಡು ವರ್ಷದ ಕಾಲ ತನಕ ಅದರ ವೈಬ್ರೇಷನ್ಸ್ ಇರುತ್ತೆ ಪರಿಣಾಮ ಅಂತ ಹೇಳ್ತಾರೆ ಇವತ್ತು ಜಪಾನ್ನಲ್ಲಿ ನೋಡ್ತೇವೆ ರಾಜಸ್ಥಾನದಲ್ಲಿ ಕಾಣ್ತಾ ಇದ್ದೀರಿ ಸಿಂಧು ನದಿ ಅದಕ್ಕೆ ಎಷ್ಟೊಂದು ನದಿಗಳು ಟ್ರಿಬ್ಯೂಟರೀಸ್ ಬರ್ತಾ ಇದ್ದು ಸರಸ್ವತಿ ಒಣಗುವುದಕ್ಕೇನು ಕಾರಣ ಸರಸ್ವತಿಯಷ್ಟು ಫಲವತ್ತಾದ ನದಿ ಉದ್ದವಾದ ನದಿ ನಮ್ಮ ಸಂಸ್ಕೃತಿ ಎಲ್ಲ ಯಾವ ನದಿಯ ದಡದಲ್ಲಿ ಉಂಟಾಯಿತೋ ಆ ನದಿ ಇಂಗಿ ಹೋಯಿತು ಅದು ಇಂಗುವುದಕ್ಕೇನು ಕಾರಣ ವಸಿಷ್ಠರು ವಿಶ್ವಾಮಿತ್ರ ಅವ್ರು ಸುಮ್ಮನೆ ಕೂತಿದ್ದವರೆ ಇವರು ಕೈ ಎತ್ತಿ ಜಗಳ ಮಾಡಿ ಅವಾಂತರ ಮಾಡಿ ನೀವು ಡೋಂಟ್ ರಿಯಲೈಸ್ ದಟ್ ಮುಂದೆ ಬರುತ್ತೆ ಕಥೆ ನಾ ಮಾಡಬಾರ್ದೆಲ್ಲ ಮಾಡಿದ್ನಪ್ಪ ಅಂತ ಅವರೇ ಹೇಳ್ಕೊಳ್ತಾರೆ ವಿಶ್ವಾಮಿತ್ರರು ಇವತ್ತಿನ ಜನ ಮಾಡಬಾರ್ದನ್ನ ಮಾಡ್ತಾರೆ ನಾ ಮಾಡಿದೆ ತಪ್ಪಾಯಿತು ಅಂತ ಹೇಳೋದಿಲ್ಲ ಅವರ ಬಾಯಲ್ಲಿ ಇದೇ ವ್ಯತ್ಯಾಸ ಇರಲಿ ಆದ್ದರಿಂದ ಅವರಿಗೆ ಅಯೋಧ್ಯ ಜನರಿಗೆ ಕ್ಷತ್ರಿಯರಿಗೆ ವಿಶೇಷವಾಗಿ ಶಬ್ದವೇಧಿ ಅಂತ ಒಂದು ವಿಶೇಷವಾದ ಅಸ್ತ್ರ ದೂರದಲ್ಲಿ ಯಾರೊಬ್ಬರು ಭಯಂಕರವಾದವರು ಗರ್ಜಿಸಿದರು ಶತಘ್ನೀಶ್ ಒಂದು ಶಬ್ದವನ್ನು ಮಾಡಿದರು ಆದರೆ ಅವರು ಎಲ್ಲಿದ್ದಾರೆ ನಿಮಗೆ ಕಣ್ಣಿಗೆ ಕಾಣಿಸ್ತಿಲ್ಲ ಬಿನ್ ಲ್ಯಾಡನ್ ಎಲ್ಲಿದ್ದಾನೆ ಯಾರೂ ಕಣ್ಣಿಂದ ನೋಡಿಲ್ಲ ತಾಲಿಬನ್ ಎಲ್ಲಿದ್ದಾರೆ ಗೊತ್ತಿಲ್ಲ ಅವರ ಆರ್ಭಟ ಎಲ್ಲ ನಿಮಗೆ ಗೊತ್ತಿದೆ ರಾಮಾಯಣ ಕಾಲದಲ್ಲಾಗಿದ್ರೆ ಆರ್ಭಟವನ್ನ ಕೇಳಿ ಈ ಯಂತ್ರವನ್ನ ಇವರು ಬಿಟ್ಟಿದ್ರೆ ಅದು ಶಬ್ದ ಎಲ್ಲಿಂದ ಬರುತ್ತೆ ಅಟ್ಟಿಸಿಕೊಂಡು ಹೋಗಿ ಅವನನ್ನು ಮುಗಿಸಿಕೊಂಡು ಬರುತ್ತಿತ್ತದು ಇದು ಶಬ್ದವೇದಿ ಶಬ್ದವನ್ನ ಕೇಳಿಯೇ ಗುರಿಯನ್ನು ಹೊಡೆಯುವುದು ಇದು ರಾವಣನ ಹತ್ರ ಇರಲಿಲ್ಲ ಇದು ಅಯೋಧ್ಯೆಯಲ್ಲಿತ್ತು ಕ್ಷತ್ರಿಯರು ಮನೆಯಲ್ಲಿಲ್ಲದೆ ಇದ್ರೆ ಹೆಂಗಸರು ಶಬ್ದವೇದಿ ಅಸ್ತ್ರಗಳನ್ನು ಬಿಡುವವರು ಪುರಂಧಿ ಎಂಬುದಾಗಿ ಹೆಸರು ಆದ್ದರಿಂದ ಒಂದೊಂದು ಮನೆಯಲ್ಲಿಯೂ ಅಂತ ಸುಸಜ್ಜಿತರಾದಂತಹ ಸ್ತ್ರೀಯರು ಪುರುಷರು ಇದ್ದದ್ರಿಂದ ಅಯೋಧ್ಯೆಯನ್ನು ಯಾರು ಮುಟ್ಟೋಕೆ ಬರ್ತಿರಲಿಲ್ಲ ಅಂತ ಹೇಳಿ ಈ ಇಪ್ಪತ್ಮೂರು ಶ್ಲೋಕಗಳಲ್ಲಿ ಅಯೋಧ್ಯಾ ವರ್ಣನೆಯನ್ನು ಮಾಡ್ತಾರೆ ಲವಕುಶರು ರಾಜ ಹೇಗಿದ್ದ ಅದನ್ನು ವರ್ಣನೆ ಮಾಡ್ತಾರೆ ಇಲ್ಲಿ ಮುಂದಿನ ಇನ್ನೊಂದು ಅಧ್ಯಾಯದಲ್ಲಿ ತಸ್ಯಾಂ ಪುರ್ಯಾಮಯೋಧ್ಯಾಯಾಂ ವೇದವಿತ್ ಸರ್ವಸಂಗ್ರಹ ದೊರೆ ಹೇಗಿದ್ದ ಮೊದಲನೇ ಲಕ್ಷಣ ಏನು ಅಂದ್ರೆ ವೇದವನ್ನು ಓದಿ ತಿಳ್ಕೊಂಡಿದ್ದ ಅಂದ್ರು ಇದೇನು ದೊಡ್ಡ ಲಕ್ಷಣವೇ ಹೌದು ವೇದವಿತ್ ವೇದ ಅಂದ್ರೆ ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಅದು ಅಪ್ಪ ರಾಜ್ಯಾಂಗ ಸಂವಿಧಾನ ಯಾರೊಬ್ರು ಅಂಬೇಡ್ಕರ್ ಈಚೆಗೆ ಬರೆದು ಕೊಟ್ಟು ಮಾಡುವುದಲ್ಲ ರಾಮ ಜೋಯಿಸರು ಪದೇ ಪದೇ ಹೇಳ್ತಾರೆ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಮನುಸ್ಮೃತಿಯಲ್ಲಿ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ವಿಷ್ಣು ಸ್ಮೃತಿ ಯಮಸ್ಮೃತಿ ವ್ಯಾಸಸ್ಮೃತಿ ಶಂಖಲಿಖಿತ ಸ್ಮೃತಿ ಅನೇಕ ಸ್ಮೃತಿ ಗ್ರಂಥಗಳಲ್ಲಿ ಆಪಸ್ತಂಭ ಗೌತಮಾದಿಗಳಲ್ಲಿ ಎಲ್ಲೆಲ್ಲಿ ರಾಜಧರ್ಮ ಅಂತ ಬರ್ತದೆಯೋ ಅದೇ ನಮ್ಮ ಕಾನ್ಸ್ಟಿಟ್ಯೂಷನ್ ರಾಜ ಹೇಗಿರಬೇಕು ಬೈಂಡಿಂಗ್ ಆನ್ ದಿ ಕಿಂಗ್ ಪ್ರಜೆಗಳು ಹೇಗಿರಬೇಕು ಅದಕ್ಕೆ ಪರಸ್ಪರ ಸಂಬಂಧಪಟ್ಟದ್ದು ಮಹಾಭಾರತದಲ್ಲಿ ರಾಜಶಾಸನ ಅನುಶಾಸನ ಪರ್ವತ ತುಂಬಾ ಇದೆ ಅದು ಅದಕ್ಕೆಲ್ಲಕ್ಕೆ ಮೂಲವಾದದ್ದು ವೇದ ಅದರಲ್ಲಿ ಋಗ್ವೇದದಲ್ಲಿ ಇವತ್ತಿಗೆ ನಮಗೆ ದೊರಕತಕ್ಕಂಥ ಐತರೇಯ ಬ್ರಾಹ್ಮಣದಲ್ಲಿ ದೊರೆ ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳಬೇಕಾದ್ರೆ ಪ್ರತಿಜ್ಞಾವಿಧಿ ಸ್ವೀಕಾರ ಓತ್ ಟೇಕಿಂಗ್ ನಮ್ಮ ದೇಶದಿಂದ ಬಂದದ್ದು ಕದ್ರು ಪಶ್ಚಿಮದವರು ಓತ್ ಟೇಕಿಂಗ್ ನಾವು ಬ್ರಿಟಿಷರ ಮಾಡಲಲ್ಲಿ ಮಾಡ್ತಿದ್ದೇವೆ ಪ್ರತಿಜ್ಞಾ ಸ್ವೀಕಾರ supreme court justice high court justice governor ಎದುರು ಪ್ರಮಾಣ ವಚನ ಸ್ವೀಕಾರ ಗೌರ್ನರ್ ಪ್ರಮಾಣ ವಚನ ತಗೋಬೇಕಾದ್ರೆ ಜಸ್ಟಿಸ್ ಎದುರು ತಗೊಳ್ಬೇಕು ಇದು ಎಲ್ಲಿಂದ ಬಂತು ಇಂದ್ರ ಬೃಹಸ್ಪತಿಯ ಎದುರಿಗೆ ಪ್ರಮಾಣವನ್ನ ಮಾಡಿ ಗುರುಗಳೇ ಧರ್ಮಕ್ಕೆ ನಿಮಗೆ ನಾನು ದ್ರೋಹ ಬರೆದರೆ ನನಗೆ ಪುಣ್ಯ ಬರದೇ ಹೋಗಲಿ ಎಂಬ ಮಾತು ಅದು ದೊರೆಯಾಡಬೇಕಾದದ್ದು ಋಗ್ವೇದದಲ್ಲಿದೆ ಅದಕ್ಕೆ ಪುರೋಹಿತ ಮಾಡುವ ಪ್ರತಿಜ್ಞಾವಿಧಿ ರಾಜ್ಯಕ್ಕೂ ಧರ್ಮಕ್ಕೂ ನಿನಗೂ ದ್ರೋಹ ಮಾಡಿದರೆ ನನ್ನ ವಂಶ ಹಾಳಾಗಲಿ ಎಂಬುವಂತಹ ಮಾತು ಅಲ್ಲ ಜಗತ್ತಲ್ಲಿ ಯಾವ ಕಾನ್ಸ್ಟಿಟ್ಯೂಷನ್ ಇದೆ ಹೇಳಿ ಓದಿದ್ದೀರಾ ಒಂದು ರಾಮಾಯಣ ಇಟ್ಕೊಂಡ್ರೆ ಇಡೀ ವೇದದ ಪ್ರದಕ್ಷಿಣೆ ಬರುತ್ತೆ ಇಷ್ಟು ಕಠೋರವಾದಂತಹ ರಾಜ್ಯಾಂಗ ಯಾಕೆ ಧರ್ಮ ಧರ್ಮ ಧರ್ಮ ಬೈಂಡಿಂಗ್ ಅನ್ನೋ ರಾಜನಿಗೆ ಮೇಲೆ ಧರ್ಮ ರಾಜ ಏನಿದ್ರೂ ಧರ್ಮವನ್ನ ರಕ್ಷಿಸುವವನೇ ಹೊರತು ಧರ್ಮವನ್ನ ಮಾಡುವವನಲ್ಲ ಆಚರಣೆ ಮಾಡಬೇಕು ಆದ್ದರಿಂದ ದಶರಥ ವೇದವನ್ನ ತಿಳಿದಿದ್ದ ಅವರಪ್ಪ ಅವರ ತಾತ ಮುತ್ತಾತ ಮನುವಿನಿಂದ ಹಿಡಿದುಕೊಂಡು ಎಲ್ಲರೂ ವೇದವನ್ನು ತಿಳಿದವರು ಯದ್ವೈ ಕಿಂಚಿನ್ ಮನುರವದತ್ ತದ್ಭೇಷಜಂ ಯಜುರ್ವೇದ ಮನು ಏನು ಹೇಳಿದನೋ ಅದು ಔಷಧ ಇದ್ದ ಹಾಗೆ ನಮಗೆ ಅದು ಬಿಟ್ಟ ಪಥ್ಯವಾಗುತ್ತೆ ಅದು ಯಾಕೆ ಮನುಷ್ಯರು ಬಾಳುವುದಕ್ಕೆ ಬೇಕಾದ ಎಲ್ಲವನ್ನು ಮನು ಹೇಳಿದ್ದಾನೆ ಮನುಸ್ಮೃತಿಯನ್ನು ಸುಮ್ಮನೆ ದೂಷಣೆ ಮಾಡ್ತಾರೆ ಮನುಸ್ಮೃತಿಯನ್ನು ಓದಿಯೇ ಇಲ್ಲ ಅನೇಕರು ನಮ್ಮ ಮುಂದಿನ ಗ್ರಂಥ ಕೌಟಿಲ್ಯನ ನಮ್ಮ ಇನ್ಸ್ಟಿಟ್ಯೂಟ್ನಿಂದ ಮನುಸ್ಮೃತಿ ಮೇಲೆ ಬರೀತಾ ಇದ್ದೇನೆ ಅದರಲ್ಲಿ ಒಂದು ಕಡೆ ಮನುವೇ ಹೇಳ್ತಾನೆ ನಾನು ವೇದದಿಂದ I have derived certain principles that are good for society ಆದರೆ without changing the primordial principles where wherever the applications are not suitable for you you are at liberty to change ಇದು ಮನು ಹೇಳಿರುವ ಮಾತು ನಂಬ್ತೀರಾ ನನ್ನ ಕಾಲಕ್ಕೆ ತಿಳಿದಂತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಹಾಗೇ ಇದೆ ಆ ಪ್ರಿಯಾಂಬಲ್ ಅಂತ ಏನು ಹೇಳ್ತೀರಿ ಯಾತಕ್ಕಾಗಿ ರಾಜ್ಯ ಯಾತಕ್ಕಾಗಿ ಪ್ರಜೆ ಯಾತಕ್ಕಾಗಿ ಸುಖ ಆ ಗುರಿಯನ್ನು ಬದಲಾವಣೆ ಮಾಡದೆ ಎಲ್ಲಿಯೋ ಒಂದು ಕಡೆ ಸಣ್ಣ ಪುಟ್ಟ ವಿಷಯ ಈ ನಾಲ್ಕು ವರ್ಷಕ್ಕೆ ಎಲೆಕ್ಷನ್ ಬೇಕೆ ಮೂರೇ ವರ್ಷಕ್ಕೆ ಬೇಕೆ ಎರಡೇ ವರ್ಷಕ್ಕೆ ಬೇಕೆ ಅದನ್ನು ನೀವು ಬದಲಿ ಮಾಡಿಕೊಳ್ಳಿ without meddling with the original principles ಮುನು ನಾನು ಓದೋದಿಲ್ಲ ಜನಗಳು ಕೌಟಿಲ್ಯನ ಅರ್ಥಶಾಸ್ತ್ರದ ಮೇಲೆ ಒಂದು ಪುಸ್ತಕ ಬರೆದೆ ಮೈಸೂರಲ್ಲಿ ಕೆಲವರು ಕೋಲಾಹಲ ಮಾಡ್ತಿದ್ದವರು ಬಾಯಿ ಮುಚ್ಚಿ ಹೋಯಿತು ನಮ್ಮ ಬೇಕಾದವರೊಬ್ಬರು ಬನ್ನಿ ಆಚಾರ್ಯ ಸಿದ್ಧವಾಗಿದ್ದಾರೆ ಒಂದೇ ಸ್ಟೇಜಿನ ಮೇಲೆ ಆರ್ಗ್ಯುಮೆಂಟ್ಸ್ ಮಾಡೋಣ ಇಲ್ಲ ಇಲ್ಲ ಅವರು ದೊಡ್ಡ ವಿದ್ವಾಂಸರು ಅವರ ಜೊತೆಯಲ್ಲಿ ಚರ್ಚೆ ಬೇಡ ನಾಳೆ ಇದೇ ಗತಿಯಾಗುತ್ತೆ ಚಾಲೆಂಜ್ ಮಾಡೋರಿಲ್ಲ ನಮ್ಮ ವೈದಿಕ ವಿದ್ವಾಂಸರು ಪಂಡಿತರು ಮಕೀಕಾಮಕಿ ಓದ್ತಾರೆ ಮೂಲ ಗ್ರಂಥಗಳನ್ನು ಇವತ್ತಿಗೆ ಬೇಕಾದ ಒಂದು ವಿಷನ್ ದೃಷ್ಟಿಯಿಂದ ಓದಿ ಅರ್ಥೈಸುವಂತಹ ಆ ಲಿಂಕ್ ಹಚ್ಚುವ ಕೆಲಸ ವಸಿಷ್ಠರು ಮಾಡಿದ್ದು ಆಂಗಿರಸರು ಮಾಡಿದ್ದು ಅನೇಕ ಗುರುಗಳು ಪೂರ್ವಾಚಾರ್ಯರು ಸಪ್ತರ್ಷಿಗಳು ಗೋತ್ರ ಪ್ರವರ್ತಕರು ಇವತ್ತೇನು ಬಿಟ್ಟು ಹೋಗಿದೆ ಹೊಸ ಬ್ರಾಹ್ಮಣ್ಯ ತಯಾರಾಗಬೇಕು ಹೊಸ ಕ್ಷತ್ರಿಯತ್ವ ತಯಾರಾಗಬೇಕು ಆಗ ರಾಮರಾಜ್ಯ ಬರ್ತದೆ ಒಳ್ಳೆ ಆಳುಗರು ಒಳ್ಳೆಯ ಧರ್ಮ ಸಂರಕ್ಷಕರು ಇಲ್ಲದೆ ಇದ್ದರೆ ರಾಜ್ಯವನ್ನು ಕಟ್ಟಲಾರಿ ಅದರಿಂದ ದಶರಥನಿಗೆ ಮೊದಲನೆಯ ಲಕ್ಷಣ ದವಿತ್ ಎರಡನೇದು ಸರ್ವ ಸಂಗ್ರಹ ತನ್ನ ರಾಜ್ಯ ಸುಭಿಕ್ಷವಾಗಿರುವುದಕ್ಕೆ ಜನ ನೆಮ್ಮದಿಯಿಂದ ಇರುವುದಕ್ಕೆ ಏನು ಬೇಕು ಅದು ಎಲ್ಲೆಲ್ಲಿದ್ರೆ ಅವುಗಳನ್ನೆಲ್ಲ ತರಿಸಿ ತರಿಸಿ ಸಂಗ್ರಹ ಮಾಡುತ್ತಿದ್ದ ಹಳೆ ಕಾಲದಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಅವ ಪಾಳೆಪಟ್ಟಿ ಅಧೀನದ ಕಾಲದಲ್ಲಿ ಎಲ್ಲೆಲ್ಲಿ ಹಳ್ಳಿಗಳಿವೆ ಅಲ್ಲಿ ಹಳ್ಳಿಗಳಲ್ಲಿ ಗುರುಗಳು ಬೇಕು ಅಂತ ಬೇರೆ ಕಡೆಯಿಂದ Brahmins use to be imported ಅವ್ರಿಗೆ ಅಗ್ರಹಾರ ಕಟ್ಕೊಡ್ತಿದ್ರು ನೀವು ವೇದ ಹೇಳಿ ಜಗಲಿ ಮೇಲೆ ಹೇಳಿ ನಿಮ್ಗೆ ಓಣಿ ಕೊಡ್ತೇವೆ ಕಾಣಿ ಕೊಡ್ತೇವೆ ನಿಮ್ಮ ತಂಟೆಗೆ ಯಾರೂ ಬರೋದಿಲ್ಲ ಹಾಗೆಲ್ಲ ಮಾಡಿದ್ರಿಂದ ಕರ್ನಾಟಕ ಸುಭಿಕ್ಷವಾಯಿತು ವಿಜಯನಗರ ಸುಭಿಕ್ಷವಾಯಿತು ಇದು ನಮ್ಮ ಪದ್ಧತಿ ಇದನ್ನೆಲ್ಲ ಕಿತ್ಕೊಂಡು ಅವಮಾನ ಮಾಡಿ ನಮ್ಮೂರಲ್ಲಿ ಹೇಳ್ತಾರೆ ನಮ್ಮೂರನ್ನ ಹಾಳು ಮಾಡಿಬಿಟ್ಟು ಹೋಗಿಬಿಟ್ರೆ ಆಚಾರ್ಯ ಅಂತಾರೆ ನಾನೇನ್ ಮಾಡಲಿ ಹೊಟ್ಟೆಪಾಡಿಗೆ ಒಂದೂರ್ನ ನಮ್ದೇ ಇದೇ ರಾಮಾಯಣವನ್ನು ಒಂದು ಹೇಳ್ಬೋದಾಗಿತ್ತು ಅಕಸ್ಮಾತ್ ಒಂದ್ ದಿವಸ ಹೇಳಿದ್ದನ್ನು ಕೇಳಿ ಊರಿನ ಹಿರಿಯರು ಇನ್ನೂ ಬದುಕಿರೋರು ನಮ್ಮೂರು ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ಊರು ಬಿಟ್ಟು ಹೋಗುವುದೊಂದು ಕಾಲ ಊರಿಗೆ ಜನ ಬರುವುದೊಂದು ಕಾಲ ಒಳ್ಳೆ ನರ್ತಕರಿದ್ರು ಒಳ್ಳೆ ಆಯುರ್ವೇದ ಪಂಡಿತರಿದ್ರು ಒಳ್ಳೆ ಶಿಕ್ಷಕರಿದ್ರು ಅಧ್ಯಯನ ಮಾಡುವರಿದ್ರು ಸಮೃದ್ಧಿಯಾಗಿ ನಮ್ಮೂರಲ್ಲಿರಲಿ ಅಂತ ದೇಶ ವಿದೇಶಗಳಿಂದ ತರಿಸ್ತಾ ಇದ್ದ ದಶರಥ ಪೌರಜಾನಪದ ಪ್ರಿಯ ಇದರಲ್ಲಿ ಎಕನಾಮಿಕ್ಸ್ ಇಟ್ಟಿದ್ದಾರೆ ನೋಡಿ ಪೌರರು ಅಂದ್ರೆ ಪಟ್ಟಣಿಗರು ಜಾನಪದರು ಅಂದ್ರೆ ಹಳ್ಳಿಗರು ಇಬ್ಬರಿಗೂ ಪ್ರಿಯವಾದ ರೀತಿಯಲ್ಲಿ ಅವನು ಎಕನಾಮಿಕ್ ಪಾಲಿಸಿ ಮಾಡ್ತಿದ್ದ ದಶರಥ ಹಳ್ಳಿಯವರನ್ನು ಪಟ್ಟಣದವರನ್ನು ಒಟ್ಟಿಗೆ ಹೋಲಿಸುವುದು ಕಷ್ಟ ಪೌರರಿಗೆ ಹಿತವಾದದ್ದು ಹಳ್ಳಿಯವರಿಗೆ ಹಿತವಾಗೋದಿಲ್ಲ ಅಲ್ಲಿ ಪಂಪ್ ಸೆಟ್ ಕೊಡ್ತೀರಿ ಫ್ರೀಯಾಗಿ ಪಟ್ಟಣದಲ್ಲಿ ಪಂಪ್ ಸೆಟ್ ಕೇಳೋದಿಲ್ಲ ಇಲ್ಲಿ ಉಚಿತ ಎಲೆಕ್ಟ್ರಿಸಿಟಿ ಯಾರು ಕೇಳೋದಿಲ್ಲ ಹಳ್ಳಿಯಲ್ಲಿ ಅದು ಅವಶ್ಯಕ ಆಗಬಹುದು ಇಲ್ಲಿ ಸ್ಕೂಲ್ ಕಾಲೇಜು ಬೇಕಾಗಬಹುದು ದೊಡ್ಡ ದೊಡ್ಡ ಊರುಗಳಾದರೆ ಜೈಲುಗಳು ಹುಚ್ಚಾಸ್ಪತ್ರೆಗಳು ಬಹಳಷ್ಟು ಬೇಕಾಗಬಹುದು ಹಳ್ಳಿಗಳಲ್ಲಿ ಬೇಕಾಗೋದಿಲ್ಲ ಅಲ್ಲಿ ಮಾತ್ರ ಕೊಟ್ಟಿದ್ದೀರಿ ಎರಡು ದೊಡ್ಡ ಆಸ್ಪತ್ರೆ ನಮ್ಮ ಊರಿಗೂ ಒಂದು ಕಡಿ ನಮ್ಮ ಹಳ್ಳಿಗೂ ಒಂದು ಕಡಿ ಅಲ್ಲ ಹಳ್ಳಿ ರಿಕ್ವೈರ್ಮೆಂಟ್ ಬೇರೆ ಪಟ್ಟಣದ ರಿಕ್ವೈರ್ಮೆಂಟ್ ಬೇರೆ ಹಾವು ಹೊಡೆದು ಹದ್ದಿಗೆ ಹಾಕಿದ್ರು ಅಂತ ಒಬ್ಬರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರಿಗೆ ಹಾಕೋದಲ್ಲ ಆದ್ದರಿಂದ ಪೌರರನ್ನು ಜಾನಪದರನ್ನು ಸಮಾನವಾಗಿ ಮೆಚ್ಚಿಸುವಂತಹ ಒಳ್ಳೆ ಎಕನಾಮಿಕ್ ಪಾಲಿಸಿ ಮಾಡ್ತಿದ್ದ ದಶರಥ ಇಕ್ಷ್ವಾಕೂಣಾಮಚಿರಥ ಇದು ಟ್ರಾಜಿಡಿಯಲ್ಲಿ ಇಂಥವನು ಕೈಕೇಯಿ ಎಂಬ ಕೆಸರಲ್ಲಿ ಬಿದ್ದು ಸತ್ತ ದಶರಥ ಇಷ್ಟು ದೊಡ್ಡ ಮಹಾವೀರ ಜಗತ್ತನ್ನು ಗೆದ್ದವನು ದೇವತೆಗಳಿಗೆ ಸಹಾಯ ಮಾಡಿದವನು ವೇದ ಓದಿದವನು ರಾಮನಿಗೆ ತಂದೆಯಾಗುವುದಕ್ಕೆ ಸಕಲ ಅರ್ಹತೆಯನ್ನು ಪಡೆದವನು ಕೈಕೇಯಿ ಕೆಸರಲ್ಲಿ ಬಿದ್ದು ಕಾಮಮೋಹಿತನಾಗಿ ಹೋಗಿಬಿಟ್ಟ ಅದಕ್ಕೆ ಪ್ರಭು ರಾಮಚಂದ್ರ ಮನೆಯಿಂದ ಅವಧಿ ಕಾಮಮೋಹಿತ ಇಲ್ಲಿಂದ ತಿದ್ದುಕೊಂಡು ರಾವಣನ ತನಕ ಹೋಗಿ ಆ ಕಾಮಕ್ರೋಧಗಳೆಲ್ಲವನ್ನ ಕಿತ್ತು ಹಾಕಿ ಕೊನೆಯಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡ ಮೊದಲೇ ಮಾಡುವುದಲ್ಲ ರಾಮಾಯಣದಲ್ಲಿ ಯಜ್ವಾ ಧರ್ಮರಥೋ ಇದು ಒಂದೊಂದೇ ಗುಣವನ್ನು ಓದಿದ್ರೆ ಒಂದೊಂದು ದಿವಸಕ್ಕೆ ಒಂದೊಂದೇ ಆಗುತ್ತೆ ಅನೇಕ ಯಾಗಗಳನ್ನು ಮಾಡಿದ್ದ ಧರ್ಮರಥನಾಗಿದ್ದ ರಾಜಋಷಿಯಾಗಿದ್ದ ಮಹರ್ಷಿ ಕಲ್ಪನಾಗಿದ್ದ ಲೋಕಗಳೆಲ್ಲದರಲ್ಲಿ ಅವನ ಹೆಸರನ್ನ ಎಲ್ಲರೂ ಕೇಳಿದರು ರಾಜ ಚೆನ್ನಾಗಿದ್ದ ಅಂತ ಹೇಳಿದರು ಸಾಕೆ ಆ ಊರಿನ ಜನ ಹೇಗಿದ್ರು ಅದನ್ನು ಹೇಳಿ ನೋಡೋಣ ಊರ ಜನ ಹೇಗಿದ್ರು ಅದು ನೋಡಿ ರಾಜ ಹೇಗಿದ್ದ ಅಂತ ಅರ್ಥ ಮಾಡಿಕೊಳ್ಳೋಣ ಅಂತ ಹೇಳೋದಾದ್ರೆ ಇಲ್ಲಿ ಹೇಳ್ತಾರೆ ತಸ್ಮಿನ್ ಪುರವರೇ ಹೃಷ್ಟಾ ಅಯೋಧ್ಯೆಯಲ್ಲಿದ್ದ ಜನ ಎಲ್ಲರೂ ಹರ್ಷದಿಂದಿದ್ದರು ಅಸುಖಿಗಳು ಯಾರೂ ಇಲ್ಲ ಹರ್ಷದಿಂದಿದ್ದರು ಅದಕ್ಕೇನು ಕಾರಣ ಧರ್ಮರತಾ ಧರ್ಮನಿಂದಿದ್ರು ಅದರಿಂದ ಸುಖವಾಗಿತ್ತು ಧರ್ಮೇಣ ಪಾಪಮ ಪನುದತಿ ತಸ್ಮಾತ್ ಧರ್ಮಂ ಪರಮಂ ವದಂತಿ ಧರ್ಮದಿಂದಿದ್ರೆ ಹರ್ಷ ಬರ್ತದೆ ಹರ್ಷ ಅಂದ್ರೆ ತೃಪ್ತಿನೂ ಬರಬಹುದು ನನ್ನ ಧರ್ಮದಲ್ಲಿ ನಾನಿದ್ರೆ ನನಗೆ ತೃಪ್ತಿ ಒಂದು ಸಾವಿರ ಕಾಪಿ ಬೈಬಲ್ ಅಥವಾ ಕೊರಾನ್ ಅಚ್ಚು ಮಾಡಿ ನನಗೆ ಉಚಿತವಾಗಿ ಹಂಚಿದರೆ ಏನು ಪ್ರಯೋಜನ ನನಗೆ ಪ್ರಯೋಜನ ಆಗೋದು ನನಗೆ ರಾಮಾಯಣ ಕೊಡಿ ನನಗೆ ಮಹಾಭಾರತ ಕೊಡಿ ಯಾರ್ಯಾರ ಮನೆಯಲ್ಲಿ ಉಪಯೋಗ ಇಲ್ಲದೆ ಬಿದ್ದಿದೆಯೋ ಹಳೆಯ ಗ್ರಂಥಗಳು ನನಗೆ ಕೊಡಿ ನನಗೆ ಉಪಯೋಗವಾಗುತ್ತೆ ಅದು ನನಗೆ ಐಶ್ವರ್ಯ ಬೇರೆದು ಕೊಟ್ಟರೆ ತಗೊಂಡು ನಾನೇನು ಮಾಡಲಿ ಅಂತ ಹೇಳಬೇಕು ನನ್ನ ಧರ್ಮ ಇದು ಕ್ಷೇತ್ರ ಏನು ಬೇಕು ನಿನಗೆ ರಾಮಾಯಣ ಕೊಡ್ತೇನೆ ಮಹಾಭಾರತ ಕೊಡ್ತೇನೆ ಇಲ್ಲ ನನಗೆ ಬಂದು ಕೊಡಿ ಅಂತ ಕೇಳ್ತಾನೆ ಅವನು ಅವರವರ ಧರ್ಮದಲ್ಲಿ ಅವರವರಿಗೆ ಚಪ್ಪಲಿ ಹೊಲಿಯುವವನಿಗೆ ಅದಕ್ಕೆ ಬೇಕಾದ ಆಯುಧಗಳನ್ನು ನೀವು ಕೊಡಬೇಕು ಎಲ್ಲರಿಗೂ ಒಂದೇ ರೀತಿ ಶಿಕ್ಷಣ ಮಾಡ್ತೇವೆ ನೀನು ರಾಮಾಯಣ ಓದು ಮಹಾಭಾರತ ಓದು ಅವನು ಬರೀ ಕೇಳ್ತಾನೆ ಅವನಿಗೆ ಅವನಿಗೆ ಯಾಕೆ ಬಲಾತ್ಕಾರ ಮಾಡ್ತೀರಿ ಆದ್ರಿಂದ ಸ್ವೇ ಸ್ವೇ ಧರ್ಮಣಿ ಅಭಿರತಃ ಗೀತೆಯಲ್ಲಿ ಹೇಳ್ತಾನೆ ಭಗವಂತ ಪಟ್ಟಾಭಿಷೇಕ ಸರ್ಗದಲ್ಲಿ ಅದನ್ನೇ ವಾಲ್ಮೀಕಿ ಹೇಳ್ತಾರೆ ಎಲ್ಲರಿಗೂ ಲೋಕದಲ್ಲಿ ಆಚರಿಸಲ್ಪಡುವ ಧರ್ಮ ಒಂದೇ ರೀತಿ ಇರೋದಿಲ್ಲ ಮನುಷ್ಯ ಧರ್ಮ ಅನ್ನೋದು ಒಂದೇ ಆದರೆ ವೈಯಕ್ತಿಕವಾಗಿ ಅನೇಕ ಬ್ರಾಂಚಸ್ ಇರ್ತವೆ ಆದ್ರಿಂದ ಜನರಿಗೆ ಹರ್ಷವಿತ್ತು ಅಯೋಧ್ಯೆಯಲ್ಲಿ ಆ ಊರಲ್ಲಿ ತನ್ನ ತನ್ನ ಸಂಪಾದನೆಯಿಂದ ತೃಪ್ತನಾಗಿಲ್ಲದೆ ಇದ್ದವನು ಯಾರೂ ಇರಲಿಲ್ವಂತೆ ನರಾಸ್ತುಷ್ಟಾ ಧನೈ ಸ್ವೈ ಸ್ವೈ ಅಲುಬ್ಧಾ ಸತ್ಯವಾದಿನ ಲೋಭ ಇರಲಿಲ್ಲ ಸತ್ಯವನ್ನೇ ಹೇಳ್ತಿದ್ರು ಕಾಮೀವ ನಕದರ್ಯೋವ ನೃಶಂಸ ಪುರುಷ ಕ್ವಚಿತ್ ಸಿಕ್ಕಿದ್ದನ್ನೆಲ್ಲ ಆಶೆ ಮಾಡತಕ್ಕಂಥ ದುರಾಶೆಯ ಕಾಮಿಗಳಾಗಲಿ ಕದರ್ಯರಾಗಲಿ ಆ ಅಯೋಧ್ಯೆಯಲ್ಲಿ ಇರಲಿಲ್ಲ ಕದರಿಯ ಅಂದ್ರೆ ಯಾರು ಈ ಶಬ್ದವೇ ಕೇಳಿದ್ದೀರೋ ಇಲ್ವೋ ಆದರೆ ಜನ ನೋಡಿದ್ದೀರಿ ಆತ್ಮಾನಂ ಧರ್ಮಕೃತ್ಯಂಚ ದಾರಾಂಶ ಪೀಡಯೇತಿ ಒಬ್ಬನಲ್ಲಿ ಕೋಟಿ ಕೋಟಿ ಕೋಟಿ ಹಣ ಇದೆ ತಾನೂ ತಿನ್ನುವುದಿಲ್ಲ ಮಾರಾಯ ಒಂದು ಬಾಳೆಹಣ್ಣು ಊಟ ಮಾಡಿದರೆ ನರ್ಸ ಅದು ನಂಜನಗೂಡು ಬಾಳೆಹಣ್ಣು ಆದರೆ ಆರು ರೂಪಾಯಿ ಆಗುತ್ತೆ ಒಂದು ಬಾಳೆಹಣ್ಣು ಹ್ಯಾಕ್ ಗೊತ್ತು ಯಾರೋ ತಂದು ಕೊಟ್ಟಿದ್ರು ಮೊನ್ನೆ ಇದು ಇನ್ನೂ ಇದೆಯೇ ನಂಜನಗೂಡು ಬಾಳೆಹಣ್ಣು ಒಂದು ಹಣ್ಣಿಗೆ ಆರು ರೂಪಾಯಿ ಸ್ವಾಮಿ ಅಯ್ಯೋ ಇದ್ನ್ಯಾಕ್ ತಂದು ಕೊಟ್ರಿ ನಾಯಕ ಕದರಿ ಅಲ್ಲ ಆದರೆ ಕೆಲವರು ತಮ್ಮ ಕೈಯಿಂದ ಹಣ ಖರ್ಚು ಮಾಡಬೇಕಾದ್ರೆ ಅಯ್ಯೋ ಬಾಳೆಹಣ್ಣು ಹೋಯ್ತಲ್ಲ ದುಡ್ಡು ಹೋಯ್ತಲ್ಲ ಅಯ್ಯೋ ಕದರಿನ ಮೊದಲನೇ ಲಕ್ಷಣ ಧರ್ಮ ಕೃತ್ಯಂಚ ಧರ್ಮದ ಕೆಲಸಕ್ಕೆ ಹಣ ಕೇಳ್ತೀರಿ ಅಯ್ಯೋ ಕೊಟ್ಟರೆ ಹೋಗ್ತಲ್ಲ ಧರ್ಮದ ಕೆಲಸಕ್ಕೂ ಅವನ ದುಡ್ಡು ಉಪಯೋಗ ಬರುವುದಿಲ್ಲ ತಾನೂ ತಿನ್ನುವುದಿಲ್ಲ ಪುತ್ರದಾರ ಅಂಶ ಹೆಂಡತಿ ಕೊಡೋದಿಲ್ಲ ಮಕ್ಕಳು ಕೊಡೋದಿಲ್ಲ ಅವನ್ನೆಲ್ಲ ಪೀಡೆ ಮಾಡ್ತಾನೆ ಲೋಭಾತ್ ಎಪ್ಪಿತರವು ತಂದೆ ತಾಯಿಗಳಿಗೂ ಕೂಡ ಒಂದು ಮಳ ಬಟ್ಟೆ ಕೊಡೋದಿಲ್ಲ ಇಂಥ ಮನುಷ್ಯನಿಗೆ ಕದರ್ಯ ಎಂಬುದಾಗಿ ಹೆಸರು ಎಲ್ಲಿ ಅವರು ರಾಮು ಇದೇನು ಹೆಚ್ಚು ಕಮ್ಮಿ ಆಯಿತು ಕಾಣುತ್ತೆ ಇದು ಆ ರೆಕಾರ್ಡಿಂಗ್ ತೊಂದರೆ ಆಗಬಾರದು ಅದು ಎದೆ ಮೇಲೆ ಕೂತಿತ್ತು ಕದರಿಯ ಅಂದು ಕೂಡಲೇ ಅದಕ್ಕೂ ಹೆದರಾಗ್ಬಿಡ್ತು ಒಳ್ಳೆ ಸಾಲಿಗ್ರಾಮ ಕಂಡ ಕಾಣಿಸುತ್ತೆ ನೋಡಿದ್ರೆ ಕದರೆಯ ಅಂದ್ರೆ ಎಷ್ಟು ಭಯ ನೋಡಿ ಜನತೆಗಳು ಕೂಡ ಅಂಥವನು ಅಯೋಧ್ಯೆಯಲ್ಲಿ ಹುಡುಕಿದರೆ ಒಬ್ಬ ಇರಲಿಲ್ಲವಂತೆ ಎಲ್ಲರೂ ದಾತೃತ್ವ ಬುದ್ಧಿ ಒಳ್ಳೆ ಕೆಲಸಕ್ಕೆ ಕೊಡುಗೈದಾನಿಗಳು ಹಾಗೆಯೇ ಕುಟುಂಬಿ ಅಲ್ಲದೆ ಇದ್ದವನು ಯಾರೂ ಇರಲಿಲ್ಲ ಕುಟುಂಬಿ ಅಂದ್ರೆ ಯಾರು ಎಲ್ಲ ಮಾಡಿದ್ದಾರೆ ಒಂದು ಅಕ್ಷರ ಚಕಾರ ಬಿಡದೆ ಗೋವಿಂದರಾಜ ಸ್ವಾಮಿಗಳು ರಾಮಾಯಣಕ್ಕೆ ಮಾಡಿದ ಅಂತಹ ವ್ಯಾಖ್ಯಾನ ಜಗತ್ತಲ್ಲೇ ಇಲ್ಲ he has not left a comma full stop मातापिता स्नुषे ಪುತ್ರವು ಪುತ್ರಿ ಪತ್ನಿ ಸ್ವಯಂ ಸ್ವಯಂ ದಶಸಂಖ್ಯ ಕುಟುಂಬೀತಿ ವಿಷ್ಣುನೋಕ್ತಂ ದ್ವಿಜೋತ್ತಮ ವಿಷ್ಣು ಸ್ಮೃತಿಯಲ್ಲಿ ಹೇಳಿದ್ದಾರೆ ಒಂದು ಮನೆಯಲ್ಲಿ ಒಬ್ಬ ಮನುಷ್ಯನನ್ನ ಕೇಂದ್ರ ಮಾಡಿಕೊಂಡು ಆ ಮನುಷ್ಯ ಅವನ ಹೆಂಡತಿ ಅವನ ತಂದೆ ಅವನ ತಾಯಿ ಇಬ್ಬರು ಮಕ್ಕಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅತಿಥಿ ದಿವಸಕ್ಕೊಬ್ಬ ಇರಬೇಕು ಸೇರಿಸಿ ಒಟ್ಟು ಹತ್ತು ಜನ ಇದ್ರೆ ಮಾತ್ರ ಕುಟುಂಬ ಅನ್ಬೇಕು ಅಯ್ಯೊಬ್ಬ ಶಿರುಚ್ಛೇದ ಮಾಡಿಬಿಡ್ತಾರೆ ಸರ್ಕಾರದವರು ಹತ್ತು ಜನ ಒಂದು ಕುಟುಂಬದಲ್ಲಿದ್ದೇನು ಏನು ಗತಿ ನಮ್ಮದು ಕುಟುಂಬದ ಪ್ಲಾನ್ ದೃಷ್ಟಿಯಾಗಿ ನೋಡಿ ಮನೆ ಹಾಕಿ ಕಟ್ಟಿದ್ರು ವಾಸ್ತು ಸ್ವಲ್ಪ ನೆನ್ನೆ ಮೊನ್ನೆ ಮಾತನಾಡ್ತಿದ್ದವು ಒಂದು ಮನೆ ಕಟ್ಟಿದ್ರೆ ಎರಡ್ನೂರು ಅಡಿ ಉದ್ದ ಇರಬೇಕು ಐವತ್ತರವತ್ತು ಅಡಿ ಆರು ಅಗಲ ಇರಬೇಕು ಅದರಲ್ಲಿ ಮುಂದುಗಡೆ ಒಪ್ಪಾರು ಇಪ್ಪಾರು ನಡುವೆ ಚೌಕಟ್ಟು ತೊಟ್ಟಿ ಅತಿಥಿಗಳು ಬಂದ್ರೆ ಬಡಸಾಲೆ ಮಲ್ಕೊಳ್ಳೋದಕ್ಕೆ ಧಾನ್ಯ ದವಸ ದನ ಎಮ್ಮೆ ಕಟ್ಟುವುದಕ್ಕೆ ಜಾಗ ಆಳು ಕಾಳು ಹಿಂದೆ ಒಂದು ಬಾವಿ ಮುಂದೆ ಒಂದು ಬಾವಿ ಮಧ್ಯೆ ಒಂದು ಬಾವಿ ಸಂಧ್ಯಾ ಒಂದು ಕಡೆಗೆ ಒಂದು ಬಾವಿ ಬಾಯಾರಿಕೆ ಆದವರು ಬೀದಿಯಲ್ಲಿ ಹೋಗೋರು ಕುಡಿಯೋದಕ್ಕೊಂದು ಬಾವಿ ಅಶೌಚ ಏನಾದರೂ ಮೈಲಿಗೆ ಇದ್ರೆ ಹಿಂದ್ಗಡೆ ಒಂದು ಬಾವಿ ಇದು ನಮ್ಮ ವಾಸ್ತುಶಿಲ್ಪ ಇವತ್ತೆಲ್ಲಿ ತಗೊಂಡ್ಬರ್ತೀರಿ ಬೆಂಗಳೂರಿನಲ್ಲಿ ನೀವು ಮನೆ ಕಟ್ಟುವ ಶೈಲಿ ಹೋಯಿತು ಬಟ್ಟೆ ಹಾಕಿಕೊಳ್ಳುವ ಶೈಲಿ ಹೋಯಿತು ಊಟ ಮಾಡುವ ಶೈಲಿ ಹೋಯಿತು ಕುಟುಂಬದ ಕಲ್ಪನೆ ಹೋಯಿತು your whole life has changed only God has not change ದೇವರೊಬ್ಬ ಬದಲಾಗಿಲ್ಲ ಆ ಊರಲ್ಲಿ ಕುಟುಂಬಿ ಅಲ್ಲದೆ ಇದ್ದವನು ಕದರಿಯನಾಗಿದ್ದವನು ಧರ್ಮಶೀಲ ಅಲ್ಲದೆ ಇದ್ದವನು ದಾನ ಮಾಡದೇ ಇದ್ದವನು ನಾ ಹಸ್ತಾಭರಣ ಕೈಯಲ್ಲಿ ಒಂದು ಉಂಗುರ ಇಲ್ಲದೆ ಇದ್ದವನು ಇರಲಿಲ್ಲ ಯಾವನ ಬೈಯಲ್ಲಿ ಕೈಯಲ್ಲಿ ಒಂದು ಉಂಗುರ ಇಲ್ಲವೋ ಯಾವನ ಹಣೆಯಲ್ಲಿ ತಿಲಕ ಇಲ್ಲವೋ ಯಾವನ ಕಿವಿಯಲ್ಲಿ ಆಭರಣಗಳಿಲ್ಲವೋ ಅವನು ಸ್ಮಶಾನವು ಒಂದೇ ಎಂಬುದಾಗಿ ಹೇಳ್ತಾರೆ ಧರ್ಮಶಾಸ್ತ್ರಗಳಲ್ಲಿ ಹಸ್ತ ಹಸ್ತ ರಾಮ ಊರಿಗೆ ಬಂದ್ರೆ ಕೊರಳಲ್ಲಿ ಮಾಲಿಕೆ ಪ್ರತಿಯೊಬ್ಬರು ಮಲ್ಲಿಗೆ ಮಾಲೆ ಹಾಕೊಳ್ತಿದ್ರು ಕೈಯಲ್ಲಿ ಕಡು ಬಿಟ್ಕೊಂಡಿರ್ತಾ ಇದ್ರು ಎದುರಿಗೆ ಬಂದವನಿಗೆ ಮಾಲೆ ಒಂದು ಒಣಗೋಗಿತ್ತು ಒಂದು ಮಾಲೆ ಹಾಕ್ತಿದ್ರು ತುಂಬಾ ಹಸಿವಾಗ್ತಾ ಇದೆ ಉತ್ಸವ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಒಂದು ಕಡುಬು ತುರುಗ್ತಾ ಇದ್ರು ಅವನ ಬಾಯಲ್ಲಿ ಅಂದ್ರೆ ಪುಷ್ಟಿ ಇದು ಕಾನ್ಸೆಪ್ಟ್ಸ್ ಕೊಡ್ತಾ ಈ ಶಬ್ದಗಳನ್ನ ಅರ್ಥ ಮಾಡೋದಕ್ಕೆ ಏನು ಕಷ್ಟ ಇಲ್ಲ ಆದರೆ ಇಷ್ಟೆಲ್ಲ ಇದ್ದ ಆ ಊರಿನಲ್ಲಿ ಎರಡು ಪದಾರ್ಥಗಳಿರಲಿಲ್ಲ ಅತ್ಯಂತ ದರಿದ್ರನಾಗಿ ಭಿಕ್ಷೆಯತ್ವವನಿರಲಿಲ್ಲ ಹುಚ್ಚನಾಗಿದ್ದವನಿರಲಿಲ್ಲ ಇದೆರಡೇ ಕೊರತೆ ಅದು ಬಿಟ್ಟು ಉಳಿದೆಲ್ಲ ಇತ್ತು ಇದನ್ನು ಪೆರಿಯವಾದ ಚಾಂಪಿಳ್ಳೆ ಸ್ವಾಮಿಗಳು ತನಿ ಶ್ಲೋಕದಲ್ಲಿ ಹೇಳ್ತಾರೆ ಎಷ್ಟು ಹ್ಯೂಮರಸ್ ಅರುಬದನಾಯಿರಮ್ಮಾಂಡು ಮರುತ್ತೆ நன்மகளையும் ಮುಂಡಾಕಿ ಪೌಂದ ಚಕ್ರವರ್ತಿக்கும் ಅರವತ್ತು ಸಾವಿರ ವರ್ಷ ಆಳಿ ಬೇಕಾದಷ್ಟು ಹಣವನ್ನು ಕೂಡಿ ಹಾಕಿ ಧರ್ಮದಿಂದ ರಾಜ್ಯಭಾರ ಮಾಡಿದ ದಶರಸನಿಗೂ ಕೂಡ ಎರಡು ಪೊರಳು ಉಂಡಾಕ ಪೋಚುದಿಲ್ಲ ಎರಡು ವಸ್ತುಗಳನ್ನು ತಯಾರು ಮಾಡೋಕ್ಕಾಗ್ತಿರಲಿಲ್ಲ ಅವನ ಕೈಯಲ್ಲಿ ಓರ್ ಅವಿದ್ವಾನೆಯಾದಲ್ ವೈದಿಕ ಇಲ್ಲ ಎಂಬಾನರು ನಾಸ್ತಿಕನೆಯಾದಲ್ ಉಂಡಾಕ ಪೋಚುದಿಲ್ಲ ನಾ ವಿದ್ವಾನ್ನ ಚ ನಾಸ್ತಿಕ ಅವಿದ್ವಾನ್ ಅಂದ್ರೆ ಇದ್ದದ್ದನ್ನ ದೇವರನ್ನ ಪರಲೋಕವನ್ನ ಪುಣ್ಯವನ್ನ ತಿಳಿಯದೇ ಇದ್ದವನು ನಾಸ್ತಿಕ ಅಂದ್ರೆ ಅದು ಇದೆ ಅಂತ ಗೊತ್ತು ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಹಠ ಮಾಡ್ತಾನೆ ಇಬ್ಬರಲ್ಲಿ ಯಾರು ವಾಸಿ ಅವಿದ್ವಾನ್ ವಾಸಿಯೋ ನಾಸ್ತಿಕ ವಾಸಿಯೋ ಹೋಮ್ ವರ್ಕ್ ಮಾಡ್ಕೊಂಡು ಬನ್ನಿ ನಾಳೆ ಹೇಳಿ ನೋಡೋಣ ಇಂಥ ಅದ್ಭುತವಾದ ಊರಲ್ಲಿ ದೀರ್ಘಾಯುಷೋರ ಸರ್ವೇ ಧರ್ಮಂ ಸತ್ಯಂಚ ಸಂಸ್ಥೆ ದೀರ್ಘಾಯುಷ್ ಮಂತ್ರಾಗಿ ಬಾಳ್ತಿದ್ರು ಆ ಊರಲ್ಲಿ ದಶರಥ ಆ ಗುಹೆಯಲ್ಲಿ ಒಂದು ಸಿಂಹವಿದ್ದಂತೆ ಆ ಊರನ್ನು ರಕ್ಷಣೆ ಮಾಡ್ತಿದ್ದ ರಕ್ಷಣೆಗೆಂಥ ಕುದುರೆಗಳು ಆನೆಗಳು ಒಬ್ರು ಇದೆಲ್ಲ ಓದ್ಬಿಟ್ಟು ಹೇಳಿದ್ರು ಸ್ಟಾಟಿಸ್ಟಿಕ್ಸ್ ಇಟ್ಟಿದೆ ಸ್ವಾಮಿ ರಾಮಾಯಣದಲ್ಲಿ ಅಂತ ಕುದುರೆಗಳ ಕ್ಯಾಟಗರಿ ಕೊಡ್ತಾರೆ ಹೆಸರು ಆನೆಗಳ ಹೆಸರನ್ನು ಕೊಡ್ತಾರೆ ಕಾಂಬೋಜ ವಿಷಯೇ ಜಾತೈ ಕಾಂಬೋಜ ದೇಶದಲ್ಲಿ ಬೆಳೆದಂತಹ ಆನೆಗಳು ಉತ್ತರ ಕಾಂಬೋಜ ದಕ್ಷಿಣ ಕಾಂಬೋಜ ಕ್ಯಾಂಬೋಡಿಯಾ ಅಂತ ಇವತ್ತು ಹೇಳ್ತಿರಲ್ಲ ಇದು ಈ ಕಡೆ ಕಾಂಬೋಜ ಭಾರತೀಯರು ಅಲ್ಲಿ ಹೋದ ಮೇಲೆ ಈ ಕಡೆ ಇವತ್ತೇನು ಅಫ್ಘಾನಿಸ್ತಾನ ಅಂತ ಹೇಳ್ತೀರಿ ಅದು ಒಂದು ಕಾಂಬೋಜ ದೇಶ ಆ ಕಾಡುಗಳಲ್ಲಿ ಈ ಕಾಡುಗಳಲ್ಲಿ ಹುಟ್ಟಿದ ಆನೆಗಳು ಒಳ್ಳೆ ಬಲಿಷ್ಠವಾದ ಆನೆಗಳು ವಾಲ್ಹೀಕೈಶ್ಚ ಹಯೋತ್ತಮೈ ವಾಲ್ಹೀಕ ದೇಶದಲ್ಲಿ ಬೆಳೆದವು ವನಾಯುಜೈಹಿ ನದಿ ಜೈಶ ಕಾಡಲ್ಲಿ ಬೆಳೆದವು ನದಿ ತೀರದಲ್ಲಿ ಬೆಳೆದವು ವಿಂಧ್ಯ ಪರ್ವತ ಜೈಹಿ ಮತ್ತೈಹಿ ವಿಂಧ್ಯ ಪರ್ವತಪ್ಪಲಲ್ಲಿ ಹುಟ್ಟಿದ ಆನೆಗಳು ಹೈಮವತೈರ್ ಹಿಮೋತ್ಪರ್ವತ ಕಾಡಲ್ಲಿ ಹುಟ್ಟಿದವು ಮದಾನ್ವಿತೈ ಅತಿಬಲೈ ಕೊಡ್ತಾರೆ ಐರಾವತ ಕುಲೀನೈಶ್ಚ ಐರಾವತ ಕುಲ ಇರಾವತಿ ಅಂತ ಒಂದು ನದಿ ಬರ್ಮಾದಲ್ಲಿದೆ ಇವತ್ತು ಅದರ ದಡದಲ್ಲಿ ಹುಟ್ಟಿದ ಆನೆಗಳು ಮಹಾಪದ್ಮಕುಲೈಸ್ತಥ ಅಂಜನಾದ ನಿಷ್ಪನ್ನೈ ಅಂಜನಾದ್ರಿಂದ ತಿರುಪತಿ ಬೆಟ್ಟ ಅಲ್ಲೆಲ್ಲ ಆನೆ ಇದ್ದುವಂತೆ ಒಂದು ಕಾಲದಲ್ಲಿ ಅಲ್ಲೆಲ್ಲ ಬೆಳೆದವು ಇಂಥ ಆನೆಗಳ ಜೊತೆಗೆ ಭದ್ರೈಹಿ ಮಂದ್ರೈಹಿ ಮೃಗೈಶ್ಚೈವ ಮಂದ್ರ ಮೃಗೈಸ್ತತ ಭದ್ರ ಭದ್ರಮೃಗೈಹಿ ಭದ್ರ ಭದ್ರ ಮಂದ್ರ ಇದು ಕುದುರೆ ಜಾತಿ ಅವುಗಳಲ್ಲಿ ಕ್ರಾಸ್ ಬೀಡು ಆ ಅದ್ಭುತವಾದ ಕುದುರೆಗಳೇನು ಆನೆಗಳೇನು ಎಷ್ಟು ಸಾವಿರ ಸಾವಿರ ಆನೆ ಕುದುರೆಗಳಿದ್ವು ಅಯೋಧ್ಯೆಯಲ್ಲಿ ರಾವಣನಂಥವರು ಕೋಟಿ ಜನ ಬಂದರು ಅಯೋಧ್ಯೆ ಸವಾಲು ಹಾಕುವ ಸ್ಥಿತಿಯಲ್ಲಿತ್ತು ಆ ಊರಿಗೆ ಸತ್ಯನಾಮ ಎಂಬುದಾಗಿ ಹೆಸರು ಅಯೋಧ್ಯ ಅಂತ ಕರೀತಿದ್ದರಲ್ಲ ಅಂದ್ರೆ ಅದು ಅನ್ವರ್ಥವಾಗಿತ್ತು ಗೆಲ್ಲುವುದಕ್ಕಾಗದೇ ಇದ್ದ ಊರು ಇದನ್ನ ದಶರಥ ಪಾಲಿಸ್ತಾ ಇದ್ದ ಊರು ಹೇಳಿದ್ರಿ ದೊರೆ ಹೇಳಿದ್ರಿ ಪ್ರಜೆಗಳನ್ನು ಹೇಳಿದ್ರಿ ಮಂತ್ರಿಗಳು ಹೇಗಿದ್ರು ಎಷ್ಟು ಗುಂಪುಗಳಿದ್ದುವು ಅಲಯನ್ಸ್ ಎಷ್ಟಿದ್ವು ಅವರಲ್ಲಿ ಘಟಬಂಧನ ಏನಿತ್ತು ಹೇಳಿ ಅಂತ ಕೇಳಿದ್ರೆ ತಸ್ಯಾಮಾತ್ಯಾಹ ಇರಾಸನ್ನಿ ಯಕ್ಷಾಕೋಸ್ತು ಮಹಾತ್ಮನಃ ಮಂತ್ರಜ್ಞಾಶ್ಚ ಇಂಗಿತಜ್ಞಾಶ್ಚ ನಿತ್ಯಂ ರಥಾ <coughs> ಎಲ್ಲರೂ ಗುಣವಂತರಾಗಿದ್ದರು ಮೊದಲನೆಯದು ಮಂತ್ರಿಗಳು ಮಂತ್ರಿ ಅಂದ್ರೆ ಮಂತ್ರಾಲೋಚನೆ ಸಮರ್ಥರು ಮಂತ್ರಾಲೋಚನೆ ಅಂದ್ರೇನು ಏನು ರಾಷ್ಟ್ರಕ್ಕೆ ಹಿತವಾದದ್ದನ್ನ ಕುರಿತು ಚಿಂತನೆ ಮಾಡೋ ಒಂದು ಸ್ಪೆಷಲ್ ಡ್ಯೂಟಿ ಅದಕ್ಕೆ ಮಂತ್ರ ಮನನಾತ್ರ ಮಂತ್ರ ಅಂದ್ರೆ ವೇದ ಮಂತ್ರವೂ ಮಂತ್ರವೇ ಮನನ ಮಾಡಿದರೆ ನಿಮ್ಮನ್ನು ಕಾಪಾಡುತ್ತೆ ಇದು ಮನನಾತ್ರಾಯತೆ ಇತಿ ಮಂತ್ರಂ ಕೌನ್ಸಿಲರ್ಸ್ ಮಾಡ್ತಿರೋ ಕೆಲಸ ಏನು ಅಂದ್ರೆ ರಾಜನ ಜೊತೆಯಲ್ಲಿ ರಾಜ್ಯಕ್ಕೆ ಏನೇನು ಹಿತ ಎಲ್ಲಿ ಕೆರೆ ಕಟ್ಟೆ ಕಟ್ಟಿದ್ರೆ ಜನಗಳಿಗೆ ಆದಷ್ಟು ಹೆಚ್ಚು ಒಳ್ಳೆ ನೀರು ಸಿಗ್ತದೆ ಎಲ್ಲಿ ಸೇತುವೆ ಕಟ್ಟಬೇಕು ಯಾವ ಅಲ್ಲಿ ಬರಗಾಲ ಬಹಳ ಪೀಡಿಸ್ತದೆ ಎಲ್ಲಿ ಜನರಿಗೆ ತುಂಬಾ ಬಡತನ ಕಿತ್ತು ತಿಂತ ಉದ್ಯೋಗಾವಕಾಶವಿಲ್ಲ ಜನಗಳು ಬಂದು ವಿಧಾನಸೌಧದಲ್ಲಿ ತಿಂಗಳುಗಟ್ಟಲೆ ಮೊಕ್ಕಾಂ ಹಾಕಿ ನಿಮ್ಮ ಮನೆ ಹಾಳಾಗ ಅಂತ ಹೇಳಿ ಶಾಪ ಹಾಕಿ ಆಮೇಲೆ ನೀವು ಅರ್ಜಿ ಗಿರ್ಜಿ ಕಡ್ತಾ ವಿಚಾರಣೆ ಮಾಡಿದ್ರೆ ನೋಡೋಣ ನೋಡೋಣ ಅಂತ ಹೇಳಿ ತಳ್ಳುವುದಲ್ಲ ಜನಗಳು ನಿಮ್ಮ ಮನೆಗೆ ಬರುವುದಲ್ಲ ನೀವು ಜನಗಳಲ್ಲಿ ಹೋಗಬೇಕು ಇದು ಭಾರತ ಸರ್ಕಾರ ಪ್ರಾಚೀನ ಸರ್ಕಾರ ಭಾರತೀಯ ಸರ್ಕಾರ government must go to the people you must not make the people come to the government ಇದನ್ನು ಕೌಟಿಲ್ಯ ಶಾಸನ ಬರೆದಾಗ ಬರೆದಿದ್ದಾನೆ ಅರ್ಥಶಾಸ್ತ್ರದಲ್ಲಿ ನಮ್ಮ ಬೀದಿಯಲ್ಲಿ ಒಂದು ಕೊಡ ನೀರು ಬರಲಿಲ್ಲ ನಲ್ಲಿಯಲ್ಲಿ ಅದಕ್ಕೆ ನೀವು ವಿಧಾನಸೌಧ ಚಲೋ ಅಂತ ನೀವು ಕೊಡ ತಗೊಂಡ್ಬರೋ ಸ್ಥಿತಿ ಇದ್ರೆ ದಿನಂ ಪ್ರತಿ ಗೃಹಿಣಿಯರು ಇರೋದಿದ್ರೆ ಅವರು ಮಕ್ಕಳಲ್ಲಿ ಹಡಿತಾರೆ ಸ್ಕೂಲ್ ಏನ್ ಮಾಡ್ತಾರೆ ಗಂಡನಿಗೆ ಅಡಿಗೆ ಮಾಡಿ ಹಾಕ್ತಾರೆ you must not disturb public life ನಮ್ಮ ವಿಶ್ವೇಶ್ವರಯ್ಯನವರ ಕಾಲದ ತನಕ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ತನಕ ಹಳೆ ಮೈಸೂರು ಪ್ರಾಂತದಲ್ಲಿ ನಾವು ನೋಡಿದ್ದು ಮಹಾರಾಜರು ನಾಲ್ವಡಿಯವರು ವೇಷಾಂತರದಲ್ಲಿ ಗೂಢಚರ್ಯ ಮಾಡಿಕೊಂಡು ಹಳ್ಳಿ ಹಳ್ಳಿ ಸುತ್ತಾ ಇದ್ರು ನಮ್ಮೂರಿಗೆ ಬಂದಿದ್ರು ನಮ್ಮ ತಂದೆಯವರು ಹೇಳೋರು ಹೊಳೆ ಕಟ್ಟುಬಿಟ್ಟಿತ್ತು ಅರ್ಕಾವತಿ ಅವರ ಕಾರ್ ಈ ಕಡೆಯಿಂದ ಆ ಕಡೆಗೆ ರೋಲ್ಸ್ ರಾಯ್ಸ್ ಎತ್ತಿಡೋಕೆ ಜನ ಇಲ್ಲ ಹಳ್ಳಿಯವ್ರನ್ನ ಕರಿಯಪ್ಪ ಅಂದ್ರು ಯಾರೋ ನಾಲ್ಕು ಜನ ಬಂದ್ರು ಹೋಗಿ ಬುದ್ಧಿ ನಿಮ್ಮಂತ ನೂರು ಜನ ಬರ್ತಾರೆ ಕಾರ್ ಯಾರು ತೆಗೆದಿಡೋರು ಮಹಾರಾಜರಿಗೆ ಇಲ್ಲಪ್ಪ ನಾನು ಅರ್ಜೆಂಟ್ ಹೋಗಬೇಕಾಗಿದೆ ಅವನ ಡ್ರೈವರು ರೇ ಸವಾರಿ ಬಂದಿದೆ ಸವಾರಿ ಇರಲಿ ಬೇಕಾ ಯಾವ ಬೇಕಾಗಲಿ ನಾವು ಮಾಡುವುದಿಲ್ಲ ಜನಗಳು ನಮಗೆ ವ್ಯವಸಾಯ ಹೋಗ್ತದೆ ಮಹಾರಾಜರು ಅವ್ರಿಗೆ ಕರೆದು ಅವರಿಗೆಲ್ಲ ಹಣ ಕೊಟ್ಟು ನಿಮ್ಮ ಡಿಸ್ಟರ್ಬ್ ಮಾಡೋಕೆ ಬಂದಿಲ್ಲ ನಿಮ್ಮ ಊರಿಗೆ ಸೇತುವೆ ಗೀತುವೆ ಕಟ್ಟೋಕೆ ಬಂದಿದ್ದೇನಪ್ಪ ಅಂತ ಹೇಳಿ ಅವರಿಗೆ ಹೋಲಿಸುವಂತಹ ಸ್ಥಿತಿಯಾಯಿತು ಭಗವಂತ ದಶಾವತಾರಗಳನ್ನ ಗೂಢಚರ್ಯೆಯಾಗಿ ವೇಷಾಂತರ ಮಾಡಿಕೊಂಡು ಸುತ್ತಾಡ್ತಾನೆ ಈ ಲೋಕ ಜನ ಸೌಖ್ಯವಾಗಿದ್ದಾರೆ ಅಂತ ದಿನಂಪ್ರತಿ ಜನರೆಲ್ಲ ಬ್ರಹ್ಮನ್ ಜೊತೆಗೆ ಹೋಗಿ ಸಮುದ್ರ ತೀರದಲ್ಲಿ ಕ್ಷೀರ ಸಮುದ್ರ ಹತ್ರ ಗೋಳಿಡೋದಲ್ಲ ಯಾವತ್ತೋ ಒಂದು ದಿವಸ ಅದನ್ನು ಮಾಡಬಹುದು ಬೆಳಗ್ಗೆದ್ರೆ ಪೇಪರ್ ಇವತ್ತೆಲ್ಲಿ ಚಳುವಳಿ ಇವತ್ತು ನಮ್ಮ ಬೆಂಗಳೂರು ಪೇಪರ್ನಲ್ಲಿ ಯಾವ ಯಾವ ರಸ್ತೆ ಇವತ್ತು ಬಂದು ಟ್ರಾಫಿಕ್ ಹಾಕಿರ್ತಾರೆ ನೋಡಿ ಇವತ್ತು ಅಂಬರೀಷ ಬಂದ ನಾಳೆ ಧ್ರುವ ಬಂದ ನಾಳೆ ದುರ್ವಾಸ ಬಂದ ಇನ್ನೊಬ್ಬ ಬಂದ ಯಾವ ಟ್ರಾಫಿಕ್ ಕ್ಲೋಸ್ ನೀವು ಹೋಗೋವರಿಗೆ ವಾಹನ ಇಟ್ಕೊಂಡಲ್ಲದೆ ಜೀವನ ಮಾಡದೇ ಇದ್ದವರಿಗೆ ಜನೋಪದ್ರವಕ್ಕೆ ಏನೆಲ್ಲ ಬೇಕೋ ಅದನ್ನು ಮಾಡುವವರು ಮಂತ್ರಿಗಳು ಅದನ್ನು ಮಾಡತಕ್ಕಂಥವರ ಅಮಾತ್ಯರು ದಶರಥನ ಕಾಲದಲ್ಲಿ people were free to live in their own way as long as they followed ಧರ್ಮ ದೊರೆಯೇ ಬಂದರೂ ದಂಡಿಸ್ತಾ ಇದ್ರು ಜನಗಳು ಆದ್ದರಿಂದ ಅವರು ಗುಣವಂತರಾಗಿದ್ದರು ಮಂತ್ರಜ್ಞರಾಗಿದ್ದರು ಇಂಗಿತಜ್ಞರಾಗಿದ್ದರು ಜನಗಳ ಹೃದಯವನ್ನು ಅರ್ಥ ಮಾಡಿಕೊಂಡು ಮಾಡುತ್ತಿದ್ದರು ಎಷ್ಟು ಜನ ಇದ್ದರು ಇಬ್ಬರೇ ಮಂತ್ರಿಗಳು ವಸಿಷ್ಠರು ವಾಮದೇವರು ಅವರು ಎಕ್ಸ್ಪರ್ಟ್ಸ್ ಅವರು ದೇವರು ಡಿಕ್ಟೇಟ್ ದಿ ಪಾಲಿಸೀಸ್ ಪಾಲಿಸಿ ಹೇಳಿ ಬಿಟ್ಬಿಡೋರು ನೋಡಿ ಆ ಕೋಲಾರ ಡಿಸ್ಟಿಕ್ಟ್ ಅಲ್ಲಿ ಮಳೆ ಕಡಿಮೆ ಅಲ್ಲಿ ಕೆರೆ ಕಾಲುವೆ ಕಟ್ಟಿದ್ರ ವಾಸಿ ಅಂತ ಕಾಣುತ್ತೆ ಇವರಿಬ್ಬರು ತೀರ್ಮಾನ ಮಾಡಿ ದಶರಥನಿಗೆ ಹೇಳಿಬಿಡೋರು ಆದರೆ ಕೆಳಗಡೆ ಎಂಟು ಜನ ಅಮಾತ್ಯರು ಎಕ್ಸಿಕ್ಯೂಟಿವ್ಸ್ ಇದ್ದರು दृष्टिः जयन्तः विजयः सिद्धार्थः अर्थसाधकः अशोकः ಮಂತ್ರಪಾದ ಸುಮಂತ್ರಶ್ಚ ಅಷ್ಟಮು ಇವರೆಂಟು ಜನ ಅವರನ್ನು ಕರೆದು ದೊರೆ ಅಲ್ಲಿ ನೋಡಪ್ಪ ಡಿಸ್ಟಿಕ್ಟ್ ಅಲ್ಲಿ ಮಳೆ ಬೆಳೆ ಬರ್ತಾ ಇಲ್ವಂತೆ ಜನ ನಮ್ಮ ತನಕ ಬರಬಾರದು ಅಲ್ಲಿ ಎಲ್ಲೆಲ್ಲಿ ಸಣ್ಣ ಸಣ್ಣ ನೀರಾವರಿ ಮಾಡಬಹುದು ಅದನ್ನು ಮಾಡಿಸಿ ಅದನ್ನೆಲ್ಲ ವಸಿಷ್ಠ ವಿಶ್ವಾಮಿತ್ರ ಜಾಗ ನೋಡಿ ಪ್ಲಾನ್ ಹಾಕಿ ಹೇಳ್ತಿರಲಿಲ್ಲ ಮಾಡಿ ಆ ಜಾಗದಲ್ಲಿ ಏನ್ಬಿಡೋರು ಅದನ್ನು ಎಕ್ಸಿಕ್ಯೂಟಿವ್ ಮಾಡುವವರು ಇವರು ಎಂಟು ಜನ ವಸಿಷ್ಠ ವಾಮದೇವರು ಅವರು ಹೇಳಿದ ದೊರೆಯುವುದಕ್ಕೆ ತಲೆಬಾಗಬೇಕು ಯಾಕೆ ಕನ್ಸಿಡರ್ಡ್ ಒಪಿನಿಯನ್ ಎರಡನೇದು they are not on the payrolls of the king ದೊರೆಯ ಸಂಬಳ ತಿನ್ನುವವರಲ್ಲ ಜಯಚಾಮರಾಜ ಒಡೆಯರ್ನ ರಾಜಪ್ರಮುಖ ಅಂತ ಮಾಡಿ ಮದ್ರಾಸಿಗೆ ವರ್ಗಾವಣೆ ಮಾಡಿದ್ರು ಅವರಿಗೆ ಎಷ್ಟು ಚಿತ್ರಹಿಂಸೆ ಮಾಡಿದ್ರು ಅವರು ಕೊನೆಯ ದಿನಗಳಲ್ಲಿ ಈ ಸಲದ ದಸರಾ ವಿಷಯ ಈ ಟಿವಿಯವರು ಒಂದು ಪ್ರೋಗ್ರಾಮ್ ನಮ್ಮ ಮನೆಗೆ ಬಂದು ಶೂಟ್ ಮಾಡಿ ತಗೊಂಡು ಹೋದ್ರು ಅರ್ಧ ಗಂಟೆ ಅವತ್ತು ದಸರಾ ದಿವಸ ಸಾಯಂಕಾಲ ಹಾಕಿದ್ರು ಬೆಳಗ್ಗೆ ಹಾಕಿದ್ರು ಒಂದು ಗಂಟೆ ಕಾಲ ಪ್ರೋಗ್ರಾಮು ಅದರ ನಾನು ಈ ಮಾತನ್ನು ಹೇಳಿದೆ ಜಯಚಾಮರೊಡೆಯರು ಅವರಲ್ಲಿ ಬಾಕಿ ಗುಣದೋಷಗಳೇನೇ ಇರಲಿ ಯಾರೂ ಪರಿಪೂರ್ಣರಲ್ಲ ರಾಜ ಲಕ್ಷಣಗಳು ಎಷ್ಟರ ಇದ್ದು ಅಂದ್ರೆ ಸುಲಭವಾಗಿ ಡೆಮಾಕ್ರಸಿ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂದ್ರು ಮನೆ ಖರ್ಚು ನಡೀಬೇಕು ಶೃಂಗೇರಿ ಮಠಕ್ಕೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡಬೇಕು ಕೈಯಲ್ಲಿ ಹಣವಿಲ್ಲ ಗುಪ್ತಾ ಸ್ಟೋರ್ಸ್ ಮಾಲೀಕರನ್ನು ಕರೆದು ಒಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಸಾಲ ಕೊಡಿ ಅಂತ ಕೇಳಿ ಆ ಗುಪ್ತಾ ಸ್ಟೋರ್ಸ್ ಅವರಿದ್ದಾರೆ ಅವ್ರ ಮರಿಮಕ್ಕಳು ಮೊಮ್ಮಕ್ಕಳು ಮಹಾರಾಜರು ಸಾಲ ಕೊಡ್ತಿದ್ದು ಸಾರ್ ವಾಪಸ್ ತಗೊಳ್ಳಿಲ್ಲ ನಾವು ಕಥೆಯಲ್ಲಿ ಹೇಳ್ತಾನೆ ರಾಜ ಸಾಲ ಮಾಡ್ತಾನೆ ಹೌದು ಗುರುಗಳಿಗೆ ಮಾತು ಕೊಟ್ಟಿದ್ದೇನೆ ಮದ್ರಾಸ್ ವರ್ಗಾವಣೆ ಮಾಡಿದ್ರು ರಾಜ ಪ್ರಮುಖ ಅಂತ ಮಾಡಿದ್ರು ನನಗೆ ಬೇಡಪ್ಪ ಪದವಿ ಇಲ್ಲ ನೀವು ಒಪ್ಕೊಳ್ದೇ ಆದ್ರೆ ನಾವು ನಿಮ್ಗೆ ಅನ್ಯಾಯ ಮಾಡಿದ್ದೇವೆ ಅಂತ ನಮ್ಮ ಮೇಲೆ ಜನ ಆಕ್ರೋಶ ಮಾಡ್ತಾರೆ ಹಾಗಿದ್ರೆ ಹೋಗ್ತೇನೆ ಸಂಬಳ ತಗೋಬೇಕು ನನಗೆ ಸಂಬಳ ಬೇಡ ತಗೊಳ್ಳೇಬೇಕು ಅಂತ ಬಲಾತ್ಕಾರ ಮಾಡಿದ್ರು ಹಾಗಿದ್ರೆ ಒಂದು ರೂಪಾಯಿ ಸಂಬಳ ಕೊಡಿ ಒನ್ ರುಪಿ ಇವತ್ತು ಒಬ್ಬ ಗವರ್ನರ್ ತೋರಿಸಿ ನೋಡೋಣ ಇನ್ನು ಮುಂದೆ ಬರೋರು ಜಯಚಾಮರಾಜ ಒಡೆಯರು ನಾಲ್ವಡಿಯವರು ಇದ್ರು ನಂಬೋದಿಲ್ಲ ನೀವು ವಿಶ್ವೇಶ್ವರು ಅಂತ ಅವರಿದ್ರು ಅಂತ ನಂಬೋದಿಲ್ಲ ಇದು ಧರ್ಮ ಅರಮನೆಯಲ್ಲಿ ಗೋವಿನ ಕರೋಟಿಯಲ್ಲಿ ರಾತ್ರಿ ಎಂಟು ಒಂಬತ್ತರ ಒಳಗೆ ಕೊನೆಯ ಕರು ಹಸುವಿನಿಂದ ಹಾಲು ಕುಡಿಯಿತು ಅಂತ ಗಂಟೆ ಬಾರಿಸೋ ತನಕ ನಾಲ್ವಡಿಯವರು ರಾತ್ರಿ ಆಹಾರ ತಗೊಳ್ತಾ ಇರಲಿಲ್ಲ ನಂಬ್ತೀರಾ ಗೋವಿನ ಕರು ಊಟ ಮಾಡೋ ತನಕ ಮಹಾತ್ಮರು ಅವ್ರ ಪಾಪ ಚಿಕ್ಕ ವಯಸ್ಸಲ್ಲಿ ಲಕ್ವಾದಲ್ಲಿ ಹೋಗಿಬಿಟ್ಟು ಯಾತಿ ಹೇಳ್ತೇವೆ ಧರ್ಮದಿಂದ ನಡೆಯುವಂತಹ ದೊರೆಗಳಿದ್ರು ಅವರಿಗೆ ಬುದ್ಧಿ ಹೇಳೋರಿದ್ರು ಧರ್ಮಾತ್ಮರಾದ ಮಂತ್ರಿಗಳಿದ್ರು ದಿವಾನ್ ವಿಶ್ವೇಶ್ ಅವರಿದ್ದರಿಂದ ಇಷ್ಟೆಲ್ಲ ಹಳೆ ಮೈಸೂರು ಡಿ ವಿ ಗುಂಡಪ್ಪನವರು ಅವರ ಬಗೆಗೆಲ್ಲ ಸಾಕಷ್ಟು ಬರೆದಿದ್ದಾರೆ ಗುಂಡಪ್ಪನವರು ಅವರು ಗುಂಡಪ್ಪನವರು ಧರ್ಮಾತ್ಮ ಮಹಾರಾಜರಿಗೆ ಇನ್ಫಾರ್ಮಲಿ ಮಂತ್ರಿ ಕೆಲಸ ಮಾಡ್ತಾ ಇದ್ದವ್ರು ಸಲಹೆ ಹೇಳ್ತಾ ಇದ್ದವರು ಜಾತಿ ಹೇಳ್ತೇವೆ ಅಂದ್ರೆ <coughs> ದಶರಥ ತುಂಬಾ ಅದೃಷ್ಟಶಾಲಿ ಅಂಥವರೆಲ್ಲ ಇದ್ರು ಈ ಮಂತ್ರಿಗಳು ಹೇಗಿದ್ದರು ವಿದ್ಯಾ ವಿನೀತಾ ವಿದ್ಯೆ ಇತ್ತು ಅವರಿಗೆ ಎಸ್ ಸಿ ಫೇಲ್ ಇರಲಿಲ್ಲ ಡಿಪ್ಲೊಮಾ ಫೇಲ್ ಇರಲಿಲ್ಲ ಶ್ರೀಮಂತ ಗದಗಿನಲ್ಲಿ ಉಪನ್ಯಾಸ ಮಾಡ್ತಿದ್ದೆ ಮೂವತ್ತೈದು ವರ್ಷಕ್ಕಿಂದೆ ಈ ಹರಿಮಂತ ಶಬ್ದಕ್ಕೆ ದೊಡ್ಡ ವ್ಯಾಖ್ಯಾನ ಕೊಟ್ಟೆ next day local newspaper headlines ಅಲ್ಲಿ ಹಾಕಿಬಿಟ್ರು ಹ್ರೀ ಅಂದ್ರೆ ಸಂಸ್ಕೃತದಲ್ಲಿ ನಾಚಿಕೆ ಅಂತ ಅರ್ಥ ದಶರಥನ ಮಂತ್ರಿಗಳಿಗೆ ನಾಚಿಕೆ ಇತ್ತು ರಾಮಾಯಣ ಕಾಲದಲ್ಲಿ ಮಂತ್ರಿಗಳಿಗೆ ನಾಚಿಕೆ ಇತ್ತು ಹೆಡ್ಲೈನ್ಸ್ ಅಲ್ಲಿ ಹಾಕಿಬಿಟ್ರು ಪತ್ರಿಕೆಯಲ್ಲಿ ಅದರ್ಥ ನೀವೇ ಮಾಡಿಕೊಳ್ಳಿ ಹಿರಿಮಂತ ಕುಶಲಾಹ ನಿಯತೇಂದ್ರಿಯಾಹ ಇಂದ್ರಿ ನಿಗ್ರಹ ಇದ್ದವರು ಸ್ಕ್ಯಾಂಡಲ್ಸ್ ಗ್ಯಾಂಡಲ್ಸ್ ಇರಲಿಲ್ಲ ಪರಸ್ಪರ ಅನುರಕ್ತಾಶ್ಚ ಗುಂಪುಗಾರಿಕೆ ಇರಲಿಲ್ಲ ಒಬ್ಬರನ್ನು ಉರುಳಿಸಬೇಕು ಅದೆಲ್ಲ ಕಿಷ್ಕಿಂಧೆಯಲ್ಲಿತ್ತು ಕಿಷ್ಕಿಂಧೆ ಅಂದರೆ ಇವತ್ತಿನ ಬಳ್ಳಾರಿ ಪ್ರಾಂತ ಉತ್ತರ ಕರ್ನಾಟಕ ಪ್ರಾಂತ ಹೆಚ್ಚು ನಾಗವನ ಹಳೆ ಮೈಸೂರಿನಲ್ಲಿರಲಿಲ್ಲ ಮಹಿಷಾಸುನ ಪ್ರಾಂತ ಇದು ಬಹುಶ್ರುತಃ ನೀತಿಮಂತ ಶ್ರೀಮಂತ ಮಹಾತ್ಮಾನ ಏನು ವರ್ಣನೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟು ಅದ್ಭುತವಾಗಿತ್ತು ಈ ದೇಶ ಅದನ್ನೇ ಕಂಬರಾಮಾಯಣಕಾರರು ಮತ್ತೊಂದು ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಒಂದೇ ಮಾತಲ್ಲಿ ಹೇಳಿ ಮುಗಿಸ್ಬಿಟ್ರು ಪದ್ಯದಲ್ಲಿ ಒಣ್மை ಇಲ್ಲೈಯೋರ್ ಮೊದಲನೇ ಸಾಲು ಅಯೋಧ್ಯೆಯಲ್ಲಿ ದಾನ ಧರ್ಮಗಳೇ ನಡೀತಾ ಇರಲಿಲ್ಲ ಅಂದ್ರು ಯಾಕೆಂದ್ರೆ ಭಿಕ್ಷುಕರಿದ್ರಲ್ಲವೋ ದಾನ ತಗೊಳ್ಳೋದು ಒಣ್ಮೈಯಲ್ಲೈಯೋರ್ ಒರುಮೈ ಇನ್ಮೈಯಿനാൽ ಆದಾಯ ಇಲ್ಲ ಅನ್ನುವ ಭಿಕ್ಷುಕ ಒಬ್ಬನು ಇಲ್ಲ ತಿಣ್ಮೈಯಿಲ್ಲೈನೇರ್ ಶರಣರಿನ್ಮೈಯಿನಾಲ್ ಪರಾಕ್ರಮ ತೋರಿಸೋದಕ್ಕೆ ಅವಕಾಶವಿರಲಿಲ್ಲ everybody was straightforward ಒಬ್ಬರನ್ನೊಬ್ಬರು ಬಗ್ಗಿಸಬೇಕು ಅನ್ನೋ ಬುದ್ಧಿ ಇರಲಿಲ್ಲ ಉಣ್ಮೆಯಿಲ್ಲೈ ಆ ಊರಲ್ಲಿ ಸತ್ಯಕ್ಕೆ ಅವಕಾಶವಿರಲಿಲ್ಲ ಪೊಯ್ಯುರೈ ಇಲಾಮೈನಾಲ್ ಯಾವನಾರು ಸುಳ್ಳು ಹೇಳಿದ್ರೆ ಹಾಗಲ್ಲ ಹೀಗೆ ಅಂತ ಹೇಳಬೇಕು ಕೆಲವರು ಬಾಯೆತ್ತಿದ್ರೆ ಹೇಳ್ತಾರೆ ಸ್ವಾಮಿ ಸುಳ್ಳು ಹೇಳಿದ್ರು ಕೇಳ್ತೀರಿ ನಿಜ ಹೇಳಿದ್ರು ಕೇಳ್ತೀರಿ ನಾನು ನಿಜವನ್ನೇ ಹೇಳ್ತೇನೆ ಅಂತ ಅವನ ತಲೆ ಮೇಲೆ ಕೈ ಇಟ್ಟು ಹೇಳ್ತೇನೆ ಅವರ ಅಪ್ಪನಾಣೆ ಅವನು ನಿಜ ಹೇಳೋದಿಲ್ಲ ಪ್ರತಿಯೊಂದು ಮಾತಿಗೂ ಇದೇ ಪೀಠಿಗೆ ಹಾಕ್ತಾರೋ ನಿಜ ಹೇಳಿದ್ರು ಕೇಳ್ತೀರಿ ಸುಳ್ಳು ಹೇಳಿದ್ರು ಕೇಳ್ತೀರಿ ಅಂದ್ರೆ ಅದು ಹೇಳಿ ಹೇಳಿ ರೂಢಿಯಾಗಿದೆ ಅವರ ಎದುರಿಗೆ ಬಂದು ಕೂಡಲೇ ಈಗ ನೀವು ನಿಜ ಹೇಳ್ತಾ ಇದ್ದೀರೋ ಸುಳ್ಳು ಹೇಳ್ತಿದ್ದೀರೋ ನೀವೇ ಕೇಳಬೇಕು ಅವರನ್ನ ಒಣ್ಮೆಯಲ್ಲೈ ಫಲ ಕೇಳ್ಬಿ ಓಂಗಲಾಲ್ ಆ ಊರಲ್ಲಿ ಜ್ಞಾನ ಪಾಠ ಹೇಳುವುದಕ್ಕೆ ಅವಕಾಶವಿರಲಿಲ್ಲ ಎಲ್ಲರೂ ಸರ್ವಜ್ಞರಾಗಿದ್ದರು ಇನ್ನೊಬ್ಬರ ಕೈಲಿ ಬುದ್ಧಿ ಹೇಳಿಸ್ಕೊಳ್ತಾ ಇರಲಿಲ್ಲ ಅಭಿತೋ ಗುಣವಂತಶ್ಚ ನಶಾಸನ್ ಶಾಸನ್ ಅಧರ್ಮಂ ಪರಿವರ್ಜಯನ್ ಅಧರ್ಮವನ್ನು ಬಿಟ್ಟು ಮಂತ್ರಿಗಳು ಏನು ನಿಶ್ಚಯ ಮಾಡ್ತಾರೆ ಅದು ಪರರಾಷ್ಟ್ರಕ್ಕೆ ಹೋಗದೇ ಇರುವಂತೆ ಒಳಗೆ ಸಂರಕ್ಷಣೆ ಮಾಡ್ತಿದ್ರು ದೇಶದ್ರೋಹಿಗಳಿರಲಿಲ್ಲ ಸೈನ್ಯದಲ್ಲಿ ದೇಶದ್ರೋಹಿಗಳು ಇವತ್ತು ಪತ್ತೆಯಾಗ್ತಾ ಇದ್ದಾರೆ ನೋಡಿದ್ದೀರಿ ನೀವು ಸೈನ್ಯದಲ್ಲೇ ದೇಶದ್ರೋಹಿಗಳು ಗುಟ್ಟನ್ನ ಪರದೇಶಕ್ಕೆ ಕೊಡುವವರು ಬಂದರೆ ರಾಷ್ಟ್ರವನ್ನು ಹೇಗೆ ರಕ್ಷಣೆ ಮಾಡ್ತೀರಿ ಹನುಮಂತನನ್ನು ರಾಮಚಂದ್ರ ಕೇಳ್ತಾನೆ ಮೊದಲನೇ ಪ್ರಶ್ನೆ ಏನೋ ಲಂಕೆಯಲ್ಲಿ ದೇಶದ್ರೋಹಿಗಳಿದ್ದಾರೇನೋ ಹನುಮಂತ ಹೇಳ್ತಾನೆ ಅದೇ ಕಷ್ಟ ಪ್ರಭು ಲಂಚ ಕೊಟ್ಟರು ತಕೊಳ್ಳೋದಿಲ್ಲ ಆ ಊರಲ್ಲಿ ರಾವಣನೂರೇ ವಾಸಿ ಲಂಚ ತಗೊಳ್ಳೋದಿಲ್ಲ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಇದೆಲ್ಲ ಆಯಿತು ಇಷ್ಟೊತ್ತಿಗೆ ಏಳು ಸರ್ಗ ಆಗೋಯ್ತು ರಾಮಾಯಣದಲ್ಲಿ ಹೀಗೆ ಹೇಳ್ತಾ ಹೋದ್ರೆ ಮುಂದಿನ ಕಥೆ ಆಗಬೇಕಲ್ಲ ಇಷ್ಟೆಲ್ಲ ಇದ್ದ ದೊರೆ ದಶರಥನಿಗೆ ರಾಜ್ಯಕ್ಕೆ ಅರ್ಹವಾದ ಸಂತಾನ ಒಂದು ಗಂಡು ಮಗು ಇರಲಿಲ್ಲ ಶುರುವಾಯಿತು ಕತೆ ಸುತಾರ್ಥಂ ತಪ್ಯಮಾನಸ್ಯ ನಾಸೀತ್ ವಂಶಕರ ಸ್ವತಃ ಅಂದ್ರೆ ಮಕ್ಕಳೇ ಇರಲಿಲ್ಲ ಅಂತ ಅರ್ಥವಲ್ಲ ಕೆಲವರು ಅಪಾರ್ಥ ಮಾಡ್ತಾರೆ ಇಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಸರಿಯಾಗಿ ಇದನ್ನು ಟಿವಿ ಮೇಲೆಲ್ಲೇ ಹೇಳ್ತಾರೆ ನೋಡಿ ಗೊತ್ತಿಲ್ಲದೆ ಎಷ್ಟು ಧೈರ್ಯ ಸ್ವಾಮಿ ರಾಮಾಯಣ ಓದ್ಯ ಸಂಸ್ಕೃತ ಗೊತ್ತಿಲ್ಲದೆ ಅಬದ್ಧವಾಗಿ ಟಿವಿ ಮೇಲೆ ಹೇಳ್ತಾರೆ ಬಹಳ ಭಯವಾಗುತ್ತೆ ಇನ್ನು ಅದು ನಾವು ರಾಮಾಯಣ ಪ್ರವಚನ ಬಿಟ್ಟು ಬಿಡೋದು ಒಳ್ಳೇದು ಅದೇ ಹೇಳ್ಕೊಂಡೋಗಿ ಇದೇನು ಹೊಸದಾಗಿ ಹೇಳ್ತೀರಿ ನೀವು ಕೇಳ್ತೀರಿ ಅದು ಮುಂದೆ ಹೇಳಬೇಕಾದ್ದಲ್ಲೇ ಹೇಳಿಬಿಡ್ತೇನೆ ದಶರಥನಿಗೆ ಮುನ್ನೂರ ಐವತ್ತು ಮೂರು ಪತ್ನಿಯರಿದ್ದರು ಇದನ್ನು ಕೇಳಿದ್ದೀರಿ ನೀವೆಲ್ಲ ಹೇಳಿದ್ದೇನೆ ನಾನೇ ಅಲ್ಲಲ್ಲಿ ಅಷ್ಟೊಂದು ಕೊಬ್ಬಿತ್ತು ಅವನಿಗೆ ಅಂತ ಅರ್ಥವಲ್ಲ ಕೊಬ್ಬಿದ್ದದ್ದು ಧೃತರಾಷ್ಟ್ರನಿಗೆ ದಿನಕ್ಕೊಬ್ಬರಿಬ್ಬರು ನಾಗಾಸ್ತ್ರೀಯರು ಎಷ್ಟು ಜನರು ಮಾನ ಕೆಡಿಸಿದನೋ ಧಾರ್ತರಾಷ್ಟ್ರನಾಗಾಹ ಅವರನ್ನೆಲ್ಲ ತಂದು ತಂದು ತಂದು ಜನ್ಮೇಜಯರಾಯ ಸರ್ಪಯಾಗದಲ್ಲಿ ಸಜೀವ ಸುಟ್ಟ ನಮ್ಮ ಮಗಳೂರು ತನಕ ಸರ್ಪಯಾಗ ನಡೆಯಿತು ಸಿವಿಲ್ ವಾರ್ ಸುಟ್ಟರು ನಹುಷ ಹಾಗೆ ಮಾಡಿದ್ದ ಧರ್ಮಾತ್ಮ ನಹುಶನೂ ಇಲ್ಲೀಗಲ್ ಸಂತಾನ ಹೊಡಿಸಿದ್ದನ ಹುಷ್ಯರಾಗಾಹ ಇದೆಲ್ಲ ಮಹಾಭಾರತದಲ್ಲಿ ಋಗ್ವೇದದಲ್ಲಿ ಏರಿ ಕೂತಿದೆ ದೊರೆಗಳ ಅತ್ಯಾಚಾರದ ಕಥೆಗಳು ದಶರಥನಿಗೆ ಹಾಗೇನಿರಲಿಲ್ಲ ಕಾಮಕ್ರೋಧಗಳನ್ನು ಗೆದ್ದಿದ್ದ ದೊರೆ ಕೌಸಲ್ಯೆಯನ್ನು ವಿವಾಹ ಆಗೋ ಹೊತ್ತಿಗೆ ಅವರಿಗೆ ಕೌಸಲ್ಯ ಇಲ್ಲಿ ಮಕ್ಕಳಾಗಲಿಲ್ಲ ನೋಡಿದ ನೋಡಿದ ಇನ್ನೊಬ್ಬಳನ್ನು ಆಡ್ಕೊಳ್ಳೋಣ ಮಗದ ರಾಜ್ಯದ ಮಗಳು ಇನ್ನೊಬ್ರು ಪಂಡಿತರು ಸುಮಿತ್ರೆ ಯಾರು ಏನು ಎತ್ತ ಅಂತ ಬರೀಲಿಲ್ಲ ರಾಮಾಯಣದಲ್ಲಿ ಅವಳು ಯಾವಳು ಬೀದಿ ಹೋಗ ಹುಡುಗಿ ಇರಬೇಕು ಅಂತ ಪಬ್ಲಿಕ್ ಲೆಕ್ಚರಲ್ಲಿ ಟಿವಿ ಅದನ್ನು ಹೇಳಿದ್ದಾರೆ ಕಾಳಿದಾಸ ಮಗಧ ರಾಜ್ಯದ ರಾಜಕುಮಾರಿ ಅಂತ ಹೇಳಿದ್ದಾನೆ ಕನ್ನಡದಲ್ಲಿ ತೊರವೆ ರಾಮಾಯಣದಲ್ಲಿ ಹೇಳಿದ್ದಾರೆ ಟ್ಯಾಲಿ ಮಾಡಿ ಓದಬೇಡುವೆ ಸ್ವಾಮಿ ಸುಳ್ಳು ಹೇಳಿದ್ರು ಕೇಳ್ತೀರಿ ನಿಜ ಹೇಳಿದ್ರು ಕೇಳ್ತೀರಿ ನೀವು ಪ್ರವಚನಕಾರರಿಗೆ ಬುದ್ಧಿ ಕಲಿಸಬೇಕು ನೀವು ಒಬ್ರು ಏನು ಸ್ವಾಮಿ ಏನ್ ಹೇಳ್ತೀರಿ ಅಂತಂದ್ರೆ ದಾರಿಗೆ ಬರ್ತಾರೆ ಅವರು ಸುಳ್ಳುಗಳು ಹೇಳುವಂತ ಅವ್ರನ್ನ ವೇದಿಕೆ ಮೇಲೆ ಏರಿಸಬಾರದು ಪ್ರಮಾಣವನ್ನು ತಿಳ್ಕೊಂಡು ಹೇಳಬೇಕು ಸುಮಿತ್ರೆಯನ್ನು ಮದುವೆಯಾದ ಅವಳಿಗೆ ಮಕ್ಕಳಾಗಲಿಲ್ಲ ಅದರ ಹಿಂದಿನ ಕಥೆ ಆಮೇಲೆ ಹೇಳ್ತೀನಿ ಮುನಿಶಾಪದ ಕಥೆ ಆಮೇಲೆ ವಾಯವ್ಯಕ್ಕೆ ಹೋಗಿ ದೇವಾಸುರ ಯುದ್ಧದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಕೈಕೈಯನ್ನು ನೋಡಿದ ಚಿಕ್ಕ ಹುಡುಗಿ ವಯಸ್ಸಿನ ತಾರತಮ್ಯ ಬಹಳ ಇತ್ತು ಗಂಡು ವೇಷ ಹಾಕೊಂಡು ಆ ಹುಡುಗಿ ಇವನಿಗೆ ಸಾರಥ್ಯ ಮಾಡ್ತಿದ್ಲು ಯುದ್ಧದಲ್ಲಿ ಸತಿಭಾಮೆ ಇದ್ದ ಹಾಗೆ ಅವಳನ್ನು ಮೋಹಿಸಿದ ಇವಳನ್ನು ಕೊಡಿ ಅಂತ ಕೇಳಿದ ಅಶ್ವಪತಿ ಇವಳನ್ನು ಕೊಡ್ತೇನೆ ಮಹಾರಾಜರೇ ನಿಮಗೂ ಅವರಿಗೂ ವಯಸ್ಸು ಅಂತರ ಬಹಳ ಇದೆ ನಾಳೆ ಅಕಸ್ಮಾತ್ ಇವಳಲ್ಲಿ ಮಗುವಾಗಿ ಆಮೇಲೆ ಕೌಶಲ್ಯಗೂ ಒಂದು ಮಗುವಾದರೆ ಕೌಶಲ್ಯ ಮಕ್ಕಳು ಕೊಡಬಾರದು ಇವಳು ಮಗನಿಗೆ ಕೊಡ್ತೇನೆ ರಾಜ್ಯ ಅಂದ್ರೆ ಕೊಡ್ತೇನೆ ಅಂತ ಮಾತು ಕೊಟ್ಟ ವಿಧಿ ಅದರ ನಡುವೆ ಮುನ್ನೂರೈವತ್ತು ಪತ್ನಿಯರು ಎಲ್ಲಿಂದ ಬಂತು ಸಂಖ್ಯೆ ಅರ್ಧ ಸಪ್ತ ಶತಾಸ್ತಾಹ ರಾಮಾಯಣದಲ್ಲಿ ಹೇಳಿದ್ದಾರೆ ರಾಮ ಕಾಡಿಗೆ ಹೊರಟ ದಶರಥ ಎದ್ದು ನಿಂತ ಮಗು ಹೊರಟೇನು ಹೊರಟೇನೋ ನಾನು ನೋಡಬೇಕು ನೀನು ಕಾಡಿಗೆ ಹೋಗುವುದನ್ನು ಕಣ್ಣಾರೆ ನೋಡಬೇಕು ಅರಮನೆ ಬಾಗಿಲಿಗೆ ಬಂದು ನಿಂತುಕೊಂಡ ಮಹಾದ್ವಾರದ ಹತ್ರ ಚಪ್ಪಾಳೆ ಹಾಕಿ ಸುಮಂತನಿಗೆ ಹೇಳ್ತಾನೆ ನನ್ನ ಮುನ್ನೂರೈವತ್ತು ಪತ್ನಿಯರನ್ನು ಬರಮಾಡು ಅವರೆಲ್ಲರೂ ಜೊತೆಯಲ್ಲಿದ್ದಾಗ ನಾನು ರಾಮ ಗೊತ್ತನ್ನು ಹೋಗ್ತೇನೆ ಅಂತ ಹೇಳಿ ಅರ್ಧ ಸಪ್ತಶತ ಏಳ್ನೂರಲ್ಲಿ ಅರ್ಧ ಅಂದ್ರೆ ಮುನ್ನೂರೈವತ್ತು ಕರೆಕ್ಟ್ ಫಿಗರ್ ಇದೆ ರಾಮಾಯಣದಲ್ಲಿ ಅಪ್ರಮಾಣ ಹೇಳಿದ್ರೆ ನಾಲ್ಗೆ ಬಿದ್ದು ಹೋಗ್ಲಿ ನನಗೆ ರಾಮಾಯಣ ಬಿಟ್ಟು ಅತ್ಲಾಗಿತ್ಲ ಹೋಗಬಾರದು ಆ ಮುನ್ನೂರೈವತ್ತು ಪತ್ನಿಯರು ಬಂದ ಹೇಗೆ ಅವನಿಗೆ ಅದು ಕೊಟ್ಟಿಲ್ಲ ವಾಲ್ಮೀಕಿ ಅದು ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ ಹೊಂದಿಸಿ ಹೇಳಬೇಕು ಪರಶುರಾಮರ ಕಾಟ ಇದ್ದ ಕಾಲ ಅದು ಪರಶುರಾಮ ಕಾರ್ತಿವೀರ್ಯ ರಾವಣ ವಿಶ್ವಾಮಿತ್ರ ಜಮದಗ್ನಿ ಇವರೆಲ್ಲ ಸಮಕಾಲದವರು ಅಗಸ್ತ್ಯ ಅಂತ ಒಂದು ಕಾದಂಬರಿ ಬರೆದಿದ್ದೇನೆ ಅದರಲ್ಲಿದೆ ಮತ್ತು ಈ ರಾಮಾಯಣ ಸಂಪೂರ್ಣವಾದಾಗ ಅದರಲ್ಲಿ ಕೆಲವು ಅಂಶಗಳನ್ನು ಹೇಳಿದ್ದೇನೆ ನಾನಾ ಪುರಾಣಗಳನ್ನು ಓದಿಕೊಂಡು ಒಂದಕ್ಕೊಂದಕ್ಕೆ ಸಮರ್ಥನೆ ಹೇಳಿದರೆ ಇದು ಖಾಲಿಯಾಗುತ್ತೆ ವಾಲ್ಮೀಕಿ ಎಲ್ಲ ಹೇಳೋಕೆ ಹೋಗಲಿಲ್ಲ ಎಷ್ಟು ಬೇಕು ಅಷ್ಟು ಹೇಳಿದ್ದಾರೆ ಪರಶುರಾಮು ಒಂದು ಕೈಯಲ್ಲಿ ವೈಷ್ಣವ ಧನಸ್ಸು ಬಲಗ ಹೆಗಲಿನ ಮೇಲೆ ಗಂಡು ಕೊಡಲಿ ಹಾಕೊಂಡು ಅವರ ತಂದೆಯನ್ನ ಸಹಸ್ರಾರ್ಜುನ ನಾಶ ಮಾಡಿದ ಅಂತ ಕೋಪಕ್ಕೆ ಒಂದು ಗಂಡು ಪಿಳ್ಳೆ ಕ್ಷತ್ರಿಯನ್ನು ಬಿಡೋದಿಲ್ಲ ಅಂತ ಕೊಂದು ಹಾಕಬೇಕು ಅಂತ ಒಬ್ಬರೇ ಅವರ ಹಿಂದೆ ಒಂದು ದೊಡ್ಡ ಬ್ರಾಹ್ಮಣ ಸೇನೆ ಹೊಸ ಕ್ಷತ್ರಿಯನ್ನು ತಯಾರು ಮಾಡಿಕೊಂಡು ಕುದುರೆ ಮೇಲೆ ಹೊರಟೋದು ಅವತಾರಗಳಲ್ಲಿ ಪರಶುರಾಮ ಅವತಾರ ಮೋಸ್ಟ್ ಮಿಲಿಟೆಂಟ್ ಅವತಾರ ಕ್ಷತ್ರಿಯನ್ನು ಕೊಂಡು ಹಾಕಬೇಕು ಬರೀ ಭೂಮಿ ಭಾರತದಲ್ಲಲ್ಲ ಇಡೀ ಜಗತ್ತಿನ ಸುಂಬ ಸುತ್ತಾಡಿ ಇಪ್ಪತ್ತೊಂದಾವೃತ್ತಿ ಒಂದು ಕ್ಷತ್ರಿಯನು ಇಲ್ದಂತೆ ಮಾಡಿ ಹಾಕಿದ ಕಾಲದಲ್ಲಿ ದಶರಥ ಒಬ್ಬ ಉಳಿದ ಕ್ಷತ್ರಿಯ ಇವನು ಹೇಗೆ ಉಳಿದ ಬ್ರಾಹ್ಮಣ ಬುದ್ಧಿ ಪರಶುರಾಮರು ಎಷ್ಟಾದರೂ ಹೇಳಿದ್ರು ಕ್ಷತ್ರಿಯನ್ನು ಕೊಲ್ತೇನೆ ನಿಜ ಆದರೆ ಎರಡು ವಿನಾಯಿತಿ ಕೊಟ್ಟಿದ್ದೇನೆ ಯಾವ ಕ್ಷತ್ರಿಯ ಮದುವೆ ಮಾಡಿಕೊಳ್ತಾ ಹಸೆ ಮನೆ ಮೇಲೆ ಕೂತ್ಕೊಂಡು ರುಮಾಲ್ ಹಾಕಿ ಬಾಶಿಂಗ ಕಟ್ಕೊಂಡಿರ್ತಾನೆ ಅವನನ್ನಾಗ ಕೊಲ್ಲುವುದಿಲ್ಲ ಬೆತ್ತಲೆ ಸ್ತ್ರೀಯರ ಮಧ್ಯದಲ್ಲಿ ಬಚ್ಚಿಟ್ಟುಕೊಂಡವನನ್ನು ಕೊಲ್ಲೋದಿಲ್ಲ ಅಂತ ಎರಡು ಹೇಳಿದ್ರು ಅಲ್ಲ ಇದನ್ನ ಯಾರೋ ಬಂದು ಹೇಳಿ ಬುದ್ಧಿ ಪರಶುರಾಮರು ಬಂದರು ಮೂರು ಗಾವದ ನಾಲ್ಕು ಗಾವದ ಆಚೆ ಇದ್ರೆ ದಶರಥನಿಗೆ ಹಾಗಿದ್ರೆ ವ್ಯತ್ಯಯ ಸ್ತ್ರೀಯರ ಇದ್ದುಕೊಂಡು ಜೀವನ ಉಳಿಸ್ಕೋಬೋದಾಗಿತ್ತಲ್ಲ ಅಂದ್ರೆ ಅದು ಅದು ಬೇಕಾಗಿರಲಿಲ್ಲ ಧರ್ಮಾತ್ಮನಾದ್ರಿಂದ ಸುಮಂತನಿಗೆ ಹೇಳೋನು ಯಾರನ್ನ ಕರ್ಕೊಂಬಾರೋ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹಸೆ ಮನೆ ಮೇಲೆ ಕೂತ್ಕೊಳ್ಳಿ ಯಾವಳು ಕುಲ ಗೋತ್ರ ಗೊತ್ತಿದ್ದೆ ಒಬ್ಬಳು ಅರ್ಜೆಂಟ್ ಅದು ಎಮರ್ಜೆನ್ಸಿ ಲಿಸ್ಟು ದಿವಸಕ್ಕೊಂದು ಮನೆಯಲ್ಲಿ ಮಂತ್ರಿಗಳು ಮಲಗಿಕೊಳ್ಳುವಂತೆ ಓಟಿಗೋಸ್ಕರವಾಗಿ ಇವನು ದಿವಸಕ್ಕೊಂದು ಹೆಂಡತಿ ಹೇರ್ಕೊಂಡ್ಬರೋದು ಅವರು ಬರೋ ಹೊತ್ತಿಗೆ ಸರಿಯಾಗಿ ಮಾಂಗಲ್ ನೇನ ಇವ್ರು ಹೇಳಬೇಕು ಹಣೆ ಹಣೆ ಹಣೆ ಚಚ್ಕೊಳ್ಳೋರು ಪರಶುರಾಮರು ಮಗನೇ ಇವತ್ತು ಬಿಟ್ಟಿದ್ದೇನೆ ನಿನ್ನ ಸಲ ಬರ್ತಾನೆ ನೋಡು ಅಂತ ನಲ ಒದ್ದು ಕೋಪದಿಂದ ಹೊರಟೋಗ್ಬಿಡೋರು ಒಂದ್ಸಲ ಮದುವೆ ಆದ್ಮೇಲೆ ಬರೀ ನಾಟಕಕ್ಕೆ ಅಂತ ಸಂಬಳ ಕೊಟ್ಟು ಕಳಿಸುವುದಲ್ಲ ಆರು ಮನೆಗೆ ರವಾನಿಸುವ ಪುರಕ್ಕೆ ಹೀಗೆ ಮುನ್ನೂರೈವತ್ತು ಸಲ ತಪ್ಪಿಸ್ಕೊಂಡಿದ್ದ ದಶರಥ ಪರಶುರಾಮರ ಕೊಡಲಿಯನ್ನ ದಶರಥನ ಪೂರ್ವಜ ಒಬ್ಬ ಇದ್ದ ಅಸ್ಮಕ ಎಂಬುದಾಗಿ ಅದು ಪರಶುರಾಮರ ಕಾಲ ಅವರೆಲ್ಲ ಅಲ್ಪಾಯುಷದಲ್ಲಿ ಹೋದವರು ಅವನ ತಾಯಿ ಇವನನ್ನು ಹಡಿಯುವಾಗ ಎಷ್ಟೋ ವರ್ಷ ಗರ್ಭದಲ್ಲಿದ್ದು ಕಲ್ಲಿನಂತೆ ಹೊರಗೆ ಬರದೆ ಹೊಟ್ಟೆ ಬಡ್ಕೊಂಡ ಕೆಳಗೆ ಬಿದ್ದು ಅವನು ಕಲ್ಲಿನಂತೆ ಅದಕ್ಕೆ ಅಸ್ಮಕ ಅಂತ ಹೆಸರು ವಿಷ್ಣು ಪುರಾಣದ ಕಥೆ ಅವನಿಗಿನ್ನೊಂದು ಹೆಸರು ನಾರೀ ಕವಚ ಎಂಬುದಾಗಿ ಎಲ್ಲ ಕೃಷ್ಣ ತಾತಾಚಾರ್ಯ ಸ್ವಾಮಿಗಳು ಇದೆಲ್ಲ ಸೇರಿಸ್ಕೋಪ ಅಂತ ಎತ್ತಿ ತೋರಿಸಿದ್ದು ವ್ಯಾಖ್ಯಾನಗಳಲ್ಲಿ ಪರಶುರಾಮರು ಬಂದ್ರೆ ಅರಮನೆ ಸ್ತ್ರೀಯರಲ್ಲಿ ಮಾನಗೆಟ್ಟವರನ್ನ ಅವರನ್ನ ಮಾಡಿಸಿ ಸುತ್ತ ನಿಲ್ಲಿಸಿ ಮಧ್ಯದಲ್ಲಿ ಅಡ್ಕೊಂಡು ಕೂತ್ಕೊಳ್ಳೋವನು ಛೀ ಅಂತ ಬೈದು ಪರಶುರಾಮರು ಹೋಗ್ಬಿಡುತ್ತಿದ್ರು ಅಷ್ಟು ಕೆಟ್ಟ ಸ್ಥಿತಿಗೆ ಇರಲಿಲ್ಲ ದಶರಥ ಮದುವೆ ಮಾಡಿಕೊಳ್ತಿದ್ದ ಈ ಮುನ್ನೂರೈವತ್ತು ಪತ್ನಿಯರಲ್ಲಿ ಯಾವಳೋ ಒಬ್ಬಳಿಗೆ ಒಂದು ಹೆಣ್ಣು ಮಗು ಆಗಿತ್ತು ಇದು ರಾಮಾಯಣದಲ್ಲಿದೆ ನಾವು ಹೇಳಿದವ್ರು ಹೇಳ್ತಾರೆ ಟಿವಿ ಮೇಲೆ ಈ ರಾಮಾಯಣದಲ್ಲಿಲ್ಲ ವ್ಯಾಖ್ಯಾನದಲ್ಲಿಯೂ ಇಲ್ಲ ಮಂಗಳಾರತಿ ಸ್ವಾಮಿ ಓದಿಲ್ಲ ನೀವು ಎಲ್ಲಿ ಬರುತ್ತೆ ಅಂದ್ರೆ ಮಕ್ಕಳಿಲ್ಲ ಅಂತ ಒದ್ದಾಡಿದ ದಶರಥನಿಗೆ ಒಂದು ದಿವಸ ಏಕಾಂತದಲ್ಲಿ ಸುಮಂತ್ರ ಹೇಳ್ತಾನೆ ನಾನು ಹಿಂದೆ ಸನತ್ಕುಮಾರರ ಸಭೆಯಲ್ಲಿ ಕೇಳಿದ ಒಂದು ವಾರ್ತೆಯನ್ನು ಹೇಳ್ತೇನೆ ಪ್ರಭು ಅವರು ಸರ್ವಜ್ಞರು ಬ್ರಹ್ಮಮಾನಸ ಪುತ್ರರು ದಶರಥ ಹೇಗೆ ಕೊರಗುತ್ತಾನೆ ಮಕ್ಕಳಿಲ್ಲ ಅಂತ ಆದರೆ ಅವನಿಗೆ ಮಕ್ಕಳು ಆಗ್ತಾರೆ ನಾಲ್ವರು ಮಕ್ಕಳು ಆಗ್ತಾರೆ ಋಷ್ಯಶೃಂಗನೆಂಬ ಒಬ್ಬ ಬ್ರಹ್ಮಚಾರಿಯಾಗಿದ್ದು ಗೃಹಸ್ಥನಾದಂಥ ಅವನನ್ನು ಕರೆಸಿ ಪುತ್ರಕಾಮೇಷ್ಟಿ ಮಾಡಿದರೆ ಮಕ್ಕಳಾಗ್ತಾರೆ ಅಂತ ಅವರು ಹೇಳಿದ್ದುಂಟು ಪ್ರಭು ಆ ಸಭೆಯಲ್ಲಿ ಕೇಳಿದ್ದು ಹೇಳ್ತೇನೆ ಆ ಋಷ್ಯಶೃಂಗರನ್ನ ಕರೆಸಿ ವಿಭಾಂಡ ಕಬೂತರನ್ನ ಅವರು ಯಾರು ಅಂತ ಕೇಳಿದ್ರೆ ಋಷ್ಯಶೃಂಗಸ್ತು ಜಾಮಾತ ದಶರಥರೇ ಹೇಗಿದ್ದರೂ ನಿಮಗೀಗಾಗಲೇ ಋಷ್ಯಶೃಂಗರು ಅಳಿಯ ಆಗಿದ್ದಾರೆ ದಶರಥನಿಗೆ ಅಳಿಯ ಅಂದ್ಮೇಲೆ ಮಗಳಿರಬೇಕೋ ಇಲ್ವೋ ಒಬ್ಬರು ಪ್ರಶ್ನೆ ಕೇಳಿದ್ರು ಅಳಿಯ ಅಂತ ಹೇಳಿದ್ರೆ ಹೊರತು ಮಗಳಿದ್ರು ಅಂತ ಹೇಳ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ ಟಿವಿದವರು ಮಗಳ ಗಂಡ ಅಲ್ಲಿ ಅಳಿಯ ಬೇರೆ ಆಗುತ್ತೆ ಅರ್ಥ ನೋಡಿ ಇದು ಇಷ್ಟು ಜ್ಞಾನವಿಲ್ಲದೆ ಮಾತನಾಡ್ತಾರೆ ಇದ್ರ ಮೇಲೆ ಗೋವಿಂದರಾಜರ ವ್ಯಾಖ್ಯಾನ ಬೇರೆ ಕೂತಿದೆ ಒಂದಲ್ಲ ಅನೇಕ ವ್ಯಾಖ್ಯಾನ ಋಷ್ಯ ಶೃಂಗಸ್ತು ಜಾಮಾತ ಆ ಹುಡುಗಿ ಹೆಸರು ಕೊಡ್ತಾರೆ ತೊರವೆ ರಾಮಾಯಣದಲ್ಲಿಯೂ ಇದೆ ಆ ಹುಡುಗಿ ಹೆಸರು ಶಾಂತ ಎಂಬುದಾಗಿ ಅವಳನ್ನು ದಶರಥ ರೋಮಪಾದನಿಗೆ ದತ್ತು ಕೊಟ್ಟು ಬಿಟ್ಟಿದ್ದ ಬೇಡದೇ ಮಕ್ಕಳನ್ನು ದತ್ತು ಕೊಡೋದು ಪದ್ಧತಿ ಹೆಣ್ಣು ಮಕ್ಕಳ ಪ್ರಯೋಜನವಿಲ್ಲ ಕುಂತಿಯನ್ನ ಕುಂತಿ ಭೋಜ ದತ್ತು ಕೊಟ್ಟ ಹಾಗೆ ಈ ರೋಮಪಾದ ಅನ್ನೋ ಕಾಲು ತುಂಬ ಕೂದಲು ಅವನಿಗೆ ಇದು ಅವಲಕ್ಷಣ ಯಾರಿಗೆ ದಯವಿಟ್ಟು ನೋಡ್ಕೋಬೇಡಿ ಕಾಲನ್ನ ಕಾಲಲ್ಲಿ ಮೇಲ್ಗಡೆ ಕೂದಲು ಯಾರಿಗೆ ತುಂಬ ಇರ್ತದೆ ಅವರಿಗೆ ದಾರಿದ್ರ್ಯ ಉಂಟು ಅಂತ ಹೇಳ್ತಾರೆ ಸಾಮುದ್ರಿಕ ಶಾಸ್ತ್ರದಲ್ಲಿ ಮತ್ತೆ ಇದ್ದದ್ದನ್ನ ಏನು ಮಾಡಬೇಕು ಅಂತ ಕೇಳಬೇಡ ಇದ್ದದ್ದು ಹೇಳ್ತೇವೆ ಬೋಡಿಸಿದ್ರು ಹೋಗೋದಿಲ್ಲ ಸುಳಿಗಿಳಿಯೋದು ರೋಮಪಾದ ಈ ದೊರೆ ಅಂಗರಾಜ್ಯದವನು ಮುಂದೆ ಮಹಾಭಾರತದಲ್ಲಿ ಕರ್ಣ ಎಲ್ಲಿ ರಾಜ್ಯಭಾರ ಮಾಡ್ತಾನೆ ಅದೇ ರಾಜ್ಯ ಪೋಲಿ ರಾಜ್ಯ ಬ್ರಾಹ್ಮಣರಿಗೆ ಅಪಮಾನ ಮಾಡಿ ದೇಶಭ್ರಷ್ಟರನ್ನಾಗಿ ಮಾಡಿದ ನಿಮಿತ್ತ ರೋಮಪಾದನ ರಾಜ್ಯದಲ್ಲಿ ಮಳೆ ಬೆಳೆ ನಿಂತು ಹೋಯಿತು ಹನ್ನೆರಡು ವರ್ಷ ಅನಾವೃಷ್ಟಿಯಾಯಿತು ಆಗ ಯಾರೋ ಅವನಿಗೆ ಹೇಳಿದರು ನೀವು ದತ್ತು ತಗೊಂಡಿದ್ದೀರಿ ದಶರಥನಿಂದ ಹೆಣ್ಣು ಮಗಳನ್ನ ಇವಳಿಗೆ ಸರಿಯಾದ ವರ ಒಬ್ಬ ಬೇಕು ನಿಮಗೆ ಇಲ್ಲಿ ಸಮೀಪದಲ್ಲಿ ವಿಭಂಡಕ ಅಂತ ಒಬ್ಬ ಮಹರ್ಷಿ ಅಥರ್ವವೇದಿ ಇದ್ದಾನೆ ಅವನಿಗೆ ಒಬ್ಬನೇ ಒಬ್ಬ ಮಗ ಅವನೇ ಋಷ್ಯಶೃಂಗ ಹುಟ್ಟುವಾಗ ತಲೆಯಲ್ಲಿ ಜಿಂಕೆಯಂತೆ ಸಣ್ಣ ಕೊಂಬಿನ ಚೂರು ತಲೆಯಲ್ಲಿತ್ತು ಅವನಿಗೆ ನಿನ್ನ ತಲೆಯಲ್ಲೇನು ಕೊಂಬು ಅಂತ ಕೇಳ್ತಿರಲ್ಲ ಆ ಕೊಂಬಿತ್ತು ಋಷ್ಯಶೃಂಗನಿಗೆ ಅವನು ಕೊನೆಯಲ್ಲಿ ವಾಸ ಮಾಡಿದ್ದಲ್ಲಿ ನಮ್ಮ ಶೃಂಗೇರಿಯಲ್ಲಿ ಅದಕ್ಕೆ ಶೃಂಗಪುರ ಅಂತ ಹೆಸರು ಕಿಗ್ಗ ಅಂತ ಒಂದು ಹಳ್ಳಿ ತೋರಿಸ್ತಾರೆ ದುಷ್ಟಶೃಂಗರಿದ್ದ ಜಾಗ ಅಂತ ತೋರಿಸ್ತಾರೆ ಅಲ್ಲಿ ಎಲ್ಲರೂ ಕರ್ನಾಟಕಕ್ಕೆ ಬರೋ ಕೊನೆಯಲ್ಲಿ ಗತಿ ಒಳ್ಳೆ ಗತಿ ಬೇಕು ಅಂತ ಆ ಋಷ್ಯಶೃಂಗ ಹೇಗೆ ಬೆಳೆದಿದ್ದ ಕಥೆಯೆಲ್ಲ ಹೇಳ್ತಾರೆ ತಾಯಿ ಇಲ್ಲದೆ ಬೆಳೆದ ಮಗು ಇದು ತಾಯಿ ಅವಳು ಗೊತ್ತಿಲ್ಲ ಇವನು ಪುರೋಹಿತ ವಿಭಾಂಡಕ ಹೊರಗಡೆ ಎಲ್ಲರೂ ಪೌರೋಹಿತ್ಯಕ್ಕೆ ಅಲ್ಲಿ ಇಲ್ಲಿ ಹೋಗಬೇಕಾದ್ರೆ ಮಗನನ್ನ ಕೂಡಿಟ್ಟು ಬಾಗಿಲು ಹಾಕಿ ಜೋಪಡಿಗೆ ಹೋಗ್ತಿದ್ದ ಈ ಮಗುವನ್ನು ಹೇಗೆ ಬೆಳೆಸಿದ್ದ ಅಂದರೆ ಆಶ್ರಮಕ್ಕೆ ಬಂದು ಹೋಗುವ ಗಂಡಸರು ಋಷಿಗಳನ್ನ ಬಿಟ್ಟರೆ ಹೆಂಗಸರೆಂಬುವರನ್ನೇ ನೋಡಿರಲಿಲ್ಲ ಮಹಾನುಭಾವ ಇದು ಒಂದು ಸರ್ಗ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಆರು ಸರ್ಗ ವನಪರ್ವದಲ್ಲಿ ಋಷ್ಯಶೃಂಗ ತೀರ್ಥ ಪರಿಚಯ ಮಾಡುವ ಹೇಳ್ತಾರೆ ಆ ಋಷ್ಯಶೃಂಗನ ಕಾಲಲ್ಲಿ ಕ್ಷೇಮಚಕ್ರ ಅಂತ ಒಂದಿತ್ತು ಸಾಮುದ್ರಿಕ ಶಾಸ್ತ್ರದಲ್ಲಿ ಅಂಗಾಲಲ್ಲಿ ಕೂಡ ರೇಖೆಗಳನ್ನು ನೋಡಿ ಕೆಲವು ಲಕ್ಷಣ ಹೇಳ್ತಾರೆ ಸೀತಾದೇವಿಯ ಕಾಲಲ್ಲಿ ಪದ್ಮರೇಖೆ ಇತ್ತು ಹನುಮಂತ ನೋಡ್ತಾನೆ ಲಂಕೆಯಲ್ಲಿ ಮಲಗಿರತಕ್ಕ ಕಸ್ತೆಯನ್ನು ಪರೀಕ್ಷೆ ಮಾಡುವಾಗ ಮಂಡೋದರಿಯನ್ನು ನೋಡಿ ಇವಳೇ ಸೀತೆ ಅಂತ ಭ್ರಮಿಸಿದಾಗ ಆಮೇಲೆ ಅಯ್ಯಯ್ಯೋ ಇವಳು ಸೀತೆ ಇರಲಿಕ್ಕಿಲ್ಲ ಕಂಬರಾಮಾಯಣ ತುಂಬ ಚೆನ್ನಾಗಿದೆ ಇದು ಇವಳ ತಲೆ ಕೂದಲು ಒಂದೊಂದು ಸೀಳಿದೆ ಅವಲಕ್ಷಣ ವೈಧವ್ಯ ಲಕ್ಷಣವಿದೆ ಮತ್ತು ಕೆಟ್ಟ ಮಾತನ್ನ ಬಡಬಡಿಸ್ತಾ ಇದ್ದಾಳೆ ಕಾಲಲ್ಲಿ ಕಾಗೆಯ ರೆಕ್ಕೆಯಂತ ರೇಖೆಗಳಿವೆ ಶೀಘ್ರದಲ್ಲಿ ವಿಧವೆಯಾಗ್ತಾಳೆ ಇದು ಸೀತಾದೇವಿ ಅಲ್ಲ ರಾಮ ಹೇಳಿದ್ದ ಪದ್ಮರೇಖೆ ಇದೆ ನನ್ನ ಪತ್ನಿ ಪಾದದಲ್ಲಿ ಅಂತ ಆದ್ರಿಂದ ಅವಳೆಲ್ಲೋ ಬೇರೆ ಇರಬೇಕು ಅಂತ ಪತ್ತೆ ಮಾಡಿದಂತೆ ಪುರುಷರಿಗೂ ಕೈಯಲ್ಲಿ ಚಕ್ರ ಕಾಲಲ್ಲಿ ಚಕ್ರ ಎಲ್ಲ ವಿಚಿತ್ರವಾದಂತ ಇದು ಪೊಲೀಸರು ಹೆಬ್ಬೆಟ್ಟು ಅಂತ ಹಿಡ್ಕೊಂಡಿದ್ದಾರೆ ಇವತ್ತು ನಿಮಗೆ ಒಬ್ಬರಂತ ಒಬ್ಬರಿಗೆ ದೇವರು ಮಾಡೋದೇ ಅಂತ ಅಷ್ಟಾರು ನಂಬಿಕೆ ಇದೆಯಲ್ಲ ಅವರಿಗೆ ಐದು ಬೆರಳುಗಳಲ್ಲಿಯೂ ಇಲ್ಲಿ ಚಂದ್ರ ಇರುವ ಜಾಗದಲ್ಲಿಯೂ ಈ ರೇಖೆಗಳನ್ನು ಭಗವಂತ ಒಬ್ಬರಂತೆ ಒಬ್ಬರಿಗೆ ಮಾಡಿರೋದಿಲ್ಲ ನಮ್ಮ ಕೈಯಲ್ಲಿ ಇಲ್ಲಿ ದೊಡ್ಡ ಚಕ್ರ ಇದೆ ಆಮೇಲೆ ಬೇಕಾ ನೋಡಿ ತೋರಿಸ್ತೇವೆ ಲಕ್ಷದಲ್ಲಿ ಒಬ್ಬರಿಗೆ ಇರೋದಿಲ್ಲ ಈ ಕೈಯಲ್ಲಿ ಚಕ್ರ ಇದೆ ನಮ್ಮ ತಾಯಿಗಿತ್ತು ನನಗೆ ಬಂದಿದೆ ಅದು ಅದರ ಮಹಿಮೆ ಏನು ಮತ್ತೊಂದೇನು ಸಾಮುದ್ರಿಕ ತಿಳಿಗಿದೆಯೇನೋ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳ್ತಾರೆ ಅದೇನೋ ದೊಡ್ಡ ಲಕ್ಷಣ ಎಂಬುದಾಗಿ ಋಷ್ಯಶೃಂಗನ ಕಾಲಲ್ಲಿ ಒಂದು ಚಕ್ರ ಇತ್ತು ಅವನು ಎಲ್ಲಿ ಕಾಲಿಟ್ಟರೆ ಅಲ್ಲಿ ಮಳೆ ಬೆಳೆ ಚೆನ್ನಾಗಾಗ್ತಿತ್ತು ಕ್ಷೇಮಚಕ್ರ ಅವನನ್ನು ಕರೆಸಿ ನಿಮ್ಮೂರಿಗೆ ನಿಮ್ಮ ಶಾಂತಾದೇವಿಯನ್ನು ಕೊಟ್ಟು ಮದುವೆ ಮಾಡಿ ಅವನ್ನ ಕರೆಸೋದು ತಂದೆ ಬೀಗ ಹಾಕಿಟ್ಟಿರ್ತಾರೆ ಆಶ್ರಮದೊಳಗೆ ಅದಕ್ಕೆ ಗಣಿಕಾಸ್ತ್ರೀಯರನ್ನ ವೇಶ್ಯೆಯರನ್ನ ಋಷಿಗಳಂತೆ ವೇಷ ತೊಡಿಸಿ ನೌಕೆಯಲ್ಲಿ ಹಡಗಿನಲ್ಲಿ ಅವರನ್ನು ಕಳಿಸಿ ಆಶ್ರಮಕ್ಕೆ ಆ ಹುಡುಗನಿಗೆ ಉಪಾಯವಾಗಿ ಪುಸ್ಲಾವಣೆ ಮಾಡಿ ಅವನನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬರ್ತಾರೆ ಗಂಡಸರನ್ನು ಕಿಡ್ನ್ಯಾಪ್ ಮಾಡುತ್ತಿದ್ದ ಕಾಲ ಆಗಿನ ಕಾಲ ಋಷ್ಯಶೃಂಗನ ಕಥೆ ತುಂಬಾ ರೋಚಕವಾದದ್ದು ಹಾಸ್ಯದ ಕಥೆ ರಾಮಾಯಣದಲ್ಲಿ ಇದು ಒಂದು ಪ್ರಸಂಗ ಶೂರ್ಪಣಿಕೆಯದು ಒಂದು ಇದನ್ನ ದೊಡ್ಡದು ಮಾಡೋಕೆ ಹೋಗೋದಿಲ್ಲ ಮುಂದಿನ ಕಥೆ ಅಗಾಧವಾಗಿದೆ ಆದ್ದರಿಂದ ಋಷ್ಯಶೃಂಗ ಹೇಗಿದ್ರು ಗಳಿಯಾಗಿದ್ದಾನಲ್ಲ ದಶರಥನೇ ನಿಮ್ಮ ಮಗಳು ತಾನೇ ನೀವು ಕೊಟ್ಟಿರೋದಲ್ಲಿ ರೋಂಪಾದನಿಗೆ ರೋಂಪಾದನ ಗಳಿಯಾದ ಋಷ್ಯಶೃಂಗ ಅದು ನಿಮಗೆ ಗಳಿಯಾದ ಹಾಗಾತಲ್ಲ ಅವರನ್ನು ಕರೆಸಿ ಅಂತ ಹೇಳಲಾಗಿ ದೊರೆ ಅಲ್ಲಿಗೆ ಸಮಾಚಾರವನ್ನು ಕಳಿಸ್ತಾನೆ ರೋಮಪಾದ ಆಗ್ಬೋದಪ್ಪ ನಮ್ಮ ಅಳಿಯನ್ನು ಕಲಿಸೋಕೆ ನನಗೇನು ಕಷ್ಟ ಇಲ್ಲ ಅಂತ ಹೇಳಿದ ಮೇಲೆ ವಸಿಷ್ಠರನ್ನು ಕೇಳಿ ಒಂದು ವಸಂತ ಋತುವಿನಲ್ಲಿ ಚೈತ್ರ ಮಾಸದಲ್ಲಿ ಅಶ್ವಮೇಧಿಯಾಗಕ್ಕೆ ದಶರಥ ಸಂಕಲ್ಪವನ್ನು ಮಾಡ್ತಾನೆ ಆ ವರ್ಷ ಪೂರ್ತಿ ಅಶ್ವಮೇಧ ಮುಗಿದು ಕುದುರೆ ವಾಪಸ್ ಬಂದು ವಪಾಹುತಿ ಆದ ನಂತರ ಅದಕ್ಕೆ ಅಂಗವಾಗಿ ಪುತ್ರಕಾಮೇಷ್ಟಿ ಅಂತ ಒಂದು ಸಣ್ಣ ಇಷ್ಟಿ ಇಷ್ಟಿದ್ರೆ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಡುವ ಒಂದು ಕಾಮ್ಯ ಯಾಗ ಇಷ್ಟಿ ಶಬ್ದದಿಂದ ಇಷ್ಟಿಕ ಅದಕ್ಕೆ ಬೇಕಾದಂತಹ ಮಣ್ಣು ಸುಟ್ಟಂತಹ ಪದಾರ್ಥಗಳನ್ನೇನು ಮಾಡ್ತಿದ್ರು ಅದಕ್ಕೆ ಇಷ್ಟಿಕ ಕನ್ನಡದಲ್ಲಿ ಇಟ್ಟಿಗೆ ತಾಯ್ತದ್ದು ಹೋಮಕ್ಕೆ ಯಜ್ಞಕ್ಕೆ ಉಪಯೋಗ ಮಾಡ್ತಿದ್ದ ಇಟ್ಟಿಗೆಗಳು ಇಷ್ಟಿ ಅಂದ್ರೆ ಕಾಮ್ಯ ಅದು ಮಳೆ ಬರೋದಕ್ಕೂ ಖಾಲಿ ಇಷ್ಟಿ ಅಂತ ಒಂದು ಮಾಡ್ತಾರೆ ಅತಿ ಮಳೆಯಾಯಿತು ನಿಲ್ಲಿಸೋದಕ್ಕೊಂದು ಮಾಡ್ತಾರೆ ಇದು ವೇದದಲ್ಲಿ ಒಂದು ರೀತಿಯಲ್ಲಿ ನಿಷಿದ್ಧವಾದದ್ದು ನಿಷಿದ್ಧ ಯಾತಕ್ಕೆ ವೇದ ಪುರುಷನನ್ನು ಪ್ರಕೃತಿಯ ನಿಯಮವನ್ನು ಬಗ್ಗಿಸಿ ನಮ್ಮಿಷ್ಟದಂತೆ ನಡೆಸಬಾರದು ರಾಷ್ಟ್ರಕ್ಕೆ ಶತ್ರುಗಳು ಬಂದರೂ ಮಂತ್ರದಿಂದಲೇ ಶತ್ರುಗಳನ್ನು ಕೊಳ್ಳುವುದಕ್ಕೆ ಶತ್ರುಪಲಾಯನ ಅಂತ ಒಂದು ಹೋಮ ಮಾಡಬಹುದು ಎಲ್ಲ ಚಾಣಕ್ಯ ಬರ್ತಿದ್ದಾನೆ ಅರ್ಥಶಾಸ್ತ್ರದಲ್ಲಿ ಮಾರಣ ಹೋಮ ರಾಷ್ಟ್ರಕ್ಕೆ ಘಾತಕರನ್ನು ಮಂತ್ರ ಹಾಕಿ ಎಲ್ಲಿದ್ದರೆ ಅಲ್ಲೇ ಸುಟ್ಟು ಸಾಯಿಸಿ ಬಿಡುವುದು ಫಾರ್ಮುಲಾ ಕೊಟ್ಟಿಲ್ಲ ಎಲ್ಲ ಶುರು ಮಾಡಿಬಿಡ್ತಾರೆ ಅಂತ ಆ ಕೊನೆಯ ಪ್ರಕರಣ ಓದಿಬಿಟ್ಟು ಅರ್ಥಶಾಸ್ತ್ರದಲ್ಲಿ ಝುಮ್ ಬಂದು ಬಿಡುತ್ತೆ ನಮ್ಮ ಮೈಯಲ್ಲಿ ಕೆಲವರು ಕೇಳ್ತಾ ಇದ್ದಾರೆ ರಾಮಾಯಣ ಸಾಕು ಮಾಡಿ ಅರ್ಥಶಾಸ್ತ್ರನೇ ಒಂದು ಪ್ರವಚನ ಮಾಡಿ ನೋಡೋಣ ಅಂತ ತುಂಬಾ ಉದ್ಬೋಧಕವಾಗುತ್ತೆ ಯಾರು ಹೆದರ್ತಾರೆ ಅದು ಅದಕ್ಕೆ ಶ್ರೀಮೂಲ ಅಂತ ವ್ಯಾಖ್ಯಾನ ಮಹಾಮಹೋಪಾಧ್ಯಾಯ ಗಣಪತಿ ಶಾಸ್ತ್ರಿಗಳು ಪ್ರತಿಯೊಂದು ಅಕ್ಷರಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅವರು ಕೇರಳದವರು ಅರ್ಥಶಾಸ್ತ್ರವನ್ನು ಇತಿಹಾಸ ಪುರಾಣಗಳಿಗೆ ಹೊಂದಿಸಿ ಹೇಳಬಹುದು ಬೇಕಾದಷ್ಟಿದೆ ಶೇನಿಯಾಗ ಅಂತಿದೆ ಶತ್ರು ಕೊಲ್ಲುವುದಕ್ಕೆ ಪುತ್ರ ಕಾಮೇಷ್ಟ ಮಕ್ಕಳಾದ್ಯ ಇದ್ದವರು ಮಕ್ಕಳಾಗಬೇಕು ಅಂತ ಯಾಗ ಮಾಡಿದರೆ ಮಕ್ಕಳಾಗ್ತಾರೆ ಆದರೆ ಮಕ್ಕಳು ಬುದ್ಧಿವಂತರಿರಬೇಕು ಅಂತ ನಿಯಮ ಇಲ್ಲ ಅವರು ಹುಚ್ಚರಾಗಬಾರದು ಅಂತ ನಿಯಮ ಇಲ್ಲ ಅಪಾಪೋಜಗಳಾಗಬಾರದು ಅಂತ ನಿಯಮ ಇಲ್ಲ ವೇದ ಪುರುಷನನ್ನು ಬಗ್ಗಿಸಿ ಯಾಗ ಮಾಡಿಬಿಟ್ರೆ ನಮಗೆ ತಿಳಿದವರೊಬ್ಬರು ಇಂಥ ಒಂದು ಯಾಗ ಮಾಡಿದ್ರು ಹುಚ್ಚರಂತಹ ಮಗು ಹುಟ್ಟು ಬಿಡ್ತು ತಗೊಂಡೇನು ಮಾಡ್ತೀರಿ ಮಕ್ಕಳಾಯ್ತು ಹೆಸರು ಮಕ್ಕಳಾಗಲಿಲ್ಲ ಮಕ್ಕಳಾಯಿತು ಆದ್ರೆ ಮಕ್ಕಳಿದ್ದು ಮಕ್ಕಳಿಲ್ಲದೆ ಇದ್ದವರಿಗೆ ಎಷ್ಟು ಸುಖವೋ ಅದಕ್ಕೆ ವಿರುದ್ಧವಾದ ದುಃಖವನ್ನೇ ಪಡುವ ಸ್ಥಿತಿ ಆಯಿತು ಆದರೆ ವಸಿಷ್ಠರು ಪರ್ಮಿಷನ್ ಕೊಟ್ಟರು ವಿಭಂಡಕ ಪುತ್ರ ಬರಲಿ ಪುತ್ರ ಇಷ್ಟೇ ಕೊನೆಗೆ ಮಾಡಿಸೋಣ ಈಗ ಮೊದಲು ಈ ಕುದುರೆ ಹೋಗಲಿ ಅಂತ ಹೇಳಿ ಆ ಕುದುರೆಯನ್ನು ಬಿಟ್ಟಿದ್ದಾರೆ ಒಂದು ವರ್ಷ ಕಾಲ ಅಯೋಧ್ಯೆಯಲ್ಲಿ ಸರಯೂ ನದಿಯ ಉತ್ತರ ತೀರದಲ್ಲಿ ಅಶ್ವಮೇಧ ಶಾಲೆ ನಿರ್ಮಾಣ ಮಾಡಿ ಬಂದವರಿಗೆಲ್ಲ ಊಟ ಹಾಕಬೇಕು ದೊರೆ ಮಾಡ್ತಾ ಇದ್ದಾರಂತೆ ಅಶ್ವಮೇಧ ಹಳ್ಳಿಯಿಂದ ಬರ್ತಾರೆ ಜನರು ಎಲ್ಲ ಜಾತಿಯವರು ಬರ್ತಾರೆ ವರ್ಣಗಳವರು ಬರ್ತಾರೆ ಅವರೆಲ್ಲರಿಗೂ ದೀಯತಾಂ ದೀಯತಾಮನ್ನಂ ವಿಧಿವತ್ ಸತ್ಕೃತ್ಯ ನತುಲೀಲಯ ಅವರವರು ಉಚಿತವಾದ ರೀತಿಯಲ್ಲಿ ಸಂತರ್ಪಣೆ ಮಾಡಬೇಕು ಬ್ರಾಹ್ಮಣರ ಗೋಷ್ಠಿಯಲ್ಲಿ ವೈಶ್ಯರು ವೈಶ್ಯರ ಗೋಷ್ಠಿಯಲ್ಲಿ ಕ್ಷತ್ರಿಯರು ಅವರ ಗೋಷ್ಠಿಯಲ್ಲಿ ಶೂದ್ರರು ಹೀಗೆ ಬರದೇ ಇರೋ ಹಾಗೆ ಎದ್ದು ಒಬ್ರು ಕೆಲವರು ಅವರವ್ರಿಗೆ ಉಚಿತವಾದ ರೀತಿಯಲ್ಲಿ ಸಂತರ್ಪಣೆ ಹಳೆ ಕಾಲದಲ್ಲಿ ಒಂದು ತೇರು ಒಂದು ರಥೋತ್ಸವ ಊರಲ್ಲಿ ನಡೆದರೆ ಅವರವರ ವರ್ಣದವರು ಅವರವರ ತಕ್ಕ ಹಾಗೆ ಸಂತರ್ಪಣೆ ಮಾಡ್ತಿದ್ರು ಅನ್ನ ಬಡಿಸುವಾಗ ಅವಲೀಲೆಯಿಂದ ಬಡಿಸಬಾರದು ಇದೊಂದು ಎಚ್ಚರಿಕೆ ಮಾತು ಕೆಲವರು ಸಾಕು ಅಂತಾರೆ ಸ್ವಲ್ಪನೇ ಊಟ ಮಾಡುವರು ನೀವು ಬಡಿಸುವಾಗ ದಡಂಬಂತ ತಳ್ಳಿಬಿಟ್ರೆ ನಮ್ಮನ್ನೇನು ಭೂತ ಅಂತ ತಿಳ್ಕೊಂಡ್ರೆ ಅವರು ಅಂತ ಅಷ್ಟಕ್ಕೆ ಅವರು ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ ಇನ್ನು ಕೆಲವರು ಅವರು ಸಾಕು ಅಂತ ಹೇಳಿದ ಕೂಡಲೇ ನೀವು ಬಡಿಸೋದೇ ನಿಲ್ಲಿಸಿಬಿಟ್ರೆ ನಾ ಹೇಳಿದ ಮಾತ್ರಕ್ಕೆ ಬಡಿಸಲೇ ಇಲ್ವಲ್ಲ ಅಂತಾರೆ ಅಡಿಗೆ ಮಾಡೋದು ದೊಡ್ಡದಲ್ಲ ಬಡಿಸೋದು ಬಹಳ ದೊಡ್ಡದು ನಮ್ಮ ಬೀಗರು ಹೇಳ್ತಿದ್ರು ಬೇಕಾದ ಶಬಚ ಅಡಿಗೆ ಮಾಡಲಿ ಊಟ ಮಾತ್ರ ನೀನೇ ಬಡಿಸು ಅಂತ ಕೇಳೋರು ನನ್ನನ್ನು ಒಂದು ಮದುವೆಯಲ್ಲಿ ಹೆಣ್ಣು ಮಕ್ಕಳ ಮದುವೆಯಲ್ಲಿ ಬಡಿಸೋದ್ರಲ್ಲಿ ತುಂಬ ಪದಾರ್ಥ ಕಡಿಮೆ ಇರುತ್ತೆ ಚಾತುರ್ಯದಿಂದ ಬಡಿಸಬೇಕು ಮೊಸರನ್ನು ತನಕ ಆಗಿಬಿಟ್ಟಿದೆ ಏನು ಮಾಡಬೇಕು ಪ್ರತಿ ಒಂದು ಎಲೆಯ ಮುಂದೆ ಪಾತ್ರೆ ತಗೊಂಬಂದು ಕೊಟ ಕೊಟ ಕೊಟ ಶಬ್ದ ಮಾಡ್ತಾ ಇರಬೇಕು ಶಬ್ದವನ್ನು ಕೇಳಿ ಸಾಕು ಸಾಕು ಅಂತ ಅನ್ಬೇಕು ಇಲ್ಲಿ ಬಿದ್ದಿರೋದಿಲ್ಲ ಬಹಳ ಜಾಣತನ ಅದು ಸರ್ವೇ ವರ್ಣ ಯಥಾ ಪೂಜ್ಯಾ ಪ್ರಾಪ್ನುವಂತೆ ಸುಸತ್ಕೃತ ಅಷ್ಟೇ ಅಲ್ಲ ಈ ಯಾಗದಲ್ಲಿ ತಪ್ಪನ್ನೇ ಹುಡುಕಬೇಕು ಅನ್ನುವ ದುಷ್ಟ ಬ್ರಾಹ್ಮಣರು ಬರ್ತಾರೆ ಎಂದ ನೋಡಿ ಎಷ್ಟು ವಿದ್ವಾಂಸೋ ಬ್ರಹ್ಮರಾಕ್ಷಸಾ ನನ್ನಂತೆ ಒಳ್ಳೆ ನಾಮ ಹಾಕಿರೋದು ವಿದ್ವಾಂಸರು ಸಭೆಗೆ ಬಂದು ಕೂತರು ಊಟಕ್ಕೆ ಬಂದು ಕೂತರು ಹೋಮ ಯಾಗ ನೋಡೋಕೆ ಬಂದರು ಯಾಕೆ ಬಂದಿದ್ದಾರೆ ಇಲ್ಲಿ ತಪ್ಪೇನು ಸಿಕ್ಕುತ್ತೆ ಅಂತ ನೋಡೋಕೆ ಬಂದಿರ್ತಾರೆ ವಿದ್ವಾಂಸರಿಗೆ ವಿದ್ವಾನ್ ವಿಪಶ್ಚಿತ್ ದೋಷಜ್ಞ ದೋಷ ತಿಳಿದವನು ಅಂತ ಹೆಸರು ಸಂಗೀತ ಕಚೇರಿ ಆಗ್ತಾ ಇರುತ್ತೆ ರಸಾಸ್ವಾದನೆಗೆ ಬರೋದಿಲ್ಲ ತಾಳೆಯಲ್ಲಿ ತಪ್ಪು ಹಾಕಿದರು ಶ್ರುತಿಯಲ್ಲಿ ಬಿಟ್ಟು ಹೋಯಿತು ಬರೀ ಛಿದ್ರಾನ್ವೇಷಣ ತಪ್ಪು ಹುಡುಕುವುದು ಅವರು ದುರ್ಬ್ರಾಹ್ಮಣರು ಅವರಿಗೆ ಬ್ರಹ್ಮ ರಾಕ್ಷಸರು ಅಂತ ಹೆಸರು ಜಾತಿಯಲ್ಲಿ ಬ್ರಾಹ್ಮಣ ವೃತ್ತಿಯಲ್ಲಿ ರಾಕ್ಷಸ ಅವರಲ್ಲಿ ಅಗ್ರಗಣ್ಯನಾದವನು ರಾವಣ ವೇದಾಧ್ಯಯನ ಮಾಡಿದ್ದ ಅವನ ಊರು ಅಂತ ಬ್ರಾಹ್ಮಣರಿದ್ರು ವೇಷ ಮರೆಸಿಕೊಂಡು ಅಯೋಧ್ಯೆಗೂ ಬರುತ್ತಿದ್ರು ದಶರಥನ ಗೊತ್ತಿತ್ತು ಇವರು ಇನ್ಫಿಲ್ಟ್ರೇಟರ್ಸು ನಮ್ಮ ಯಾಗ ಈಗ ಕೆಟ್ಟ ಹೋಗಬಾರದು ಅವರಿಗೂ ಅವಕಾಶ ಸಿಕ್ಕಿರಬಾರದು ಹಾಗೆ ಹೋಮ ನಡೀಲಿ ಯಾಗ ನಡೀಲಿ ಅಂತ ಹೇಳಿದ ಅಶ್ವಮೇಧ ತುಂಬಾ ಚೆನ್ನಾಗಿ ನಡೆಯಿತು ಒಂದು ವರ್ಷವಾಯಿತು ಇನ್ನೇನು ಆಗಬೇಕು ಆ ಪೂರ್ಣಾಹುತಿ ಜೊತೆಗೆ ಪುತ್ರ ಕಾಮೇಷ್ಠಿ ಮಾಡಬೇಕು ಈಗ ರಾಮಾವತಾರ ಘಟ್ಟ ಮೇಧಾವೀತು ತಥೋಧ್ಯಾತ್ವ ಸಕಿಂಚಿತ್ ಇದಮುತ್ತರಂ ಮೇಧಾವಿ ತಲೆ ಮೇಲೆ ಕೈ ಇಟ್ಟರು ಇವರು ಋಷ್ಯಶೃಂಗರು ದಶರಥ ಇಲ್ಲಿ ಬಾಯಿಲ್ಲಿ ಇಲ್ಲಿ ಕಿವಿಯಲ್ಲಿ ಈಗ ಪುತ್ರ ಕಾಮೇಷ್ಟಿಯಾಗ ಮಾಡಿಸ್ತಾ ಇದ್ದೇನೆ ಅಥರ್ವ ಶಿರಸಿ ಪ್ರೋಕ್ತೈ ಅಥರ್ವ ವೇದದಲ್ಲಿ ಹೇಳಿದ ಮಂತ್ರಗಳು ಆಭಿಚಾರಿಕ ಮಂತ್ರಗಳು ಇಷ್ಟಿಂತೆ ಅಹಂಕರಿಷ್ಯಾಮಿ ಪುತ್ರಿಯಾಂ ಪುತ್ರ ಕಾರಣಾತ್ ಅದಕ್ಕೇನು ವಿಧಿಯಲ್ಲಿರಬೇಕು ಅದನ್ನೆಲ್ಲ ಹೇಳಿ ಚರು ಏನು ಸಮಿತೇನು ಋತ್ವಿಜರೇನು ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಬ್ರಾಹ್ಮಣರೆಲ್ಲ ಸೇರಿಬಿಟ್ರು ಅದೇ ವೇದಿಕೆ ಆ ಪುತ್ರಕಾಮೇಷ್ಠಿಯಲ್ಲಿ ಇನ್ನೇನು ಪೂರ್ಣಾಹುತಿ ಹೊತ್ತು ಬಂದು ಬಿಡ್ತು ದೇವತೆಗಳೆಲ್ಲ ಬಂದಿದ್ದಾರೆ ಯಜ್ಞವೇದಿಯ ಉತ್ತರ ಭಾಗದಲ್ಲಿ ಇದು ವೇದಿಕೆ ಹೋಮ ಮಾಡುವವನಲ್ಲಿ ಕೂತಿದ್ರೆ ದಕ್ಷಿಣದಲ್ಲಿ ಬ್ರಹ್ಮ ಕೂತಿರ್ತಾನೆ ತಪ್ಪು ಸರಿ ನೋಡುವವನು ಉತ್ತರದಲ್ಲಿ ದರ್ಭೆಗಳನ್ನು ಹಾಸಿ ಸಕಲ ದೇವತೆಗಳನ್ನು ಕರೀತೇವೆ ಅಲ್ಲಿ ಅಲ್ಲಿ ಒಂದು ವಿಶೇಷ ಪಾತ್ರೆಯಲ್ಲಿ ಆ ದೇವತೆಗಳನ್ನು ಆವಾಹನ ಮಾಡಿ ಅಷ್ಟವಿರ್ ದರ್ಭೈ ಪ್ರಚ್ಛಾದ್ಯ ಎಂಟು ದರ್ಭಗಳನ್ನು ಮೇಲೆ ಹಾಕಿ ಮುಚ್ಚಿ ಆ ದೇವತೆಗಳ ಸಾನ್ನಿಧ್ಯದಲ್ಲಿ ಹೋಮ ಮಾಡಬೇಕು ಇವತ್ತು ಪಿತೃಶ್ರಾದ್ದ ಮಾಡಿದರೂ ಕೂಡ ನಾವು ಒಂದು ಪಾತ್ರೆಯಲ್ಲಿ ದೇವತೆಗಳನ್ನು ಆವಾಹನ ಮಾಡ್ತೇವೆ ಮದುವೆ ಮುಂಜಿ ಪ್ರತಿಯೊಂದಕ್ಕೂ ಆವಾಹನ ಮಾಡಬೇಕು ರಾಮಾಯಣ ಕಾಲದಲ್ಲಿ ದೇವತೆಗಳು ಸಾಕ್ಷಾತ್ತಾಗಿ ಬಂದು ಕೂತ್ಕೊಳ್ತಿದ್ದ ಜಾಗ ಆ ವೇದಿಕೆ ಎಷ್ಟು ದೊಡ್ಡದಾಗಿರ್ಬೇಕು ನೋಡಿಕೊಳ್ಳಿ ಇಂದ್ರ ವರುಣ ಅಗ್ನಿಯಂತೂ ಇಲ್ಲೇ ಕೂತಿದ್ದಾನೆ ಸಕಲ ದೇವತೆಗಳು ಬಂದಿದ್ದಾರೆ ಬಂದರೆ ಸುಮ್ಮನೆ ಕೂತ್ಕೊಂಡ್ರೆ ಮೋಸ್ಟ್ ಇಂಡಿಸಿಪ್ಲಿನ್ ಫೆಲೋಸ್ ದೇವತೆಗಳು ಗುಜು ಗುಜು ಗುಜು ಮಾತು ಶುರು ಮಾಡಿಬಿಟ್ರು ನೀವೇ ವಾಸಿ ಏನು ಗುಜು ಗುಜು ಶುರು ಮಾಡಿದರು ತಾವು ತಾವೇ ಹೇಳ್ಕೊಳ್ತಿದ್ದಾರೆ ಅಲ್ಲ ಈ ದಶರಥನಿಗೂ ಮಕ್ಕಳಿಲ್ಲ ನಮಗೂ ಹಾಳು ರಾವಣನ ಕಾಟ ನಮ್ಮಪ್ಪ ಸರ್ವೇಶ್ವರ ಶ್ರೀಮನ್ನಾರಾಯಣ ಈ ದಶರಥನಿಗೆ ಮಗುವಾಗಿ ಬಂದರೆ ಇವನಿಗೂ ಮಕ್ಕಳಾಗ್ತಾರೆ ನಮ್ಮ ಕಾಟವೂ ತಪ್ಪಿ ಹೋಗುತ್ತೆ ರಾವಣನ ತೊಂದರೆ ತಪ್ಪುತ್ತಲ್ಲ ಅಂತ ಅವರು ಪರಸ್ಪರ ಮಾತನಾಡಿಕೊಳ್ತಾ ಇರುವಷ್ಟರಲ್ಲಿ ಏತಸ್ಮಿನ್ನಂತರೇ ವಿಷ್ಣು ಉಪಯಾತೋ ಮಹಾದ್ಯುತಿ ಶಂಖಚಕ್ರ ಗದಾಪಾಣಿ ಪೀತವಾಸ ಮಹಾದ್ಯುತಿ ಮಹಾವಾಕ್ಯ ಇದಕ್ಕೆ ತನಿ ಶ್ಲೋಕದಲ್ಲಿ ತುಂಬ ವಿಸ್ತಾರವಾದ ವ್ಯಾಖ್ಯಾನ ಮಾಡಿದ್ದಾರೆ ಅದರ ಅರ್ಥ ಮಾತ್ರ ಹೇಳಿಬಿಡ್ತೀವಿ ಏತಸ್ಮಿನ್ನಂತರೇ ವಿಷ್ಣು ಅಷ್ಟರೊಳಗೆ ಅಂದರು ಏತಸ್ಮಿನ್ನಂತರೇ ವಾಲ್ಮೀಕಿ ರಾಮಾಯಣ ಹೇಗೆ ಹಿಡಿಯುತ್ತೆ ನೋಡಿ ನಮ್ಮನ್ನ ಓದ್ದೇ ಇದ್ದವರಿಗೆ ಈ ಶಬ್ದಕ್ಕೆ ಅರ್ಥ ಕೇಳಿ ನೋಡೋಣ ಏ ತಸ್ಮಿನ್ ನಂತರ ಅಷ್ಟರೊಳಗೆ ಅಂದ್ರು ಎಷ್ಟರೊಳಗೆ ದೇವತೆಗಳು ಇನ್ನೂ ತೀರ್ಮಾನಕ್ಕೆ ಬಂದಿಲ್ಲ ಹರಡ್ತಾ ಇದ್ದಾರೆ ಹಾಳೆ ಬಂದ ಮಾತು ಅಸೆಂಬ್ಲಿ ಇದ್ದ ಹಾಗೆ ಮೈಕ್ರೋಫೋನ್ ತಗೊಂಡೊಬ್ಬರ ಮೇಲೆ ಒಬ್ರು ಹೊಡೆಯಬೇಕು ಅವರೆಲ್ಲ ಒಮ್ಮತಕ್ಕೆ ಬಂದು ಹೌದು ವಿಷ್ಣುವನ್ನು ನಾವು ಕರೆಯಬೇಕು ಅಂತ ಹೇಳುವಷ್ಟರಲ್ಲಿ ಸ್ವಾಮಿ ದಯಮಾಡಿಸಿಬಿಟ್ಟ ಅಲ್ಲಿಗೆ ಅವರೆಲ್ಲ ಪ್ರಾರ್ಥನೆ ಮಾಡಿದ ಮೇಲೆ ಬಂದರೆ ನನ್ನ ಅವತಾರಕ್ಕೆ ಏನು ಪ್ರಯೋಜನ ಅವರು ಕರೆಯದೆಯೇ ಹೋಗಬೇಕು ಪರಮಸಾತ್ವಿಕ ದೈವವಾದ್ದರಿಂದ ಕರೆಯದೆಯೇ ಹೋಗಬೇಕು ಹೂವ ತರುವರ ಮನೆಗೆ ಹುಲ್ಲ ತರುವ ಆವಲು ರಮಣ ಇವಾಗೆಲ್ಲ ತರುವ ಪಾಂಡವರ ಮನೆಯಲ್ಲಿ ಕುದುರೆ ತೊಳಿತಾನೆ ಎಂಜಲು ಗೋಮಯ ಬೆಳಿತಾನೆ ನೀ ಸಾರ್ಥಿ ಆಗಬೇಕು ಅಂತ ಬಾಯಿನಪ್ಪಕ್ಕೆ ಅರ್ಜುನ ಹೇಳಿದ್ದೆ ಸಾಕು ಉಂಡಾಡಿ ಭಟ್ಟರು ನಾವು ಉದ್ಯೋಗ ಪರ್ವದಲ್ಲಿ ಕೃಷ್ಣ ಏನಯ್ಯ ಕತ್ತಿ ಬಿಟ್ಟು ಒರೆ ಇರಲಿ ಅಂತ ಅವನು ದುರ್ಯೋಧನ ನನ್ನ ಸೈನ್ಯ ಕೇಳಿದ್ರೆ ನೀನೇ ಸಾಕು ಅಂತ ಹೇಳಿದೆಲ್ಲ ಅರ್ಜುನ ನಾ ಒಂದು ಮಾಡುವುದೇನು ನಿಮ್ಮ ಕಡೆ ನಿಂತ್ಕೊಂಡು ಮಾಡೋದೇನು ಯಾರೋ ಒಂದು ಕೆಲಸ ಕೊಡಯ್ಯ ಅಂತ ಕೇಳಿದ ಹಾಗಾದ್ರೆ ನಾನು ರಥವನ್ನು ನಡೆಸುವಂದ ಆ ಬಹಳ ಸಂತೋಷ ಅಂದ ಈಗ ಅವನು ಹೇಳಿದಂತೆ ಕೇಳ್ತಾನೆ ಸಾರಥ್ಯನ ಮೇಲೆ ಕೂರಿಸಿ ತಾನು ಕೆಳಗೆ ಪಾದದಲ್ಲಿ ಕೂಡ್ತಾನೆ ಗರ್ವವಿಲ್ಲ ದೇವತೆ ಶ್ರೀಮನ್ನಾರಾಯಣ ಪರಮಸಾತ್ವಿಕ ದೈವ ಏತಸ್ಮಿನ್ನಂತರೇ ಆ ದೇವತೆಗಳು ಪ್ರಾರ್ಥನೆ ಮಾಡಿ ಕರೆಯುವಷ್ಟರಲ್ಲಿಯೇ ತಾನೇ ಬಂದುಬಿಟ್ಟ ಯಾತಕ ಬಂದ ವಿಷ್ಣುರ್ವ ಅಕಾಮಯತ ಇದಕ್ಕೆಲ್ಲ ಪ್ರಮಾಣ ಪುಣ್ಯಜ್ಞ ಶ್ಲೋಕಂ ಶೃಣ್ಮೀಯ ನಮ ಪಾಪಿ ಕೀರ್ತಿರಾಗಚ್ಛೇದಿಸಿ ಸ ಏತಂ ವಿಷ್ಣವೇ ಶ್ರೋಣಾಯಿ ಪುರೋಡಾಶಂ ತ್ರಿಕಪಾಲಂ ನಿರವಪತ್ ತಥೋ ವೈ ಸ ಪುಣ್ಯಜ್ಞ ಶ್ಲೋಕಮಶೃಣುತ ನೈನಂ ಪಾಪಿ ಕೀರ್ತಿರಾಗಚ್ಛತ್ ತೈತ್ರಿಯ ಬ್ರಾಹ್ಮಣದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿಗೆ ಇದೇ ಹೆಸರು ಯಾತಕ ಬಂತು ಅಂತ ವಿವರಿಸುವ ಒಂದು ಅಧ್ಯಾಯ ನಕ್ಷತ್ರ ಎಷ್ಟಿ ಅದು ಇಷ್ಟಿ ಇದಕ್ಕೆ ಅಶ್ವಿನಿ ಅಂತ್ಯಾತಕ್ಕೆ ಹೆಸರು ಭರಣಿ ಅಂತ್ಯಾತಕ್ಕೆ ಹೆಸರು ಪುನರ್ವಸು ಅಂತ ಹೆಸರು ಶ್ರವಣ ಅಂತ ಹೆಸರು ಎಲ್ಲಕ್ಕೆ ನಿರುಕ್ತ ಅಕೌಂಟಬಿಲಿಟಿ ಇರುವಂತಹ ಸುಂದರವಾದ ಅಧ್ಯಾಯ ನಮಗೆ ಧಾರವಾಡದಲ್ಲಿ ಒಬ್ಬ ಸ್ವಾಮಿಯಾಜಿಗಳು ಪೂರ್ಣವಾಗಿ ವೇದಾಧ್ಯಯನ ಮಾಡಿಸಿದರು ಆ ಗುರುಗಳನ್ನು ನೆನೆದುಕೊಂಡು ಹೇಳ್ತಾ ಇದ್ದೇನೆ ಪರಮಾತ್ಮ ಶ್ರೀಮನ್ನಾರಾಯಣ ಒಂದು ಕಾಲದಲ್ಲಿ ತನಗೊಂದು ಕೊರತೆ ಇತ್ತು ಅಂತ ಕೊರತೆ ತೀರಿಸ್ಕೊಳ್ಳೋಕೆ ಒಂದು ಜಾಗ ಮಾಡಿದ್ನಂತೆ ಸರ್ವಪೂರ್ಣನಾದವನು ಸ್ವಯಂ ಪರಿಪೂರ್ಣ ವಿಷ್ಣುರ್ವ ಅಕಾಮಯತ ಅವನಿಗೇನು ಕೊರತೆ ಇತ್ತು ಲೋಕದಲ್ಲಿ ಜನ ನನ್ನನ್ನು ಬೈದಿರಬಾರದು ಇವನು ನಂಬಿದವು ನಾ ಹಾಳಾದೆ ನಾ ಇದನ್ನು ಕೇಳದೆ ಅವನು ಕೊಡಲಿಲ್ಲ ನನ್ನನ್ನು ಬೈದಿರಬಾರದು ಪುಣ್ಯಜ್ಞ ಶ್ಲೋಕಗಂ ಶಣ್ವೀಯ ನನ್ನ ಪುಣ್ಯ ಶ್ಲೋಕ ಅಂತ ಪುಣ್ಯ ಶ್ಲೋಕಾಯ ಮಂಗಳಂ ರಾಮಾಯಣದಲ್ಲಿ ರಾಮಚಂದ್ರ ಸ್ವಾಮಿಗೆ ಹೇಳ್ತೇವೆ ಪುಣ್ಯ ಶ್ಲೋಕ ಯಾವನನ್ನ ನೆನೆದರೆ ಪುಣ್ಯ ಬರ್ತದೆಯೋ ಯಾವನನ್ನ ಕೀರ್ತನೆ ಮಾಡಿದರೆ ಇದ್ದ ಪಾಪಗಳು ಬಿಟ್ಟು ಹೋಗ್ತದೆಯೋ ಅವನು ಪುಣ್ಯ ಶ್ಲೋಕ ಅವನು ಶ್ರೀಮನ್ ನಾರಾಯಣ ಒಬ್ಬನೇ ಸಕಲ ಇತರ ದೇವತೆಗಳಲ್ಲಿ ಒಂದೊಂದು ದೋಷ ಏನಾದರೂ ಒಂದೊಂದು ಇದ್ದೇ ಇದೆ ಅವರನ್ನೆಲ್ಲ ನೆನೆಸಿದರೆ ನಿಮ್ಮ ಪಾಪಗಳೆಲ್ಲ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಆದ್ರೆ ಜೀವನಿಗೆ ನನಗೆ ಪುಣ್ಯ ಶ್ಲೋಕ ಅಂತ ಹೆಸರು ಬರಬೇಕು ನಮ ಪಾಪಿ ರಾಗ ಛೇದಿತಿ ಅಪಕೀರ್ತಿ ಬರಬಾರ್ದು ನನಗೆ ಅಂತ ಅವನು ಯಾಗ ಮಾಡಿದ ಆ ಯಾಗ ಮಾಡುವಾಗ ಸರ್ವೇಶ್ವರನಾದವನು ಇವನೇ ಯಾಗ ಮಾಡ್ತಿದ್ದಾನೆ ಯಜಮಾನ ಅದಕ್ಕೆ ಪಶು ಯಾರನ್ನು ತಗೊಂಡ್ಬರ್ಬೇಕು ತಾನೇ ಪಶುವಾಗಿ ತಾನೇ ಅಧ್ವರ್ಯ ಪುರೋಹಿತನಾಗಿ ತಾನೇ ಯಜಮಾನನಾಗಿ ಸ ಏತಂ ವಿಷ್ಣುವೇ ವಿಷ್ಣು ದೇವತೆಗೆ ತಾನೇ ಅದನ್ನು ಅರ್ಪಣೆ ಮಾಡಿದ ತನಗೆ ತಾನೇ ಯಾವ ನಕ್ಷತ್ರದಲ್ಲಿ ಇವತ್ತು ಯಾವುದಕ್ಕೆ ಶ್ರವಣ ಅಂತ ಹೇಳ್ತೀರಿ ಆ ನಕ್ಷತ್ರದಲ್ಲಿ ಅದನ್ನು ಮಾಡಿದ ಶ್ರವಣಾಯೈ ಶಂತ್ರಿಕ ಪಾಲಂ ನಿರವತ್ ಶ್ರವಣ ನಕ್ಷತ್ರದಲ್ಲಿ ನಡೆಯಿತು ಆ ಹೋಮ ಅದಕ್ಕೆ ಆವಾಗ ಶ್ರವಣ ಅಂತ ಹೆಸರಿರಲಿಲ್ಲ ತಥೋ ವಯಸ್ಸ ಪುಣ್ಯಗ್ಗ ಶ್ಲೋಕಂ ಅಶ್ರುಣತ ಅದು ಫಲ ಕೊಟ್ಟು ಅವನನ್ನು ಪುಣ್ಯ ಶ್ಲೋಕ ಅಂತ ಲೋಕ ಕೊಂಡಿತು ಕೊಂಡಾಡಿತು ಅವನಿಗೆ ಶ್ರವಸ್ಸು ಅಂದರೆ ಕೀರ್ತಿಯನ್ನು ತಂದುಕೊಟ್ಟ ಪ್ರಯುಕ್ತ ಅದಕ್ಕೆ ಶ್ರವಣ ಅಂತ ಹೆಸರಾಯಿತು ವಿಷ್ಣು ನಕ್ಷತ್ರ ಹೇಗ್ರೀವ ನಕ್ಷತ್ರ ವೇದಾಂತೇಶ್ವರ ನಕ್ಷತ್ರ ಪಿಳ್ಳಲೋಕಾಚಾರ್ಯರ ನಕ್ಷತ್ರ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರು ಕೀರ್ತಿವಂತರಾಗ್ತಾರೆ ಭಗವದ್ಭಕ್ತರಾಗ್ತಾರೆ ಈ ನಕ್ಷತ್ರಗಳಿಗೆಲ್ಲ ಒಂದೊಂದು ಒಂದೊಂದು ಮಹಿಮೆ ಇದೆ ಅದನ್ನು ಚೆನ್ನಾಗಿ ಓದಬೇಕು ನಕ್ಷತ್ರ ಇಷ್ಟು ಒಂದನ್ನಾದರೂ ಚೆನ್ನಾಗಿ ಅಧ್ಯಯನ ಮಾಡಬೇಕು ಭಾಷೆಗಳನ್ನು ನೋಡಬೇಕು ಇದನ್ನು ಭಗವಂತ ಮಾಡಿದವನಾದ್ರಿಂದ ನನಗೆ ಅಪಕೀರ್ತಿ ಬರಬಾರದು ದಶರಥನಿಗೆ ಮಕ್ಕಳಾಗಲಿಲ್ಲ ಅಂತ ರಾವಣನ್ ಕೊಲ್ಲೋದಕ್ಕೆ ನಾನು ಹಿಂದೆ ಮುಂದೆ ನೋಡಿದೆ ಅಂತ ಅಪಕೀರ್ತಿ ಬರಬಾರದು ಅಂತ ಏತಸ್ಮಿನ್ನಂತರೇ ಆ ದೇವತೆಗಳು ನೆನೆಯುವಷ್ಟರಲ್ಲಿ ವಿಷ್ಣು ಎಲ್ಲೋ ಇದ್ದವನಿಗೆ ಕ್ಷೀರ ಸಮುದ್ರದಲ್ಲಿ ಇಲ್ಲಿ ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಗೆ ಗೊತ್ತಾಯಿತು ಅಂದ್ರೆ ಅವನಿಗೆ ವ್ಯಾಪಕನಪ್ಪ ವಿಷ್ಣು ಉಪಯಾತ ಕರೆಸಿಕೊಳ್ಳದೆಯೇ ಬಂದ ಕರೆಸಿಕೊಳ್ಳದೆ ಬಂದವರಿಗೆ ಸ್ವಲ್ಪ ಮರ್ಯಾದೆ ಕಡಿಮೆ ಇರ್ತದೆ ಇವರು ಯಾಕೆ ಬಂದರು ನಾವು ಪತ್ರಿಕೆ ಕಳಿಸಿರವಲ್ಲ ಇವನಿಗೆ ಯಾರ ಮರ್ಯಾದೆ ಕಡಿಮೆ ಆಯ್ತು ಅಂದ್ರೆ ಮಹಾದ್ಯುತಿ ಕೀರ್ತಿ ಹೆಚ್ಚಾಯಿತು ನಾವು ಕರೀದೆ ಬಿಟ್ಬಿಟ್ಟು ಕರಿಬಾರದಂತಲ್ಲ ಪತ್ರಿಕೆ ಹಾಕೋದು ಮಾಡ್ತಾಯಿತು ಆದರೂ ಬಂದರೂ ದೊಡ್ಡ ಮನಸ್ಸು ಅಂತ ಕೊಂಡಾಡೋ ಹಾಗೆ ಮಹಾದ್ಯುತಿ ಬಂದವನ ಹೇಗೆ ಬಂದ ಚಕ್ರ ಗದಾಪಾಣಿ ಇಲ್ಲಿಂದಿಲ್ಲೇ ಅವಕಾಶ ಸಿಕ್ಕರೆ ರಾವಣನ್ನೂ ಕೊಂದು ಬಿಡೋಣ ಅಂತ ಚಕ್ರಗಳನ್ನು ತೆಗೆದುಕೊಂಡು ಬಂದ ದೇವತೆಗಳು ಆಯುಧಗಳನ್ನು ಬಿಟ್ಟು ಬಂದಿದ್ದರು ತಟ್ಟೆ ತಾಂಬಾಳ ಪಂಚಪಾತ್ರೆ ಉದ್ಧರಣಿ ಊಟಕ್ಕೆ ಏನೇನು ಬೇಕು ಅದನ್ನೇ ತಂದಿದ್ದರು ಹಿಂದಿನ ಕಾಲದಲ್ಲಿ ಇನ್ನು ಕರ್ಕೊಂಬ ಅಂತ ಹೇಳ್ತಾರೆ ಇವನು ಹೋಗಿ ಒಬ್ಬನ ಕರೆದ ಹುಡುಗ ನಿಮ್ ಬಾರ್ ಕರ್ಕೊಂಬ ಅಂತ ಹೇಳ್ತಾರೆ ಅವನು ಹಾಗೆ ಬಂದ ಪೆಟ್ಟಿಗೆ ತರದೆ ಬಂದ್ರೆ ಏನು ಪ್ರಯೋಜನ ಇದು ಕೆಟ್ಟ ಹೋಲಿಕೆ ಕೊಟ್ಟೆ ಅಂತ ತಿಳ್ಕೋಬೇಡಿ ಪರಮಾತ್ಮ ಎಲ್ಲಿ ಬಂದರೂ ಸರ್ವಾಯುಧ ಸಜ್ಜನಾಗಿಯೇ ಬರ್ತಾನೆ ದುರ್ಯೋಧನರ ಸಭೆಗೆ ರಾಯಭಾರಕ್ಕೆ ಹೋದಾಗ ಅವನು ಹೇಳ್ತಾನೆ ಹೇ ದಾರುಕ ನನ್ನ ರಥದಲ್ಲಿ ಚಕ್ರವನ್ನ ಪಾಶಗಳನ್ನ ಕೌಮೋದಿಕೆಯನ್ನ ಗದೆಯನ್ನ ನಂದಕವನ್ನ ಎಲ್ಲ ಅಸ್ತ್ರಶಸ್ತ್ರಗಳನ್ನು ತುಂಬಿಡು ದಾರುಕ ಕೇಳಿದ ಪ್ರಭು ಸಂಧಾನಕ್ಕೆ ಹೋಗ್ತಾ ಇದ್ದೀರಿ ಆಯುಧಕ್ಕೆ ಏನು ಕೆಲಸ ಕೃಷ್ಣ ಹೇಳಿದ ಆ ದುಷ್ಟರು ಏನು ಮಾಡುವುದಕ್ಕೂ ಹೇಸುವುದಿಲ್ಲ ಒಂದು ವೇಳೆ ನನ್ನ ಮೇಲೆ ಪ್ರಯೋಗ ಮಾಡಿದರೆ ದುರ್ಯೋಧನ ಅಲ್ಲಿಯೇ ಧೃತರಾಷ್ಟ್ರ ಸಮೇತ ಮುಗಿಸಿ ಮಹಾಭಾರತ ಯುದ್ಧ ನಾಳೆ ನಡೀದೇ ಇರುವಂತೆ ಅಲ್ಲಿ ಮುಗಿಸಿ ಬರ್ತೇನೆ ಅಂದ್ರೆ ಆಲ್ವೇಸ್ ಪ್ರಿಪೇರ್ಡ್ ಭಕ್ತರ ರಕ್ಷಣೆಗೆ ಸರ್ವದಾ ಸಿದ್ಧ ನಾಲ್ಕಲ್ಲ ಎಂಟು ಕೈಯಲ್ಲ ಸಾವಿರ ಕೈಯಲ್ಲ ಸರ್ವದಾ ಸಿದ್ಧ ಹಸ್ತ ಭಗವಂತ ಶಂಕಚಕ್ರ ಕದಾಪಾಣಿ ಪೀತವಾಸ ಹಳದಿ ರೇಷ್ಮೆ ಬೇರೆ ಹುಟ್ಟಿದ್ದಾನೆ ಕಚ್ಚೆ ಎತ್ತಿ ಕಟ್ಟಿದ್ದಾನೆ ಕಚ್ಚೆ ಕಟ್ಕೊಂಡು ಮೇಷ್ಟು ಫುಟ್ಬಾಲ್ ಆಟ ಆಡ್ತಿದ್ರು ನಮ್ಮ ಮೇಷ್ಟು ಎತ್ತಿ ಕಟ್ಟಿಗೆ ಹಾಗೆ ಯುದ್ಧ ಭೂಮಿ ಹೋಗೋ ಹಾಗೆ ಬಂದ ಪೀತವಾಸ ಜಗತ್ಪತಿ ಇದು ತನಿ ಶ್ಲೋಕದ ವ್ಯಾಖ್ಯಾನ ದೇವತೆಗಳೆಲ್ಲ ನೋಡಿದರು ಬ್ರಹ್ಮನನ್ನು ಮುಂದಿಟ್ಟರು ಕಳ್ಳ ಇವನು ಕರೆಯೋಕ್ ಮುಂಚೆನೆ ಬಂದು ಬಿಟ್ಟ ಕರೆದ ಮೇಲೆ ಬಂದ ಅಂದ್ರೆ ಅವನಿಗೆ ಅಪಕೀರ್ತಿ ಅಂತ ಬ್ರಹ್ಮದೇವರೇ ಸ್ವಲ್ಪ ನೀವು ಮಾತಾಡಿ ಅಂತ ಹೇಳಿದ ಮೇಲೆ ಸಭೆಯಲ್ಲಿ ಒಮ್ಮತ ಉಂಟಾಯಿತು ಸ್ಪೀಕರ್ ಇದ್ದ ಹಾಗೆ ಬ್ರಹ್ಮ ಲೌಡ್ ಸ್ಪೀಕರ್ ಅಲ್ಲ ಬರೀ ಸ್ಪೀಕರು ಬ್ರಹ್ಮ ಹೇಳಿದ ಈ ದೇವತೆಗಳ ಅಭಿಪ್ರಾಯ ಪ್ರಭು ನಾನು ಕೆಟ್ಟ ವರಗಳನ್ನು ಕೊಡುವುದಷ್ಟೇ ನಾನು ರೂಢಿ ರಾವಣ ಕೊಬ್ಬಿಬಿಟ್ಟಿದ್ದಾನೆ ಎಷ್ಟು ಮಟ್ಟಿಗೆ ಕೊಬ್ಬಿದ್ದಾನೆ ಅಂದ್ರೆ ಅದು ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ ಅವನಿಗೆ ಯತ್ರ ತಿಷ್ಠಾಮಿ ಅಹಂ ತತ್ರ ಮಾರುತೋವಾಚು ಶಂಕಿತ ಸೀತಾದೇವಿಗೆ ರಾವಣನೇ ಹೇಳುವ ಮಾತು ಸುಂದರಕಾಂಡದಲ್ಲಿ ಹೇ ಸೀತೆ ನಾನು ಎಲ್ಲಿ ನಿಲ್ತೇನೆಯೋ ಅಲ್ಲಿ ಗಾಳಿಯು ಕೂಡ ಭಯಪಟ್ಟು ಬೀಸಬೇಕು ಅಷ್ಟದಿಕ್ಪಾಲಕರಲ್ಲಿ ವಾಯು ಒಬ್ಬ ನಮಗಿಲ್ಲಿ ಫ್ಯಾನ್ ಇಟ್ಟ ಹಾಗೆ ಗಾಳಿ ಆತಕ್ಕೆ ಹೆಚ್ಚಾಯಿತು ಗಾಳಿ ಆತ ಕಡಿಮೆ ಆಯಿತು ಪೇಪರ್ ಹಾರು ಹೋಗುತ್ತೆ ನಾವು ಸಿಟ್ಟು ಮಾಡ್ಕೊಳ್ಳೋ ಅವ್ರು ನೋಡಿ ಹದ ಮೇಲೆ ಇಟ್ಟಿದ್ದಾರೆ ನನಗೆ ಹೀಗಾದರೆ ದಕ್ಷಿಣದ ಲಂಕೆ ರಾವಣನಿಗೆ ಆಯಿತು ಹೆಚ್ಚು ಎಷ್ಟಾಯಿತು ಯಾವ ಡಿಗ್ರಿ ಬಂತು ನಾನಿದ್ದ ಕಡೆ ಗಾಳಿಯೂ ಹೆದರಬೇಕು ತೀವ್ರಾಂಶುಹು ಶಿಶಿರಾಂಶುಶ್ಚ ಚಂದ್ರ ಸೂರ್ಯರು ಹೆದರಬೇಕು ನಮ್ಮ ತಂದೆಯವರು ಹೇಳೋರು ಇದನ್ನ ಆಸ್ಥಾನ ಮಂಟಪದಲ್ಲಿ ಎರಡು ಕಂಬಕ್ಕೆ ಒಂದು ಕಡೆ ಸೂರ್ಯ ಒಂದು ಕಡೆ ಚಂದ್ರನ ಗಂಟು ಹಾಕಿದ್ನಂತೆ ರಾವಣ ಬಿಸಿಲು ಹೆಚ್ಚಾದ್ರೆ ಸೂರ್ಯನ ಕಡೆ ಸುಡು ಹಾಗೆ ನೋಡೋನು ತಪ್ಪಾಯಿತು ಬುದ್ಧಿ ಅಂತ ಆವಾಗ ಚಂದ್ರ ಪ್ರಕಾಶ ಹೆಚ್ಚು ಮಾಡಬೇಕು ತಂಪು ಹೆಚ್ಚಾಯಿತು ಅಂತ ಅಕ್ಷಿನ್ ತಂದೆ ಸೂರ್ಯ ಹೆಸರು ಮಾಡಬೇಕು ಆ ಸೂರ್ಯ ಚಂದ್ರರನ್ನ ಗಂಟು ಹಾಕಿಬಿಟ್ಟಿದ್ದ ನವಗ್ರಹಗಳನ್ನ ಇದು ದೇವತೆಗಳು ಭಗವಂತನಿಗೆ ಹೆದರಬೇಕು ಪವತೆ ಭೀಷೋದೇತಿ ಸೂರ್ಯ ಸ್ವಸ್ಥಾನೇಷು ನಿಯಮಯನ್ ಸ್ವಾಧೀನ ಸರ್ವೇಂದ್ರಿಯ ಪರ್ಯಂಕಸ್ಥಿರಧಾರಣಾ ಪ್ರಕಟಿತ ಪ್ರತ್ಯಂಗುಖಾವಸ್ಥಿತಿ ಕಾಮಾಶಿಕಾಷ್ಟಕ ವೇದಾಂತೇಶಿಕರು ಆ ಸ್ವಾಮಿ ನೃಸಿಂಹ ಎಲ್ಲ ದೇವತೆಗಳನ್ನು ಅವ್ರ ಜಾಗದಲ್ಲಿ ಇಟ್ಟಿದ್ದಾನೆ ಆರ್ ಬಿಟ್ಟು ಯಾರು ಹೋಗ್ತಕ್ಕದ್ದಲ್ಲ ಬ್ರಹ್ಮ ಹೇಳಿದ ಇವನು ಅಂಕೆ ಸಂಖ್ಯೆ ಮೀರಿದವನು ಮರ್ಯಾದೆ ಕೆಟ್ಟವನು ಈ ರಾವಣ ಇವನ ಸಂಹಾರಕ್ಕೆ ನೀನು ತತ್ರ ತ್ವಮ್ಮಾನುಷೋ ಭೂತ್ವ ಪ್ರವೃದ್ಧಂ ಕಂಟಕಂ ಮನುಷ್ಯರಿಂದ ಮಾತ್ರ ಬಿಟ್ಟು ಉಳಿದವರಿಂದ ನನಗೆ ಮರಣ ಬೇಡ ಅಂತ ಕೇಳ್ಕೊಂಡಿದ್ದಾನೆ ಪ್ರಭು ನೀನು ಮನುಷ್ಯ ರೂಪದಲ್ಲಿ ದಶರಥನಿಗೆ ಪುತ್ರ ಆದರೆ ಅವನಿಗೂ ಭಾಗ್ಯ ನಮಗೂ ಭಾಗ್ಯ ಅಂತ ಹೇಳಿದ ಮೇಲೆ ತತಃ ಸಾಕ್ಷಃ ಕೃತ್ವಾತ್ಮಾನಂ ಚತುರ್ವಿಧಂ ತನ್ನನ್ನು ನಾಲ್ಕು ಅಂಶ ಮಾಡಿಕೊಂಡು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ನಾಲ್ವರು ಪುತ್ರ ರೂಪದಲ್ಲಿ ಅವತಾರ ಮಾಡುವುದಕ್ಕೆ ಸಂಕಲ್ಪ ಮಾಡಿಕೊಂಡು ಪಿತರಂ ಮಾಸ ಪೇಜಾವರ ಮಠ ಶ್ರೀಗಳು ಕರಗಿ ಹೋದರು ಈ ವಾಕ್ಯ ಧಾರವಾಡದಲ್ಲಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಪ್ರವಚನ ಮಾಡುತ್ತಿದ್ದೆ ನಾಲ್ಕನೇ ದಿವಸ ಬಂದರು ಸ್ವಾಮಿಗಳು ಮೊದಲ ದಿವಸ ಬರಲಿಲ್ಲ ನಾಲ್ಕನೇ ದಿವಸ ಬಂದು ಪಿತರಂ ರೋಷಯಾಮಾಸ ಮನುಷ್ಯರು ಇಂಥವರೇ ನಮಗೆ ತಂದೆ ತಾಯಿ ಆಗಬೇಕು ಅಂತ ಆರಿಸಿಕೊಂಡು ನಾವು ತಂದೆ ತಾಯಿಗಳನ್ನು ಹುಟ್ಟುವುದು ಶಕ್ಯವಿಲ್ಲ ಆಗುತ್ತೆ ನೋಡಿ ಹುಟ್ಟಿದ ಮೇಲೆ ಹೇಳ್ತೇವೆ ಇವರು ಹೊಟ್ಟೆಯಲ್ಲಿ ಮಕ್ಕಳಾಗಿದ್ದರೆ ನಾವು ಎಷ್ಟು ಚೆನ್ನಾಗಿರ್ತಿತ್ತು ಒಬ್ಬರು ನೋಡ್ತಾರೆ ಇವನೇ ನನ್ನ ಮಗ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು ಇಂಥ ಮಗ ಆಗಬೇಕು you can't choose your child neither can the child choose you ಇದು ಕರ್ಮಧರ್ಮ ಸಂಯೋಗ ರಾಮ ಯಾರು ಅಂತ ಕೇಳಿದರೆ ಪಿತರಂ ರೋಚಯಾಮಾಸ ದಶರಥನೇ ತಂದೆಯಾದರೆ ಚೆನ್ನ ಎಂಬುದಾಗಿ ತನ್ನ ತಂದೆಯನ್ನ ಆರಿಸಿಕೊಂಡು ಲೆಕ್ಕಾಚಾರ ಮಾಡಿ ಆದರೆ ಇವನಿಗೆ ನಾನು ಯಾರಂತೂ ತಿಳಿಯೋದಿಲ್ಲ ಪುಣ್ಯವಂತನಾಗಿದ್ದಾನೆ ಅಷ್ಟೇ ಸಾಕು ಇವನಿಗಿಂತ ಧಾರ್ಮಿಕ ಈ ಕಾಲದಲ್ಲಿಲ್ಲ ತಲೆ ಕೆರೆಕೊಂಡ ಯಾವ ನಕ್ಷತ್ರದಲ್ಲಿ ಬರಲಪ್ಪ ನಾನು ಯೋಚನೆ ಆಯಿತು ಪುನರ್ವಸು ನಕ್ಷತ್ರ ಇರಲಿ ಯಾಕೆಂದ್ರೆ ಪುನರ್ವಸು ನಕ್ಷತ್ರಕ್ಕೂ ತುಂಬ ಮಹಿಮೆ ಉಂಟು ನಾಳೆ ವಿಸ್ತಾರ ಮಾಡಿ ಹೇಳ್ತೇನೆ ಪುನಃ ವಸು ವಸು ಅಂದ್ರೆ ಐಶ್ವರ್ಯ ನಷ್ಟವಾದ ಐಶ್ವರ್ಯ ಪುನಃ ಪ್ರಾಪ್ತವಾಗುವಂತಹ ಒಂದು ವಿಚಿತ್ರ ನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿ ಒಂದು ಪದಾರ್ಥ ನಿಮಗೆ ಕಳವಾಗಿದ್ದರೆ ಖಂಡಿತ ವಾಪಸ್ ಸಿಗ್ತದೆ ಪದಾರ್ಥ ಕಳುವಾದ ಒಡನೆ ಮಾಡಬೇಕಾದ ಮೊದಲನೇ ಕೆಲಸ ದಯವಿಟ್ಟು ಪಂಚಾಂಗ ನೋಡಿ ಅವತ್ತು ಪುನರ್ವಸು ನಕ್ಷತ್ರ ಇರಬೇಕು ಅಡ್ಜಸ್ಟ್ ಮಾಡುವುದಲ್ಲ ಇದು ಗೊತ್ತು ನಿಮಗೆ ಅಂತ ಕೇಳಿದ್ರೆ ಇಂದ್ರನಿಗೆ ರಾಜ್ಯಾಪಹಾರವಾಯಿತು ಬಲಿ ಚಕ್ರವರ್ತಿ ಮೂರು ಲೋಕಗಳನ್ನು ಗೆದ್ದ ಇಂದ್ರನನ್ನೇ ಒದ್ದೋಡಿಸಿಬಿಟ್ಟ ದುರ್ವಾಸರ ಶಾಪದಿಂದ ರಾಜ್ಯ ಭ್ರಷ್ಟನಾದ ಆಮೇಲೆ ಅವನು ಲಕ್ಷ್ಮೀ ಸ್ತೋತ್ರವನ್ನು ಮಾಡಿದ ಆ ಲಕ್ಷ್ಮೀ ವಿದ್ಯೆಯಿಂದ ಶ್ರೀಚಕ್ರೋಪಾಸನೆಯಿಂದ ರಾಜ್ಯವನ್ನು ವಾಪಸ್ಸು ಪಡೆದುಕೊಂಡ ಪಡೆದುಕೊಂಡಾಗ ಅವನಿಗೆ ಅಷ್ಟವಸುಗಳು ಮಂತ್ರಿಗಳು ಪಟ್ಟಾಭಿಷೇಕ ಮಾಡಿದ್ದು ರಾಜ್ಯ ಅವನಿಗೆ ಸಿಕ್ಕಿದ್ದು ಈ ಪುನರ್ವಸು ನಕ್ಷತ್ರದಲ್ಲಿ ಅದಕ್ಕಾಗಿ ರಾಮನಿಗೆ ರಾಜ್ಯ ಹೋಗಿ ಅವನು ವನವಾಸ ಮುಗಿಸಿಕೊಂಡು ಬಂದ ನಂತರ ಇವನ ಎಂಟು ಮಂತ್ರಿಗಳು ವಸವೋ ವಾಸವಂ ಯಥ ಅಷ್ಟವಸುಗಳು ಹಿಂದೆ ಇಂದ್ರನಿಗೆ ಪಟ್ಟಾಭಿಷೇಕ ಮಾಡಿದಂತೆ ಅಭ್ಯಷಿಂಚನ್ನರವ್ಯಾಘ್ರಂ ಪ್ರಸನ್ನೇನ ಸುಗಂಧಿನ ಸಲಿಲೇನ ಸಹಸ್ರಾಕ್ಷಂ ವಸವೋ ವಾಸವಂ ಯಥಾ ರಾಜ್ಯಭ್ರಷ್ಟ ರಾಮನೂ ಆದ ಇಂದ್ರನೂ ಆದ ಇಬ್ಬರಿಗೂ ವಾಪಸ್ ಸಿಕ್ಕಿದ್ದು ಪುನರ್ವಸು ನಕ್ಷತ್ರದಲ್ಲಿ ಆದ್ರೆ ಈ ನಕ್ಷತ್ರ ಇರಲಿ ಎಂಬುದಾಗಿ ಆರಿಸಿಕೊಂಡು ಸ್ವಾಮಿ ರಾಮ ಇಲ್ಲಿ ವಿಷ್ಣು ಅಂತ ಗೊತ್ತಾಗುವುದಕ್ಕೆ ಇದು ಒಂದೇ ಪ್ರಮಾಣ ಸಾಕು ಪಿತಾ ಪುತ್ರೇಣ ಪಿತೃಮಾನ್ಯೋನಿಯೋನವು ಕಾಟಕ ಬ್ರಾಹ್ಮಣದಲ್ಲಿ ವೇದದಲ್ಲಿ ಹೇಳ್ತಾರೆ ಎಲ್ಲರಿಗೆ ತಂದೆಯಾದ ಭಗವಂತ ಸರ್ವಪಿತ ಪುತ್ರೇಣ ಪಿತೃಮಾನ್ ತನ್ನ ಮಕ್ಕಳಂತಿರುವ ದಶರಥ ವಸುದೇವ ಮೊದಲಾದವರನ್ನೇ ತಂದೆಯಂತೆ ಆರಿಸಿಕೊಳ್ತಾನೆ ದೇವರಿಗೆ ಎರಡು ಕೊರತೆ ಸರ್ವ ಸಮೃದ್ಧನಾದ ಭಗವಂತ ಎರಡು ವಿಷಯದಲ್ಲಿ ದರಿದ್ರ ಒಂದನೇದು ಅವನಿಗೆ ಸಮರಾದವರು ಇಲ್ಲ ಎರಡನೇದು ತಬ್ಬಲಿ ಅವನಿಗೆ ತಂದೆ ತಾಯಿಯರಿಲ್ಲ ಆ ಕೊರತೆ ತೀರಿಸಿಕೊಳ್ಳುವುದಕ್ಕೆ ಒಂದೊಂದು ಅವತಾರದಲ್ಲಿಯೂ ತಂದೆ ತಾಯಿಂದ ತಾನೇ ಹುಡುಕೊಳ್ತಾನೆ ವಸುದೇವ ತಂದೆಯಾಗಲಿ ಕೌಸಲ್ಯೇ ತಾಯಿಯಾಗಲಿ ಕೃಷ್ಣಾವತಾರದಲ್ಲಿ ಎರಡು ಸೆಟ್ ಬೇಕಾಯಿತು ಅವನಿಗೆ ಅದಕ್ಕೋಸ್ಕರವಾಗಿ ವಸುದೇವ ದೇವಿಕಿಯರು ನಂದ ಮತ್ತು ಯಶೋದೆಯರು ನರಸಿಂಹಾವತಾರದಲ್ಲಿ ತಂದೆಗಿಂದ ಬೇಡ ತಾಯಿಯೇ ಸಾಕು ಅಂತ ಸ್ಥೂಣ ಪಿತಾಮಹ್ಯ ಭೂತ ಕಂಬದಲ್ಲಿ ಬಂದುಬಿಟ್ಟ ಕಂಬದಲ್ಲಿ ಹುಡುಕೊಂಡು ಬಂದ್ರೆ ದೇವತೆಗಳು ನೋಡಿದರು ಭಗವಂತನಿಗೆ ತಂದೆ ತಾಯಿಯಲ್ಲಿ ಬ್ರಹ್ಮನನ್ನು ಹಡೆದವನು ಇವನು ಇವನನ್ನು ಹಡೆದದ್ದು ಕಂಬ ನಮ್ಗೆ ಅಜ್ಜಿ ಆಯಿತು ನಮ್ಮ ಅಜ್ಜಿ ಹೇಗಿದ್ದಾಳ ನೋಡಬೇಕು ಅಂತ ಒಬ್ಬರು ಹಿಂದೆ ಒಬ್ಬರು ನಿಂತು ಕ್ಯೂ ನಿಂತು ಆ ಒಡೆದಿದ್ದ ಕಂಬವನ್ನು ನೋಡಿದರಂತೆ ಸ್ಥೂಣಾಪಿ ವೇದಾಂತೇಶಿಗರು ದಶಾವತಾರ ಸ್ತೋತ್ರದಲ್ಲಿ ಆ ಕಂಬ ಮಾಡಿದ ಪುಣ್ಯವನ್ನು ನೋಡಿ ದೇವತೆಗಳು ಕ್ಯೂ ನಿಂತು ನೋಡಿದರು ಒಟ್ಟಿಗೆ ಯಾತಕ್ಕೆ ನೋಡಲಿಲ್ಲ ಭಯ ಇನ್ನೊಂದು ನರಸಿಂಹ ಒಳಗಿದ್ರೆ ಏನು ಮಾಡುವುದು ಒಂದು ಪಟಾಕಿ ಡಂಬಂದ ಮೇಲೆ ಸ್ಕೂಟರ್ನವರು ಮುಂದೆ ಬಿಡುವುದಕ್ಕೆ ಹೆದರ್ತಾರೆ ಇನ್ನೊಂದು ಹೊಡೆದ ಏನು ಮಾಡುವುದು ಗೊತ್ತಿಲ್ಲ ಅಂತ ಹೇಳಿ ಕಂಬ ಮುಟ್ಟುವುದಕ್ಕೆ ಭಯ ಅವರಿಗೆ ಹೀಗೆ ಭಗವಂತ ಬೇಕಾದವರನ್ನು ತಂದೆ ತಾಯಿ ಅಂತ ಆರಿಸ್ಕೊಳ್ತಾನೆ ಸವಶ್ರೇಯಾನ್ ಭವತಿ ಜಾಯಮಾನ ಎಷ್ಟು ಅವತಾರ ಮಾಡಿದ್ರು ಅದರಿಂದ ಶ್ರೇಯಸ್ಸು ಕೀರ್ತಿ ಹೆಚ್ಚಾಗತ್ತೆ ಅವನಿಗೆ ಅಜಾಯಮಾನೋ ಬಹುದಾ ವಿಜಾಯತೆ ಮೂರು ವೇದ ಪ್ರಮಾಣ ಕೊಟ್ಟಿದ್ದೆ ಅವತಾರಕ್ಕೆ ಅವತಾರ ತತ್ವ ಸಾಮಾನ್ಯವಲ್ಲ ಇದು ದೇಶಕಾಲ ಇರುವಂತಹ ಪ್ರಪಂಚ ನಾವೆಲ್ಲಿದ್ದೇವೆ ಯಾವಾಗಿದ್ದೇವೆ ಟೈಮ್ ಇಲ್ಲದೆ ಇಲ್ಲ ದೇಶಕಾಲಕ್ಕೆ ಮೀರಿದ ಒಂದು ಪರವಸ್ತು ಪರಮಾತ್ಮ ವಸ್ತು ದೇಶಕಾಲದ ಒಳಗೆ ಬರುವುದಕ್ಕೆ ಅವತಾರ ಅಂತ ಹೆಸರು ಅದು ಬಂದಾಗ ಮನುಷ್ಯತ್ವವೂ ಇರುತ್ತದೆ ಪರಾತ್ಪರತ್ವವೂ ಇರುತ್ತದೆ ನಿಮ್ಮ ಬುದ್ಧಿ ಹೇಗಿರ್ತದೆಯೋ ಹಾಗೆ ನೋಡ್ತೀರಿ ರಾವಣನ ಬುದ್ಧಿ ಇದ್ರೆ ಮನುಷ್ಯ ಅಂತ ನೋಡ್ತೀರಿ ಪರಾತ್ಪರತ್ವ ಜ್ಞಾನ ಇದ್ದರೆ ವಸಿಷ್ಠರಂತೆ ಆಗಸ್ಟರಂತೆ ನೋಡ್ತೀರಿ ಹೀಗೆ ಅದು ನಡೆದು ಹೋಯಿತು ಪೂರ್ಣಾಹುತಿ ನಡೆದ ಹೊತ್ತಿಗೆ ಸರಿಯಾಗಿ ಆ ಯಜ್ಞ ವಾಟಿಕೆಯಿಂದ ಪ್ರಾಜಾಪತ್ಯ ಪುರುಷ ಕೆಲವರು ಅಗ್ನಿಪುರುಷ ಅಂತ ಹೇಳ್ತಾರೆ ಪ್ರಾಜಾಪತ್ಯ ಪುರುಷ ಅದಕ್ಕೆ ಫಲ ಕೊಡತಕ್ಕಂಥ ಪುತ್ರಕಾಮೇಷ್ಟಿಯ ಫಲವನ್ನು ಕೊಡುವ ಪ್ರಾಜಾಪತ್ಯ ಪುರುಷ ಒಂದು ಬಂಗಾರದ ಬಿಂದಿಗೆಯನ್ನು ತಂದ ಏನ್ ಮರ್ಮ ಇಟ್ಟಿದೆ ಗೋವಿಂದರಾಜರು ವ್ಯಾಖ್ಯಾನ ಮಾಡಿಲ್ಲ ಆಂಡವನ್ ಸ್ವಾಮಿಗಳು ಹೇಳಿಕೊಟ್ರು ಇದನ್ನ ಆ ಬಿಂದಿಗೆ ಆಗಿತ್ತು ತಪ್ತ ಮಯೀಂ ವಾಲ್ಮೀಕಿ ಇಷ್ಟು ಜನ ಕನ್ನಡಕ್ಕೆ ರಾಮಾಯಣ ಬರೆದಿದ್ದಾರೆ ಒಬ್ಬರು ನೋಡಿಲ್ಲ ಈ ಜಾಗವನ್ನ ಪುಟಕ್ಕೆ ಹಾಕಿದ ಬಂಗಾರದಂತೆ ಥಳ ಥಳ ಥಳ ಅಂತ ಇದೆ ದೊಡ್ಡ ಬಿಂದಿಗೆ ಅದು ಅದರ ತುಂಬ ಪಾಯಸ ಇದೆ ತಪ್ತ ವರಿಬಾನ್ ಜಾಂಬೂನದ ಅಲ್ಲ ತಪ್ತ ಜಾಂಬೂನದ ಮಯೀಂ ಅಗ್ನಿಗೆ ಹಾಕಿ ಪುಟಕ್ಕೆ ಪುಟಕ್ಕಿಕ್ಕಿದ ಬೆಂಕಿಯಲ್ಲಿ ಅದು ಹೊಳಿತಾ ಇದೆ ಬಿಂದಿಗೆ ಅದರ ಮೇಲೆ ಮುಚ್ಚಳ ಇದೆ ರಾಜತಾಂತ ಪರಿಚ್ಛದ ಬೆಳ್ಳಿಯ ಮುಚ್ಚಳ ಇದೆ ಎಲ್ಲ ಬಂಗಾರದ ಬಿಂದಿಗೆ ತಂದ ಅಗ್ನಿಪುರುಷನಿಗೆ ಒಂದು ಬಂಗಾರದ ಮುಚ್ಚಳಕ್ಕೆ ಗತಿ ಇಲ್ಲವೇ ಬೆಳ್ಳಿ ಮುಚ್ಚಳ ಹಾಕಿ ಪುಣ್ಯಕ್ಕೆ ಅಲ್ಯೂಮಿನಿಯಂ ತರಲಿಲ್ಲ ಹಿಂಡೇರಿಯಂ ತರಲಿಲ್ಲ ಅವನ ಪಿಂಡ ಅದು ಬಂಗಾರದ ಬೆಳ್ಳಿ ಮುಚ್ಚಳ ಹಾಕಿದ್ದ ಇಲ್ಲೊಂದು ಮರ್ಮ ಇದೆ ನೋಡಿ ಗೋವಿಂದರಾಜರು ಬಿಟ್ರು ಕಾರರು ಬಿಟ್ರು ಸಂಸ್ಕೃತ ವ್ಯಾಖ್ಯಾನಕಾರರು ಬಿಟ್ಟರು ನಮ್ಮ ಆಂಡೋನ ಸ್ವಾಮಿಗಳು ಹೇಳಿಕೊಟ್ರು ಇಲ್ಲಿ ಮರ್ಮ ಇದೆ ನೋಡಿ ಬಂಗಾರದ ಬಿಂದಿಗೆ ಬೆಳ್ಳಿ ಮುಚ್ಚಳ ರಾಜತಾಂತ ರಾಜತಾಂತಪರಿಚ್ಛದಾಂ ದಿವ್ಯ ಪಾಯಸ ಸಂಪೂರ್ಣ ಕೊಡದ ತುಂಬ ದಿವ್ಯವಾದ ಪಾಯಸ ಆ ಅದನ್ನ ಪಾತ್ರ ಅನ್ನಲಿಲ್ಲ ಸ್ತ್ರೀಲಿಂಗ ಮಾಡಿದ್ರು ಪಾತ್ರೀಂ ವ್ಯಾಕರಣಕ್ಕೆ ವಿರೋಧ ಪಾತ್ರ ಶಬ್ದ ಸ್ತ್ರೀಲಿಂಗ ಇಲ್ಲ ಪಾತ್ರೀಂ ದಶರಥ ಅದನ್ನು ನೋಡಿದ ಹಾಗೆ ನೋಡಿದ ಪತ್ನಿ ಮಿವ ಪ್ರಿಯ ಹೆಂಡತಿಯ ಗರ್ಭಕ್ಕಿಂತ ಶ್ರೇಷ್ಠವಾಗಿದೆ ಅಂತ ನೋಡಿದ್ರಂತೆ ಎಲ್ಲ ಇದು ಕೊಡ ಕೌಶಲ್ಯ ಗರ್ಭದಲ್ಲಿ ನನಗೆ ಮಕ್ಕಳಾಗಲಿಲ್ಲ ಸುಮಿತ್ರೆ ಗರ್ಭದಲ್ಲಾಗಲಿಲ್ಲ ಕೈ ಕೈ ಗರ್ಭದಲ್ಲಾಗಲಿಲ್ಲ ಈ ಕೊಡದ ಗರ್ಭದಲ್ಲಿ ಮಗು ಇದೆಯಲ್ಲ ಅಂತ ಹೆಂಡತಿಯ ಗರ್ಭವನ್ನ ಗಂಡ ಪ್ರಿಯದಿಂದ ನೋಡುವಂತೆ ಏನು ಹೋಲಿಕೆ ಕೊಟ್ಟಿದ್ದಾರೆ ವಾಲ್ಮೀಕಿ ವಾಲ್ಮೀಕಿಯಿಂದ ಕದ್ದು ಕದ್ದು ಕದ್ದು ಕಾಳಿದಾಸ ಉಪಮಾ ಕಾಳಿದಾಸಸ್ಯ ಉಪಮಾನ ಕೊಡೋದ್ರಲ್ಲಿ ಪಂಡಿತ ಕಳ್ಳ ಕಾಳಿದಾಸ ವಾಲ್ಮೀಕಿಯಿಂದ ಕದ್ದಿದ್ದಾನೆ ಬೇಕಾದಷ್ಟು ಉಂಗುರದ ಕಥೆ ಮೊದಲುಗೊಂಡು ಶಾಕುಂತಲದಲ್ಲಿ ಒಂದು ಆಕಾಶವಾಣಿ ಭಾಷಣದಲ್ಲಿ ಹೇಳಿ ತೋರಿಸ್ಬಿಟ್ಟೆ ಧಾರವಾಡದಲ್ಲಿ ಕಾಳಿದಾಸ ಮಾಡಿದ್ದೆಲ್ಲ ಕೃತಿ ಸೌಜ ವಾಲ್ಮೀಕಿ ತಗೊಂಡಿದ್ದಾನೆ ವಾಲ್ಮೀಕಿ ಸುಮ್ಮನೆ ಬಾಯಿಸಿಕೊಂಡಿದ್ದಾರೆ ಕಾಫಿ ರೈತಲ್ಲಿ ಇಟ್ಟಲ್ಲಿ ಹೇಳಿ ಪಾತ್ರೀಂ ಪತ್ನಿಯೋ ಪ್ರಿಯಾಂ ಅಗ್ನಿಪುರುಷ ತಂದನಲ್ಲ ಹೇಗೆ ತಂದ ಪ್ರಗೃಹ್ಯ ವಿಪುಲಾಂ ದೋರ್ಭ್ಯಾಂ ಸ್ವಯಂ ಮಾಯಾಮವೇಮಿವ ದೊಡ್ಡ ತೋಳುಗಳು ಒಂದು ಮಾಯೆಯನ್ನು ಹೊತ್ತುಕೊಂಡು ಬಂದಿದ್ದಾನೆ ಅದು ಮಾಯೆ ಪಾಯಸದೊಳಗೆ ಭಗವಂತ ಇದ್ದಾನೆ ಅದರ ಹೊರಗಡೆ ನೋಡಿದರೆ ಬಂಗಾರ ಪರಮಸಾತ್ವಿಕ ದೈವ ಮುಚ್ಚಳ ಮಾತ್ರ ರಾಜಸದ ಮುಚ್ಚಳ ಕ್ಷತ್ರಿಯ ಜನ್ಮದಲ್ಲಿ ತೋರಿದ್ದಾನೆ ಪ್ರಭು ಅರ್ಥ ಮಾಡಿಕೊಳ್ಳಿ ಹೇಗಿದೆ ಮುಚ್ಚಳ ನೋಡಿದರೆ ಬೆಳ್ಳಿ ಮುಚ್ಚಳ ಬೆಳ್ಳಿ ಎನ್ನುವುದು ರಜೋಗುಣಕ್ಕೆ ಅದು ಉದಾಹರಣೆ ಬಂಗಾರವೆಂಬುದು ಸತ್ವ ಗುಣಕ್ಕೆ ಉದಾಹರಣೆ ಕಬ್ಬಿಣವೆಂಬುದು ತಮೋ ಗುಣಕ್ಕೆ ಉದಾಹರಣೆ ತೇಷಾಮಸುರಾಣಾಂ ತಿಸ್ರ ಪುರ ಸೊನ್ನೆ अयस्मै ಜತಾತ ಹರಿಣೀತಾ ದೇವಾಜೇತಂ ನಾಶಕ್ನುವನ್ ತ್ರಿಪುರಾಸುರ ಕಥೆಗೆ ಸಂಬಂಧ ಆಯಿತು ವೇದದಲ್ಲಿ ತೈತ್ರೇಯ ಸಂಹಿತೆ ಆರನೇ ಕಾಂಡದಲ್ಲಿ ಎರಡನೇ ಪ್ರಶ್ನದಲ್ಲಿ ನಾಲ್ಕನೇ ಅನುಮಾಕದಲ್ಲಿ ಬರ್ತದೆ ಇದು ಮೂರು ಕೋಟೆಗಳನ್ನ ಬೆಳ್ಳಿ ಬಂಗಾರ ಕಬ್ಬಿಣದ ಕೋಟೆಗಳನ್ನು ಮಾಡಿಕೊಂಡಿದ್ದ ರಾಕ್ಷಸರಿದ್ದರು ತ್ರಿಪುರಾಸುರರು ಬ್ರಹ್ಮವರ ಕೊಟ್ಟಿದ್ದ ಇವರ ಕಾಟ ತಡೀಲಿಲ್ಲ ಆದರೆ ಒಂದು ವಿನಾಯಿತಿ ಹೇಳಿದ್ದ ಈ ಮೂರೂ ಕೋಟೆಗಳು ಸರಳ ರೇಖೆಯಲ್ಲಿ ಬಂದಾಗ ಒಬ್ಬ ಮಹಾಪುರುಷ ಒಂದೇ ಸಲಕ್ಕೆ ಒಂದು ಬಾಣ ಪ್ರಯೋಗ ಮಾಡಿದಾಗ ಕೋಟೆಗಳು ಹಾಳಾಗಲಿ ಅಂತ ಹೇಳಿದ್ರಿಂದ ಮಹಾದೇವ ರುದ್ರ ವಿಷ್ಣುವನ್ನು ಬಾಣದಲ್ಲಿಟ್ಟುಕೊಂಡು ಸೂರ್ಯಚಂದ್ರನ ಚಕ್ರ ಮಾಡಿಕೊಂಡು ಭೂಮಿಯನ್ನು ರಥ ಮಾಡಿಕೊಂಡು ಬಾಣ ಪ್ರಯೋಗ ಮಾಡಿ ಆ ಮೂವರು ಹೊಸರನ್ನ ಸಂಹಾರ ಮಾಡಿದ ಅನ್ನುವಾಗ ಬೆಳ್ಳಿ ಬಂಗಾರ ಇದು ಸಾಂಕೇತಿಕ ಒಂದು ಊರಿಗೆ ಬೆಳ್ಳಿ ಕೋಟೆ ಬಂಗಾರದ ಕೋಟೆ ಕಬ್ಬಿಣದ ಕೋಟೆ ಯಾರು ಕಟ್ತಾರೆಯೇ ನೋಡಿ ಯೋಗದಲ್ಲಿ ನೋಡಿದರೆ ಸತ್ವ ರಜಸ್ಸು ತಮಸ್ಸು ಎಂಬ ಗುಣಗಳೇ ಮೂರು ಕೋಟೆಗಳು ಮನುಷ್ಯನನ್ನು ಕಟ್ಟಿ ಹಾಕಿರ್ತಕ್ಕಂತಹ ಕೋಟೆಗಳು ಇವು ಸರಳ ರೇಖೆಯಲ್ಲಿ ಸಮಾನದಲ್ಲಿ ಸಮತ್ವಂ ಯೋಗವು ಜೊತೆ ಗೀತೆಯಲ್ಲಿ ಹೇಳಿದಾಗೆ ಸರಳ ರೇಖೆಯಲ್ಲಿ ಬಂದಾಗ ಆ ರುದ್ರವೀರದಂತೆ ಶ್ವಾಸ ನಿರೋಧ ಮಾಡಿ ಪ್ರಾಣಾಯಾಮ ಮಾಡಿದವನು ಶರೀರ ವಿಘಟನೆ ಮಾಡಿ ಮೋಕ್ಷವನ್ನು ಹೊಂದುವಲ್ಲ ಅನ್ನುವ ದಿವ್ಯಾರ್ಥ ಈ ಕಥೆಗೆ ವೇದದಲ್ಲಿ ಉಂಟು ಆ ಮರ್ಮ ಇಟ್ಟು ಇಲ್ಲಿ ರಾಮಚಂದ್ರ ಅವನು ಕ್ಷತ್ರಿಯ ಯೋನಿಯಲ್ಲಿ ಬಂದಿದ್ದಾನೆ ಅಂತ ಕಾಣಿಸೋದಕ್ಕೆ ಬಳ್ಳಿ ಮುಚ್ಚಳ ಅದು ಎತ್ಕೊಂಡ್ಬರೋಕಾಗಲಿಲ್ಲ ಅವನಿಗೆ ಒಳಗೆ ಭಗವಂತ ಇದ್ದದ್ರಿಂದ ನಾಳೆ ಎಲ್ಲ ಇನ್ನಷ್ಟು ವಿಸ್ತಾರ ಮಾಡ್ತೇನೆ ತಂದು ಪತ್ನಿಯರಿಗೆ ಕೊಟ್ಟ ದಶರಥ ನಿನ್ನ ಪತ್ನಿಯರು ಕೊಡು ಅಂತ ಹೇಳಿಬಿಟ್ಟ ಪ್ರಾಜಾಪತಿ ಪುರುಷ ದಶರಥ ಒಡನೆಯ ಅದನ್ನೆತ್ತುಕೊಂಡು ಎಲ್ಲಿ ಬನ್ನಿ ಅಂತ ಕರುವಾಗ ಕೌಸಲ್ಯ ಸುಮಿತ್ರೆ ಕೈ ಕೈ ಬಂದು ನಿಂತುಕೊಳ್ತಾರೆ ಇಷ್ಟು ದೊಡ್ಡ ಕೊಡ ಪಾಯಸಾರ್ಧಂ ದದು ಅಷ್ಟು ಕೊಡದಲ್ಲಿ ಅರ್ಧ ಪಾಯಸವನ್ನ ಕೌಸಲ್ಯ ಬೊಗಸೆಗೆ ಹಾಕಿಬಿಟ್ಟ ಅಂದ್ರೆ ಆ ಬೊಗಸೆ ದೊಡ್ಡದಾಗಿರ್ಬೇಕು ನೋಡ್ಕೊಳ್ಳಿ ಅರ್ಧ ಅರ್ಧಾದರ್ಧಂ ಅದರಲ್ಲಿ ಅರ್ಧ ಭಾಗವನ್ನು ಸುಮಿತ್ರೆ ಕೊಟ್ಟ ಉಳಿದಿದ್ದರಲ್ಲಿ ಇನ್ನರ್ಧ ಭಾಗವನ್ನು ಕೈ ಕೈ ಕೊಟ್ಟ ಮಿಗಿಸಿಡೋ ಸ್ವಭಾವ ಸ್ವಲ್ಪ ಇರಲಿ ಇರಲಿ ಅಂತ ಕೊನೆಯಲ್ಲಿ ಉಳಿದದ್ದನ್ನು ಯಾರು ಕೊಡಬೇಕು ಅಂದ್ರೆ ದೊಡ್ಡವಳು ಕೊಟ್ರೆ ಕೊನೆಯವಳು ಆತ್ಮಹತ್ಯೆ ಮಾಡಿಕೊಳ್ತಾಳೆ ಕೊನೆಯವಳು ಕೊಟ್ರೆ ದೊಡ್ಡವಳು ಸಾಯ್ತಾಳೆ ಇಬ್ಬರಿಗೂ ಬೇಡ ಅಂತ ಪುನಃ ಸುಮಿತ್ರಿಗೆ ಕೊಟ್ಟದ್ರಿಂದ ಸುಮಿತ್ರೆಯಲ್ಲಿ ಎರಡು ಮಕ್ಕಳು ಒಬ್ಬ ಭರತನಿಗೆ ಶೇಷ ಒಬ್ಬ ರಾಮನಿಗೆ ಶೇಷ ಈ ರೀತಿ ಪಾಯಸ ವಿಭಾಗವಾಯಿತು ಗರ್ಭ ಧರಿಸಿದರು ಅಲ್ಲಿಂದ ಸರಿಯಾಗಿ ಒಂದು ವರ್ಷಕ್ಕೆ ಚೈತ್ರ ಮಾಸದಲ್ಲಿ ರಾಮಾವತಾರವಾಯಿತು ತತಶ್ಚ ದ್ವಾದಶಿ ಮಾಸೆ ಶ್ಲೋಕ ಹೇಳಿ ನಿಲ್ಲಿಸ್ಕೊಳ್ತೇನೆ ನಾಳೆ ವಿವರಣೆ ಮಾಡ್ತೇನೆ ತುಂಬಾ ವೈದಿಕ ಮರ್ಮ ಇದೆ ತತಶ್ಚ ದ್ವಾದಶೇ ಮಾಸ ಹನ್ನೆರಡು ತಿಂಗಳಿಗೆ ಹುಟ್ಟಿದ ಮಗು ಪರಿಪೂರ್ಣ ಶಿಶು ರಾಮಚಂದ್ರ ಒಂಬತ್ತು ತಿಂಗಳ ಮಗುವಲ್ಲ ಚೈತ್ರೇ ನಾವಮಿಕೆ ತಿಥವು ಚೈತ್ರ ಮಾಸದಲ್ಲಿ ನವಮಿ ತಿಥಿಯಲ್ಲಿ ಗ್ರಹೇಶು ಕರ್ಕಟೆ ಲಗ್ನೆ ಕರ್ಕಾಟಕ ಲಗ್ನದಲ್ಲಿ ವಾಕ್ಪತವು ಇಂದುನಾ ಸಹ ಚಂದ್ರನು ಬೃಹಸ್ಪತಿಯು ಒಟ್ಟಿಗೆ ಇರುವಂತೆ ಪ್ರೋದ್ಯಮಾನೇ ಜಗನ್ನಾಥಂ ಸರ್ವಲೋಕ ನಮಸ್ಕೃತಂ ಕೌಸಲ್ಯಾಜನಿಯದ್ರಾಮಂ ಸರ್ವಲಕ್ಷಣ ಸಂಯುತಂ ಇಂಥ ರಾಮಚಂದ್ರನ ಕೌಸಲ್ಯೆ ಪುನರ್ವಸು ನಕ್ಷತ್ರದಲ್ಲಿ ಪಡೆದುಕೊಂಡಳು ಸ್ವಭಾನುನಾಮ ಸಂವತ್ಸರ ಚೈತ್ರ ಮಾಸ ಈ ನಮ್ಮ ಕರ್ನಾಟಕದ ಲೆಕ್ಕಾಚಾರದಲ್ಲಿ ಚಾಂದ್ರಮಾನದಲ್ಲಿ ತಮಿಳಿನಲ್ಲಿ ಮೇಷಮಾಸ ಶುಕ್ಲಪಕ್ಷ ನವಮಿ ತಿಥಿ ಬುಧವಾರ ಕರ್ಕಾಟಕ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಪಂಚವೋಚ್ಚಯ ಲೋಕನಾಯಕ ರಾಹುಕೇತು ಬಿಟ್ಟು ಬಿಟ್ರೆ ಐವರು ಮುಖ್ಯ ಗ್ರಹಗಳು ತಮಗೆ ಉಚ್ಚ ಸ್ಥಾನದಲ್ಲಿರತಕ್ಕಂತಹ ಮುಹೂರ್ತದಲ್ಲಿ ರಾಮಚಂದ್ರ ಸ್ವಾಮಿ ಅವತಾರ ಮಾಡಿದ ಎಂಬಲ್ಲಿಗೆ ಲವಕುಶರು ಭಗವಂತನ ಅಶ್ವಮೇಧ ಮಂಟಪದಲ್ಲಿ ಇವತ್ತು ಮಂಗಳಾಶಾಸನ ಮಾಡ್ತಿದ್ದಾರೆ ನಾಳೆ ಅವತಾರ ತತ್ವವನ್ನು ಇನ್ನಷ್ಟು ವಿವರಿಸಿ ವೇದ ಮರ್ಮಗಳನ್ನು ಹೇಳಿ ರಾಮಚಂದ್ರನ ವಿವಾಹಕ್ಕೆ ಹೇಗೆ ವಿಶ್ವಾಮಿತ್ರರು ಚಡಪಡಿಸಿದರು ಎಂಬುದನ್ನು ಮತ್ತಷ್ಟು ವಿವರಿಸುತ್ತೇನೆ ಶ್ರದ್ಧೆಯಿಂದ ಕೇಳಬೇಕು ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ತಿ